अनानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वसिष्ठनप्तारम् शक्तेः पौत्रपकल्मषम् पराशरात्मजम् वन्दे शुकदादन्तवोनिधिम् सम्यग्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दाहितपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दवजिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासै व्यासकीर्तनैः त्वया भारतसूर्येण नृणाम् विनिहतम् तमः प्रपन्नपारिजाताय वेततोत्रैकपाणये ज्ञानमुद्राय कृष्णाय गीतामृदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशा नमो वेदान्तवेदिने पाराशर्यवजः सरोजमबलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् करिमलप्रध्वंसन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमत पापहरम् शिवम् च यो भारतम् समधिगच्छति वाच्यमानम् किम् तस्य पुष्करजलैरभिषेचनेन यो कोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव ಧರ್ಮೇ ಚಾರ್ಥೇ ಚ ಕಾಮೇ ಮೋಕ್ಷೇ ಚ ಭರದರ್ಷಭ ಯದಿ ಹಾಸ್ತಿ ತದನ್ಯತ್ರ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಚತೆ ಸ್ಕಂಧೋರ್ಜುನೋ ಭೀಮಸೇನೋಸ್ಯ ಶಾಖಾಃ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಧರ್ಮೋ ವ್ಯವರ್ಧತೆ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾತೃಸುತೌ ಕಥಯತಾಂ ನ ಕಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣವ వేలాకుల అశ్వత్థామ వికర్ణ ఘోరమకర దుర్యోధనావర్తిని సోత్తీర్ణాహులు పాండవైర్ణ నదీ కైవర్తకే కేశవే శ్రీకృష్ణాయ పరబ్రహ్మణే నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಭಗವಂತನ ಕೃಪೆಯಿಂದ ಎರಡು ಪರ್ವಗಳ ಶ್ರವಣವನ್ನು ನಿರ್ವಿಘ್ನದಿಂದ ಮಾಡಿದ್ದೀರಿ ಭಗವಂತ ಪ್ರಸನ್ನನಾದ ಹೊರತು ಇಂಥ ಶುಭ ಕಾರ್ಯಗಳು ಸುಲಭವಾಗಿ ನಡೆಯುವುದಿಲ್ಲ ಅದರಲ್ಲಿ ಮಹಾಭಾರತ ನೂರಿಪ್ಪತ್ತೆಂಟು ವಿಘ್ನಗಳು ಇವತ್ತಿನಿಂದ ವನಪರ್ವವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ತತ್ರ ಪೂರ್ವಸ್ಮಿನ್ ಪರ್ವಣಿ ದ್ರೌಪದಿ ತ್ರಾಣೇನ ಮಾಹಾತ್ಮ್ಯಂ ದರ್ಶಿತಂ ಸಭಾಪರ್ವದಲ್ಲಿ ಏನು ತೋರಿಸಿದ್ದಾರೆ ವೇದವ್ಯಾಸರು ದ್ರೌಪದಿ ತ್ರಾಣೇನ ದ್ರೌಪದಿ ಮಾನ ಸಂರಕ್ಷಣೆ ಮಾಡಿದ್ದರಿಂದ ಭಗವಂತ ಭಕ್ತೇರ್ ಮಾಹಾತ್ಮ್ಯಂ ದರ್ಶಿತಂ ಭಕ್ತಿ ಎನ್ನುವುದು ಎಷ್ಟು ದೊಡ್ಡ ಪ್ರಮೇಯ ಅನ್ನೋದನ್ನು ತೋರಿಸಿದ್ದಾರೆ ಈಗ ಅದನ್ನು ಮುಂದುವರೆಸ್ತಾರೆ ಈ ವನಪರ್ವದಲ್ಲಿ ಸಾಚ ಪ್ರತಿಜ್ಞಾಪಾರನ ಸತ್ಸಮಾಗಮ ತೀರ್ಥಾಟನ ಸ್ವಧರ್ಮ ಜನ ಲಭ್ಯತೆ ಇತಿ ತದಾಖ್ಯಾಯಿಕಾ ಮುಖೇ ನೇಹ ಪ್ರತಿಪಾದ್ಯ ಆ ಭಕ್ತಿ ಅನ್ನೋದು ಹೇಗೆ ಬರ್ತದೆ ದ್ರೌಪದಿಗೆ ಭಕ್ತಿ ಬಂತು ಅರ್ಜುನನಿಗೆ ಬಂತು ಧರ್ಮರಾಜನಿಗೆ ಬಂತು ಭೀಮನಿಗೆ ಬಂತು ನಕುಲು ಸಹದೇವರಿಗೆ ಬಂತು ಅವರಿಗೆ ಭಕ್ತಿ ಬಂದಿದ್ದರೆ ಅವರು ಯಾರಾದರೊಬ್ಬರು ಕೃಷ್ಣ ಸ್ತುತಿ ಮಾಡ್ತಿದ್ರು ಅವರೊಬ್ಬರು ಮಾಡಲಿಲ್ಲ ನಮ್ಮನ್ನು ಈ ಆಪತ್ತಿನಿಂದ ಪಾರು ಮಾಡುವಂಥ ಧರ್ಮರಾಜಾದಿಗಳು ಒಬ್ಬರೂ ಪ್ರಾರ್ಥಿಸಲಿಲ್ಲ ದ್ರೌಪದಿಗೆ ಆಪತ್ತು ಬಂತು ದ್ರೌಪದಿ ಪ್ರಾರ್ಥನೆ ಮಾಡಿದರು ಧರ್ಮರಾಜನಿಗೆ ಆಪತ್ತು ಬಂತು ಬುದ್ಧಿಮಂಕ ಆಯಿತು ಪ್ರಪಂಚ ಮಾಡಲಿಲ್ಲ ವನಪರ್ವದ ಕೊನೆಯಲ್ಲಿ ಪ್ರಪಂಚ ಮಾಡ್ತಾರೆ ಪಾಂಡವರು ಪ್ರಪಂಚ ಮಾಡಬೇಕನ್ನೋ ಬುದ್ಧಿ ಭಗವಂತನಲ್ಲಿ ಪ್ರೀತಿ ಮಾಡುವುದು ಬಹಳ ದೊಡ್ಡ ಪ್ರಮೇಯ ಅದು ಬರೋದು ಹೇಗೆ ಪ್ರತಿಜ್ಞಾ ಪಾಲನ ಒಳ್ಳೆಯದೋ ಕೆಟ್ಟದ್ದೋ ಪ್ರತಿಜ್ಞೆ ಮಾಡಿದ್ದಾರೆ ಭೀಮಾರ್ಜುನರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಅದನ್ನು ಮುಗಿಸಿ ಸತ್ಸಮಾಗಮ ಈ ವನಪರ್ವ ಸಂಚಾರ ಕಾಲದಲ್ಲಿ ಎಷ್ಟೊಂದು ಸತ್ಪುರುಷರ ಪಾದು ಸೇವೆಯನ್ನು ಮಾಡ್ತಾರೆ ಲೋಮಶ ಮಹರ್ಷಿಗಳು ಬೃಹದಶ್ವರು ಮಾರ್ಕಂಡೇಯರು ಇನ್ನೂ ಅನೇಕ ಅನೇಕ ಮಹರ್ಷಿಗಳು ವನದಲ್ಲಿ ಅವರನ್ನೆಲ್ಲ ದರ್ಶನ ಮಾಡಿ ಸಮಾಗಮ ಮಾಡಿ ತೀರ್ಥಾಟನ ಗಂಗೆ ಯಮುನೆ ಮಾತ್ರವಲ್ಲದೆ ಸಮಸ್ತ ಭಾರತವನ್ನು ಪಾಂಡವರು ಸುತ್ತಾಡ್ತಾರೆ ಇದೆಲ್ಲ ಕರ್ಮಯೋಗದಲ್ಲಿ ಸೇರ್ತದೆ ಕರ್ಮಯೋಗ ಇಲ್ಲದೆ ಜ್ಞಾನ ಬರೋದಿಲ್ಲ ಜ್ಞಾನ ಇಲ್ಲದೆ ಭಕ್ತಿ ಉತ್ಪನ್ನವಾಗೋದಿಲ್ಲ ಕರ್ಮಯೋಗದಲ್ಲಿ ಬಹಳ ಮುಖ್ಯವಾದ ರೀತಿ ಯಾವುದು ತೀರ್ಥಾಟನ ಈ ಶರೀರದ ಕೊಬ್ಬು ಸವೆಯಬೇಕು ಕೊಬ್ಬು ಸವೆದ ಹೊರತು ಮನಸ್ಸು ಪರದೆಯಂತೆ ತೆಳುವಾಗುವುದಿಲ್ಲ ಮನಸ್ಸು ತೆಳುವಾಗಬೇಕಾದ್ರೆ ಮನೆಯಲ್ಲೇ ಕೂಡಿಟ್ಕೊಂಡು ಹಂದಿಯಂತೆ ಇಪ್ಪತ್ತು ಸಲ ಊಟ ಮಾಡ್ತಾ ಇದ್ರೆ ಮನಸ್ಸು ಕರಗುವುದಿಲ್ಲ ಅದು ತೀರ್ಥಾಟನೆ ಮಾಡಬೇಕು ತೀರ್ಥಾಟನೆಯಲ್ಲಿ ಹೊತ್ತು ಹೊತ್ತಿಗೆ ಊಟ ಇರೋದಿಲ್ಲ ಬೆಚ್ಚಗರಗ್ಗಿರೋದಿಲ್ಲ ಚಳಿ ಮಳೆ ಗಾಳಿ ಸಹಿಸಬೇಕು ಏನು ಸಿಕ್ಕರೆ ಅದು ತಿನ್ನಬೇಕು ಸಿಕ್ಕದೇ ಉಪವಾಸ ಇರಬೇಕು ಸತ್ಸಂಗವನ್ನು ಮಾಡ್ತಾ ಇರಬೇಕು ಆಗ ಊಟದ ಮೇಲೆ ಜ್ಞಾನ ಇರೋದಿಲ್ಲ ಬದ್ರಿ ತನಕ ಯಾತ್ರೆ ಹೋಗಿ ಬಂದರೆ ಒಳ್ಳೆಯವರ ಜೊತೆಯಲ್ಲಿ ಹಸಿವು ಬಾಯಾರಿಕೆ ಆಗೋದಿಲ್ಲ ಶರೀರದ ಮೇಲೆ ಗಮನ ಕಡಿಮೆ ಆಗ್ತದೆ ತೀರ್ಥಾಟನ ಸ್ವಧರ್ಮ ಆಚರಣಾದಿನಾರಭ್ಯತೆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಗೀತೆಯಲ್ಲಿ ಹೇಳಿದರು ಪ್ರತಿಯೊಬ್ಬ ಮನುಷ್ಯನಿಗೆ ಅವನ ಹುಟ್ಟಿನಿಂದಲೇ ಒಂದೊಂದು ಕರ್ತವ್ಯವನ್ನು ಜಗದೀಶ್ವರ ಕೊಟ್ಟಿರ್ತಾನೆ ಅದನ್ನು ನಾವು ಪತ್ತೆ ಮಾಡಿಕೊಳ್ಳಬೇಕು ನಿನ್ನ ಕರ್ತವ್ಯ ಇದು ಅಂತ ದೇವರು ಬಾಯಿ ಬಿಟ್ಟು ಹೇಳೋದಿಲ್ಲ ಆದ್ರೆ ಆ ಕಡೆಗೆ ತಳ್ತಾ ಇರ್ತಾನೆ ನಿಮ್ಮನ್ನ ಕಾಕಾಸುರ ಇಪ್ಪತ್ತು ಕಡೆ ಹೋದರೂ ರಾಮಬಾಣ ರಾಮನ ಕಡೆಗೇ ತಳ್ಳಿದಂತೆ ಟ್ರಯರ್ ಅಂಡ್ ಎರರ್ ಮೆಥಡ್ನಲ್ಲಿ ಇದು ನನ್ನ ಕರ್ತವ್ಯ ಯಾವುದು ನನ್ನ ಕರ್ತವ್ಯ ಯಾವುದಲ್ಲ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ ಆ ಕರ್ತವ್ಯದಲ್ಲಿ ನಿಂತುಕೊಳ್ಳಬೇಕು ಸ್ವಧರ್ಮೇ ನಿಧನಂ ಶ್ರೇಯ ಅದರಲ್ಲಿ ಉತ್ಪತ್ತಿ ಕಡಿಮೆ ಇರಬಹುದು ಕೀರ್ತಿ ಕಡಿಮೆ ಇರಬಹುದು ನಿಮ್ಮ ಜನ್ಮಕ್ಕೆ ಅಂಟಿ ಬಂದ ವೃತ್ತಿ ವರ್ಣಾಶ್ರಮ ಧರ್ಮದಲ್ಲಿದ್ದರೆ ಅದನ್ನು ನಾವು ಆಚರಣೆ ಮಾಡಿಕೊಂಡಿರಬೇಕು ಸ್ವಧರ್ಮ ಆಚರಣಾ ದಿನಾಲಭ್ಯತೆ ಇದನ್ನು ಮಾಡಿದರೆ ಕೊನೆಯಲ್ಲಿ ಭಕ್ತಿ ಉಂಟಾಗ್ತದೆ ಎಂಬುದಾಗಿ ಇತಿ ತತ್ತದಾಖ್ಯಾಯಿಕಾ ಮುಖೇನೇನ ಇದಕ್ಕೆ ಬೇಕಾದ ಕಥೆಗಳನ್ನೆಲ್ಲ ಹೇಳಿ ಪ್ರತಿಪಾದ್ಯ ಪ್ರತಿಪಾದನೆ ಮಾಡಿ ದ್ರೌಪದಿ ದತ್ತ ಶಾಕಲೇಶ ಶಾಕಲೇಶಾಸನೇನ ಕೃಷ್ಣೇ ತೃಪ್ತೇ ಸತಿ ವನಪರ್ವದ ಕೊನೆಯಲ್ಲಿ ದೂರ್ವಾಸ ಆತಿಥ್ಯ ಪ್ರಸಂಗ ಬರ್ತದೆ ಅದನ್ನು ಎತ್ತಿ ಹೇಳ್ತಾರೆ ವ್ಯಾಖ್ಯಾನಕಾರರು ದ್ರೌಪದಿ ಕೊಟ್ಟಿದ್ದು ಏನು ಕೃಷ್ಣನಿಗೆ ನಾವು ಹಸುವಿನಿಂದ ಬಂದರೆ ಏನು ನನಗೇನು ಇಲ್ಲ ಅಂತ ಇದ್ದೀಯಲ್ಲ ಅರ್ಧರಾತ್ರಿಲಿ ಕರೆದು ಬಿಟ್ಟೆ ಅವಳು ಹೇಳ್ತಾಳು ಒಳ್ಳೆ ಮಹಾರಾಜ ಕಾಣೋ ಕೃಷ್ಣ ನೀನು ದೂರ್ವಾಸರು ಬಂದಿದ್ದಾರೆ ಗೋಳು ಹೇಳ್ಕೊಡೋದಕ್ಕೆ ಹತ್ತು ಸಾವಿರ ಜನ ಶಿಷ್ಯರು ಬೇರೆ ಅರ್ಧರಾತ್ರಿ ಆಗ್ತಾ ಬಂತು ಅವ್ರಿಗೇನು ಊಟ ಬಡಿಸೋಣ ಸ್ನಾನ ಮಾಡ್ಕೊಂಡು ಬನ್ನಿ ಎಲ್ಲ ಅಡಿಗೆ ಸಿದ್ಧವಾಗುತ್ತೆ ಅಂತ ಯಜಮಾನರು ಎಂದಿನಂತೆ ಬುದ್ಧಿ ಇಲ್ಲದೆ ಹೇಳಿಬಿಟ್ಟಿದ್ದಾರೆ ಏನು ಮಾಡ್ಬೋದು ಕೃಷ್ಣ ಅಂತ ಕೇಳಿದ್ರೆ ನೋಡು ಪಾತ್ರೆ ತೊಳೆದು ಬಿಟ್ಟ್ಯಾ ಎಲ್ಲ ತೊಳೆದಾಯಿತು ಅಯ್ಯೋ ರಾತ್ರಿ ಹೊತ್ತು ಪಾತ್ರೆ ತೊಳೆಯಬಾರ್ದಲ್ಲ ಗೃಹಿಣಿಯರಿಗೆ ಗೊತ್ತಿಲ್ಲ ಅದು ಮುಸುರೆ ತೊಳೆಯಬಾರದು ರಾತ್ರಿ ಹೊತ್ತು ಏನಿದ್ರು ಬೆಳಗ್ಗೆ ತೊಳೆಯಬೇಕು ಸಾಯಂಕಾಲಕ್ಕೆ ಮುಂಚೆ ಸೂರ್ಯಾಸ್ತಮಾನಕ್ಕೆ ಮುಂಚೆ ಬೇಕಾದ್ರೂ ಮಾಡಿಕೊಳ್ಳಿ ಮಹಾಭಾರತ ಹೇಳೋದಕ್ಕೆ ಬೇಕೆ ಅಂತ ಕೇಳಬೇಡಿ ಇದ್ದಿದ್ದು ಹೇಳ್ತೇನೆ ಆದರೆ ಅವತ್ತು ಸರಿಯಾಗಿ ತೊಳೆದಿರಲಿಲ್ಲ ದ್ರೌಪದಿ ಅವತ್ತು ಕೀರೆ ಸೊಪ್ಪಿನ ಹುಳಿ ಮಾಡಿದ್ದಳು ಒಂದು ಎಸಳು ಕೀರೆ ಆ ಪಾತ್ರೆಯಲ್ಲಿ ಹಂಚು ಅಂಟಿಕೊಂಡಿತ್ತಲ್ಲ ನೋಡಮ್ಮ ಒಂಚೂರಿದ್ರೂ ಸಾಕು ಅಂತ ಅದನ್ನು ತಂದು ಕೊಟ್ಟರೆ ಆಹಾ ದ್ರೌಪದಿ ಎಷ್ಟು ಚೆನ್ನಾಗಿದೆಯಮ್ಮ ನಿನ್ನಡಿಗೆ ಅಂತ ಅವನು ಉಂಡು ತೃಪ್ತಿಪಟ್ಟದ್ದರಿಂದ ಸ್ನಾನ ಮಾಡ್ತಿದ್ದ ದುರ್ವಾಸಾದಿಗಳಿಗೆ ಹೊಟ್ಟೆ ಉಬ್ಬರಿಸಿಕೊಂಡಿತು ದ್ರೌಪದಿ ದತ್ತ ಶಾಕಲೇಶ ಕೃಷ್ಣೇ ತೃಪ್ತೆ ಸತಿ ದೌರ್ವಾಸದವಾಖ್ಯಾನೇನ ಭಗವತೋ ಜಗದಂತರಾತ್ಮತ್ವಂ ದರ್ಶಿತಂ ಜಗದಾಂತರಾತ್ಮನಿಗೆ ತೃಪ್ತಿಯಾದರೆ ಎಲ್ಲರಿಗೂ ತೃಪ್ತಿಯಾಯಿತು ಎನ್ನುವುದನ್ನು ತೋರಿಸ್ತಾ ಇದ್ದಾರೆ ಎಂಬುದಾಗಿ ಕತೆ ಹೇಳ್ತಾರೆ ದೂರ್ವಾ ಸಾತಿಥ್ಯ ಬರುವ ಹೊತ್ತಿಗೆ ಅವತ್ತು ಪ್ರಸಾದ ರೂಪದಲ್ಲಿ ಅನ್ನವನ್ನು ಮಾಡಿ ವಿತರಿಸಬೇಕು ಈಗಲೇ ಹೇಳಿಬಿಟ್ಟಿದ್ದೇನೆ ಇನ್ನು ಎರಡು ದಿವಸ ಕಳೆದು ಬರ್ತದೆ ಅದು ಸಾಯಂಕಾಲವಾಯಿತಲ್ಲ ಬೆಳಿಗ್ಗೆ ಆಯ್ತಲ್ಲ ಅಂತ ನೀವು ಯೋಚನೆ ಮಾಡಬಾರದು ಒಂದಿಷ್ಟು ಏನಾದ್ರು ಒಂದು ಕಿಂಚಿತ್ ಅನ್ನರೂಪ ಪ್ರಸಾದ ಎಲ್ಲ ಕಡೆ ಸುತ್ತಾಡಿದ್ರಲ್ಲ ಪಾಂಡವರು ಎಲ್ಲೆಲ್ಲಿ ಬಂದಿದ್ರು ಏನು ಹೇಳಿ ಒರಿಸ್ಸಾಕ್ ಬಂದಿದ್ರು ಮಹಾರಾಷ್ಟ್ರಕ್ಕೆ ಬಂದಿದ್ರು ಮಧ್ಯಪ್ರದೇಶಕ್ಕೆ ಬಂದಿದ್ರು ಕೇರಳಕ್ಕೆ ಬಂದಿದ್ರು ಕರ್ನಾಟಕಕ್ಕೂ ಬಂದಿದ್ರು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಂದಿದ್ರು ಕರ್ನಾಟಕದ ಎಲ್ಲ ಕಡೆ ಬಂದಿದ್ರು ಅದೆಲ್ಲ ಬೇಡ ಒಂದು ಹೇಳಿ ಅಂತ ಹೇಳಿದ್ರೆ ಪಾಂಡವಪುರ ನಮಗೆ ತೀರ ಸಮೀಪದಲ್ಲಿ ಮೈಸೂರು ಬೆಂಗಳೂರು ನಡುವೆ ಪಾಂಡವಪುರ ಅಂತ ಒಂದು ಊರಿದೆ ಅದಕ್ಕೆ ಫ್ರೆಂಚ್ ರಾಕ್ಸ್ ಅಂತ ಹೆಸರಿಟ್ಟಿದ್ರು ಯುದ್ಧ ಮಾಡಿದ ಜಾಗ ಬ್ರಿಟಿಷರು ಫ್ರೆಂಚರು ಯಾರ ಹೆಸರು ನೋಡಿ ಹೇಗೆ ಕನ್ವರ್ಟ್ ಮಾಡ್ತಾರೆ ಊರನ್ನು ಕನ್ವರ್ಟ್ ಮಾಡ್ತಾರೆ ಪಾಂಡವಪುರ ಕಲ್ಲು ಅಂತ ಒಂದು ಹಳ್ಳಿ ಕುಂತಿ ಮತ್ತು ಮಕ್ಕಳು ಸೇರಿದ ಹಾಗೆ ಆರು ಉದ್ದನೇ ಕಲ್ಲುಗಳು ಚಾಚಿಕೊಂಡಿವೆ ಅಲ್ಲಿ ನಾಗಮಂಗಲದ ಹತ್ರ ಇಷ್ಟೇ ಅಲ್ಲ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಮದ್ದೂರು ಅಂತ ಒಂದು ಊರಿದೆ ಕೇಳಿದ್ದೀರಾ ಮದ್ದೂರಿಗೆ ಹೋಗಿದ್ದೀರಾ ವಡೆ ತಿನ್ನೋಕಲ್ಲ ಮದ್ದೂರಿಗೆ ಹಳೆ ಹೆಸರೇನು ಗೊತ್ತೆ ಪುರಾಣದ ಹೆಸರು ಅರ್ಜುನಪುರಿ ಮದ್ದೂರಿನಲ್ಲಿ ಸ್ವಾಮಿ ಉಗ್ರ ನರಸಿಂಹನನ್ನ ಸ್ಥಾಪನೆ ಮಾಡಿದವನು ಅರ್ಜುನ ತೊಂಡನೂರು ಅಂತ ಒಂದಿದೆ ಕೇಳಿದ್ದೀರಾ ಆ ತೊಂಡನೂರಿನಲ್ಲಿ ಬಹಳ ಸುಂದರವಾದ ಗೋಪಾಲಕೃಷ್ಣನ ದೇವಸ್ಥಾನವಿದೆ ಗೋಪಾಲಕೃಷ್ಣನನ್ನ ಸ್ಥಾಪನೆ ಮಾಡಿದವನು ಧರ್ಮರಾಜ ನಮಗೆ ಸ್ಥಳ ಪುರಾಣಗಳು ಹಿಸ್ಟ್ರಿ ಇದೆ ನಂಬೋದಿಲ್ಲ ಸ್ಥಳ ಪುರಾಣ ಅಲ್ಲಿ ನಂಬ್ತೇವೆ ಪಾಂಡವರೆಲ್ಲ ಇದ್ದ ಜಾಗ ಮೇಲ್ಕೋಟೆ ಬೆಟ್ಟದ ಮೇಲೆ ಪಂಚಪಾಂಡವರ ಗುಹೆ ಐದು ಗುಹೆಗಳನ್ನು ತೋರಿಸ್ತಾರೆ ದ್ರೌಪದಿ ಸಹಿತ ಅವರೆಲ್ಲ ಉಪಯೋಗ ಮಾಡ್ತಿದ್ದ ಒಲೆ ಕಲ್ಲು ಗಿಲ್ಲು ಎಲ್ಲ ತೋರಿಸ್ತಾರೆ ಆ ಜಾಗದಲ್ಲಿ ಪಾಂಡವರು ಸಂಚಾರ ಮಾಡಿದ ಜಾಗ ನಮ್ಮ ಕರ್ನಾಟಕ ಅದರಲ್ಲಿ ಮೈಸೂರು ಬೆಂಗಳೂರು ನಡುವೆ ಇರತಕ್ಕಂತಹ ಪ್ರಾಂತ ಇಲ್ಲೆಲ್ಲ ಸುತ್ತಾಡಿ ಸುತ್ತಾಡಿ ಕೊನೆಯಲ್ಲಿ ದುರ್ವಾಸೋಪಾಖ್ಯಾನದಲ್ಲಿ <clears throat> ವೇದವ್ಯಾಸರು ನಮಗೆ ಜಗದಂತರಾತ್ಮನಿಗೆ ತೃಪ್ತಿಯಾದರೆ ಎಲ್ಲರಿಗೂ ತೃಪ್ತಿಯಾದಂತೆ ಎನ್ನುವ ತತ್ವವನ್ನು ತೋರಿಸಿ ಧರ್ಮ ಯುಧಿಷ್ಠರ ಸಂವಾದೇನ ವನಪರ್ವದ ಕೊನೆಯಲ್ಲಿ ಯಕ್ಷ ಪ್ರಶ್ನೆ ಅಂತ ಒಂದು ಬರ್ತದೆ ಭಾಗ ಯಕ್ಷರೂಪಿಯಾದ ಯಮಧರ್ಮರಾಜನಿಗೂ ಧರ್ಮರಾಜನಿಗೂ ಸಂವಾದ ಏರ್ಪಡುವಂತೆ ಭಗವತ್ತತ್ವಂ ಅಧಿಗಮ ಉಪಾಯಂಚ ಸಂಕ್ಷೇಪೇಣ ಉಕ್ತಂ ಭಗವಂತನ ತತ್ವ ವೇದಾಂತವನ್ನು ಅವನನ್ನು ಹೊಂದುವ ಬಗೆಯನ್ನೂ ತೋರಿಸಿಕೊಟ್ಟಿದ್ದಾರೆ ಇದು ಅರಣ್ಯ ಪರ್ವದ ಅಂದರೆ ವನಪರ್ವದ ಒಂದು ಸ್ಥೂಲ ಚಿತ್ರ ತತ್ರ ಪ್ರಥಮೇ ಧ್ಯಾಯೇ ವನಪರ್ವದ ಮೊದಲನೇ ಧ್ಯಾಯದಲ್ಲಿ ವನಪರ್ವ ಅಂತಲೇ ಅದಕ್ಕೆ ಹೇಳ್ತೇವೆ ಅಂದ್ರೆ ಅರಣ್ಯ ಪರ್ವ ಅನ್ನುವುದು ವನಪರ್ವದಲ್ಲಿ ಒಂದು ಉಪಪರ್ವ ಮೂಲ ಗ್ರಂಥದಲ್ಲಿ ಕನ್ನಡ ಮಹಾಭಾರತದಲ್ಲಿ ಅರಣ್ಯ ಪರ್ವ ಅಂತಲೇ ಪೂರ್ತಿ ಹೆಸರು ಕರೆದು ಬಿಟ್ಟಿದ್ದಾನೆ ಕುಮಾರವ್ಯಾಸ ವನ ಅಂದರೂ ಅರಣ್ಯ ಅಂದರೂ ಒಂದೇ ಆದರೆ ಟೆಕ್ನಿಕಲ್ ನೇಮ್ ವನಪರ್ವ ಪ್ರಥಮೇಧ್ಯಾಯೇ ಸದ ಸತ್ಸಂಗಯೋ ಗುಣದೋಷವು ಸತ್ಸಂಗದಲ್ಲಿ ಬರತಕ್ಕ ಗುಣ ದುಷ್ಟ ಸಂಘದಲ್ಲಿ ಬರುವ ದೋಷ ಇವುಗಳನ್ನು ದ್ವಿತೀಯ ಶೌನಕ ಯುಧಿಷ್ಠರ ಸಂವಾದೇನ ಶೌನಕ ಮಹರ್ಷಿಗಳು ಪಾಂಡವರಿದ್ದಲ್ಲಿಗೆ ಕಾಮ್ಯಕವನಕ್ಕೆ ಬಂದು ಅವರಲ್ಲಿ ಮಾತನಾಡುವಾಗ ಕಾಮ್ಯಧರ್ಮನಿಂದ ಯೋಗ ಪ್ರಶಂಸಾಚ ದರ್ಶಿತ ಕಾಮ್ಯಧರ್ಮನಿಂದ ಮನುಷ್ಯನಿಗೆ ಆಸೆಗಳು ಎಷ್ಟಿದ್ರೂ ತೀರುವುದಿಲ್ಲ ಬೇಕು ಬೇಕು ಅನ್ನೋದು ಅದನ್ನು ನಿಂದೆ ಮಾಡ್ತಾರೆ ಶೌನಕರು ಯೋಗ ಪ್ರಶಂಸಾಚ ಭಗವಂತನನ್ನು ಹೊಂದುವುದಕ್ಕೆ ಬೇಕಾದ ಯೋಗವನ್ನ ಪ್ರಶಂಸನೆ ಮಾಡಿ ತೋರಿಸ್ತಾರೆ ಆದ್ದರಿಂದ ಈ ವನಪರ್ವದಲ್ಲಿ ನಿಮಗೇನೇನು ಸಿಗ್ತದೆ ಎನ್ನುವ ಮೆನು ಕಾರ್ಡ್ ಕೊಟ್ಬಿಟ್ರು ನೀಲಕಂಠ ದೀಕ್ಷಿತರು ಭಾರತ ಭಾವದೀಪ ಅಂತ ವ್ಯಾಖ್ಯಾನ ಈಗ ಸಿಕ್ಕೋದಿಲ್ಲ ಅದು ಹಳೆ ಎಡಿಷನ್ ಪೂನಾದಲ್ಲಿ ಚಿತ್ರಶಾಲಾ ಎಡಿಷನ್ ಅಂತ ಇಷ್ಟಿದೆ ವ್ಯಾಖ್ಯಾನ ಯಾವುದೋ ಪೂರ್ವ ಪುಂಡದಿಂದ ಒಮ್ಮೆ ನನಗೆ ದೊರಕಿತು ಅದನ್ನೆಲ್ಲ ಕುಳಿತು ನೋಟ್ಸ್ ಮಾಡಿದ್ದೆ ಈ ಊರಲ್ಲಿ ಈಗೇನು ರಾಮ ಮಂದಿರ ಅಂತ ಇಲ್ಲಿ ತೋರಿಸ್ತಾರೆ ಪಕ್ಕದಲ್ಲಿ ಒಂದು ಕಾಲದಲ್ಲಿ ರಾಮ ಭಜನ ಸಭಾ ಅಂತ ಇತ್ತು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಅಲ್ಲಿ ಒಂದು ತಿಂಗಳು ವನಪರ್ವವನ್ನು ಪ್ರವಚನ ಮಾಡಿದ್ದೇನೆ ನಿಮ್ಮಲ್ಲಿ ಯಾರು ಕೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ ಒಂದು ತಿಂಗಳು ಸರ್ವೀಸಲ್ಲಿದ್ದ ಲೀವ್ ಹಾಕಿ ಬಂದಿದ್ದೆ ವನಪರ್ವವನ್ನು ಕೇಳುವುದರಿಂದ ಮನುಷ್ಯನಿಗೆ ವೈರಾಗ್ಯ ಉಂಟಾಗ್ತದೆ ದೇಹದ ಮೇಲೆ ದುರಭಿಮಾನವೆಂಬುದು ಕಡಿಮೆ ಆಗ್ತದೆ ಪೂರ್ತ ಹೋಗ್ತದೆಯೋ ಇಲ್ವೋ ನಾ ಹೇಳಲಾರೆ ನೀವು ನಿಮ್ಮನ್ನು ಅವಲಂಬಿಸಿದೆ ಅದು ಪಾಂಡವರಂಥವರೇ ಕಷ್ಟಪಟ್ಟರು ನಮ್ಮ ಪಾಡೇನು ಅನ್ನೋ ವೈರಾಗ್ಯ ಉಂಟಾಗ್ತದೆ ಕೃಷ್ಣನಲ್ಲಿ ಭಕ್ತಿ ಬರುವ ಅನೇಕ ಮೆಟ್ಲುಗಳನ್ನು ಕಾಣ್ತೀರಿ ಆದ್ದರಿಂದ ಈಗ ನಾವು ಈ ವನಪರ್ವಕ್ಕೆ ಪ್ರವೇಶ ಮಾಡೋಣ ಈ ವನಪರ್ವದಲ್ಲಿ ಎಷ್ಟು ಕಥೆ ಹೇಳಬೇಕು ಎಷ್ಟು ಕಥೆ ಬಿಡಬೇಕು ಒಂದಕ್ಕಿಂತ ಒಂದು ಉತ್ತಮವಾದ ಉಪಕಥೆಗಳೇ ಒಂದು ಹತ್ತು ದೊಡ್ಡ ಕಥೆಗಳಿವೆ ದೂರ್ವಾಸಾತಿಥ್ಯ ಮೂಲ ಕಥೆಯಲ್ಲಿ ಬರ್ತದೆ ಮೂಲ ಸ್ರೋತವನ್ನು ಹಿಡ್ಕೊಂಡು ಹೋಗಿಬಿಟ್ರೆ ಪ್ರಾಯಶಃ ಮೂರು ದಿವಸದಲ್ಲಿ ಮುಗಿಬಹುದು ವನಪರ್ವ ಉಪಕಥೆಗಳನ್ನು ಹೇಳುವುದಾದರೆ ನಳೋಪಖ್ಯಾ ನಳೋಪಾಖ್ಯಾನ ನಮ್ಮ ಕೃಷ್ಣಮಾಚಾರ ರಪಣೆ ಮಾಡಿದ್ದಾರೆ ಬಿಡಬಾರದು ಅಂತ ಒಂದು ದಿವಸ ಎಲ್ಲ ಅತ್ಯಂತ ಸುಂದರವಾದ ಕಥೆ ಈ ದ್ರೌಪದಿ ಮಾನ ಸಂರಕ್ಷಣದಲ್ಲಿ ನೀವು ಹೇಗೆ ಭಾವಾವೇಶ ತತ್ಪರರಾಗಿ ಕಣ್ಣೀರು ಹಾಕಿದ್ದೀರಿ ಅಂತಹ ಕಣ್ಣೀರು ತರಿಸುವಂತಹ ಭಾಗ ನಳೋಪಾಖ್ಯಾನ ಅಂಥದೇ ಇನ್ನೊಂದು ಸಾವಿತ್ರಿ ಉಪಾಖ್ಯಾನ ಯಮಧರ್ಮರೊಡನೆ ಸಂವಾದ ಸ್ವಲ್ಪ ಚಿಕ್ಕದು ಅದಕ್ಕಿಂತ ಅಷ್ಟಾವಕ್ರ ಗೀತೆ ಅಷ್ಟಾವಕ್ರ ಅಂದ್ರೆ ಇವತ್ತು ಬೇರೆ ಹೆಸರು ಇಡ್ತೇವೆ ನಾವು ಯಾರ್ಯಾರನ್ನೋ ನೋಡಿ ಅಷ್ಟಾವಕ್ರ ಅಂತ ಒಬ್ಬ ಮಹರ್ಷಿ ಹೆಸರು ಅವನು ಜನಕ ಮಹಾರಾಜನ ಆಸ್ಥಾನದಲ್ಲಿ ಮಾಡತಕ್ಕಂಥ ಸಂವಾದ ಭಾಗ ಅಷ್ಟಾವಕ್ರ ತೀರ್ಥ ಸಮಂಗ ಅಂತ ಒಂದು ತೀರ್ಥ ಪಾಂಡವರು ತೀರ್ಥಯಾತ್ರೆ ಬರುವಾಗ ಎಂಟು ಕಡೆ ಮೈ ಡೊಂಕಾಗಿದ್ದ ಒಂದು ಮಗು ತಾಯಿ ಗರ್ಭದಲ್ಲೇ ಇರುವಾಗ ತಂದೆಯ ಪ್ರಶ್ನೆಗಳಿಗೆ ವೇದಾಂತ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದವನಿಗೆ ತಂದೆಯ ಶಾಪದಿಂದ ಬಂದು ಶರೀರದ ಡೊಂಕು ಹೇಗೆ ಹೋಯಿತು ಆ ಸಮಂಗ ನದಿ ಸ್ನಾನ ಮಾಡಿ ಅಂತ ಹೇಳುವಾಗ ಅವನ ಚರಿತ್ರೆಯನ್ನು ಹೇಳ್ತಾರೆ ಒಳ್ಳೆ ಕ್ವಿಜ್ ಪ್ರೋಗ್ರಾಮ್ ಇದ್ದಾಗಿದೆ ಕೂಟ ಶ್ಲೋಕಗಳು ಬರ್ತವೆ ಹರಿಶ್ಚಂದ್ರ ಮಹಾರಾಜನ ಕತೆ ಹರಿಶ್ಚಂದ್ರೋಪಾಖ್ಯಾನ ಅದೆಲ್ಲಕ್ಕಿಂತ ಮೇಲ್ಪಟ್ಟದ್ದು ರಾಮೋಪಾಖ್ಯಾನ ಇಡೀ ರಾಮಾಯಣದ ಕಥೆ ಬರ್ತದೆ ನನ್ನ ಏನು ಮಹಾಭಾರತದೊಳಗೆ ರಾಮಾಯಣವನ್ನು ಹಾಗೆ ಹೇಳುವುದು ಇಲ್ಲೊಬ್ಬರು ಪ್ರತಿಷ್ಠಿತ ಮಾನನೀಯರು ಮಹಿಳೆಯರು ಶ್ರೀಮದ್ ರಾಮಾಯಣ ಪ್ರವಚನವನ್ನು ಏರ್ಪಡಿಸೋ ಹಾಗೆ ಕಾಣ್ತಾ ಇದೆ ನಾವು ಟೆಂಟೇಟಿವ್ ಡೇಟ್ ಕೊಟ್ಟಿದ್ದೇವೆ ಅವರ ಒತ್ತಡಕ್ಕೋಸ್ಕರವಾಗಿ ಹಿಮಾಂಶು ಹಿಮಾಂಶು ಸ್ಕೂಲ್ ಅಂತ ಕಾಲೇಜ್ ಅಂತ ಇದೆ ನೋಡಿ ಇಲ್ಲೇ ಸಮೀಪದಲ್ಲಿ ಅಲ್ಲಿ ಏಪ್ರಿಲ್ ಒಂದರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ಮೂರು ವಾರ ಶ್ರೀಮದ್ ರಾಮಾಯಣ ಪ್ರವಚನ ಅಲ್ಲಿ ಕೇಳಿ ತಾವು ಸಂತೋಷ ಪಡಬಹುದು ಇದರ ಮೇಲೆ ಇನ್ನೂ ಎಷ್ಟೋ ಕಥೆಗಳಿವೆ ಸಣ್ಣದಿವೆ ದೊಡ್ಡದಿವೆ ಒಂದೊಂದು ಉಪಾಖ್ಯಾನವನ್ನು ಹೇಳುವುದಕ್ಕೆ ಇದು ಎಷ್ಟು ವೇಳೆ ಆಗ್ತದೆಯೋ ಗೊತ್ತಿಲ್ಲ ಇದೇ ಒಂದು ತಿಂಗಳಿದ್ರೂ ಚೆನ್ನಾಗಿತ್ತೋ ಏನು ಕಥೆಯೋ ಮೂಲ ಕಥೆ ಹೇಳುವುದಕ್ಕೆ ವೇಳೆ ಸಾಲದು ಉಪಕಥೆಗಳನ್ನೇ ಹೇಗೆ ಬಿಡುವುದು ಕೊಂಡು ಪೋಷಕ ಇದೆ ನಿಜ ಅದರಲ್ಲಿ ಕೆಲವು ಮುಖ್ಯವಾದ ಋಷ್ಯಶೃಂಗೋಪಾಖ್ಯಾನ ನೋಡಿ ಅಗಸ್ತ್ಯ ಚರಿತ್ರೆ ನಹುಷೋಪಾಖ್ಯಾನ ಅಜಗರ ವೃತ್ತ ಅಂತ ಮಹಾಭಾರತದಲ್ಲಿ ಅತಿ ದೊಡ್ಡ ಪರ್ವ ಶಾಂತಿ ಪರ್ವ ಆ ಶಾಂತಿ ಪರ್ವ ಕೇಳುವುದಕ್ಕೆ ಸ್ವಲ್ಪ ಡ್ರೈ ಆಗ್ತದೆ ಯಾಕೆಂದ್ರೆ ಬರೀ ನೀತಿ ವಿಷ ವಿಷಯ ಮೋಕ್ಷ ಧರ್ಮ ರಾಜಧರ್ಮ ಸಮಾಜ ಧರ್ಮ ಕುಟುಂಬ ಧರ್ಮ ವ್ಯಕ್ತಿ ಧರ್ಮ ಇದನ್ನೆಲ್ಲ ಹೇಳ್ತಾನೆ ಭೀಷ್ಮ ಅನುಶಾಸನ ಪರ್ವ ಅದು ಸಣ್ಣದು ಶಾಂತಿ ಪರ್ವವನ್ನು ಬಿಟ್ರೆ ಅದಕ್ಕೆ ಎರಡನೆಯದಾದ ದೊಡ್ಡ ಪರ್ವ ಅಂದ್ರೆ ವನಪರ್ವ ವನಪರ್ವ ಬಿಟ್ರೆ ಆದಿ ಪರ್ವ ಅತ್ಯಂತ ಚಿಕ್ಕ ಪರ್ವ ಸ್ವರ್ಗಾರೋಹಣ ಪರ್ವ ಮಹಾಭಾರತದ ಎಲ್ಲ ಪರ್ವಗಳು ಒಂದೇ ಉದ್ದ ಇಲ್ಲ ಮತ್ತು ಒಂದೇ ಇಂಟೆನ್ಸಿಟಿ ಇಲ್ಲ ಪ್ರವಚನಕಾರನನ್ನು ತುಂಬಾ ಕಾಡುವ ಪರ್ವ ಅಂದ್ರೆ ವನಪರ್ವ ಇದನ್ನ ಹ್ಯಾಕ್ ಪಾರಾಗೋದು ಪಾಂಡವರು ವನವಾಸದಿಂದ ಹ್ಯಾಕ್ ಪಾರಾದ್ರು ಅದು ಹತ್ತರಷ್ಟು ಕಷ್ಟ ಭಾರ ಇದೆ ನಮಗೆ ಈ ಕಥೆಗಳನ್ನೆಲ್ಲ ಸಂಕ್ಷೇಪ ಮಾಡಬೇಕು ತಮಗೆ ಏನು ಧೈರ್ಯ ಮಾಡಿ ಆರಂಭ ಮಾಡೋಣ ಪಾಂಡವರು ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಪುರಿಗೆ ವಾಪಸ್ಸು ಹೋಗದೆಯೇ ವನವಾಸವನ್ನು ಹೊರಟರು ಸನ್ಯಾಸಿ ಆದವನು ಅವರ ಗುರುಗಳು ಸನ್ಯಾಸ ಕೊಟ್ರೆ ಹೆಂಡತಿಗೆ ಹೇಳಿಬಿಟ್ಟು ಬರ್ತೇನೆ ಅಂತ ಹೇಗೆ ಹೋಗಬಾರದು ಹೋದ್ರೆ ಹೇಗೆ ಆಗ್ತದೆಯೋ ಹೇಗೆ ಹೋಗ್ತೀರಿ ಸನ್ಯಾಸ ನೋಡ್ತೇನೆ ಅಂತ ಗಲಾಟೆ ಮಾಡಿ ಅವ್ರಿಗೆ ತೊಂದರೆ ಮಾಡ್ತಾಳೆ ಯಾವುದೇ ರೀತಿಯಲ್ಲಿ ಈ ವಾನಪ್ರಸ್ಥ ಇದ್ದ ಹಾಗೆ ಕೊನೆಯಲ್ಲಿ ವಾನಪ್ರಸ್ಥ ಆಗೋದ್ರ ಬದಲು ಮೊದಲೇ ಆಗಿ ಹೋಯಿತು ಪಾಂಡವರಿಗೆ ರಾಮಚಂದ್ರನಿಗೂ ಹಾಗೆ ಆಯಿತು ಆದ್ದರಿಂದ ಅವರು ಹಸ್ತಿನಾಪುರದ ವರ್ಧಮಾನಪುರದ್ವಾರಾತ್ ಅವಿನಿಷ್ಕ್ರಮ್ಯ ಪಾಂಡವಾ ಉದಮ್ಮುಖಾ ಶಸ್ತ್ರಭೃತ ಪ್ರಯೋ ಸಹ ಕೃಷ್ಣಯ ಹತ್ತನೇ ಶ್ಲೋಕ ಉತ್ತರಾಭಿಮುಖವಾಗಿ ಯಾತ್ರೆ ಹೊರಟರು ಇಂದ್ರಸೇನಾದಯಶ್ಚೈವ ಇಂದ್ರಸೇನ ಅಂತ ಒಬ್ಬ ಮುಖ್ಯನಾದ ವ್ಯಕ್ತಿ ಸೇನಾಧಿಪತಿ ಪಾಂಡವರಿಗೆ ಅವನು ಹೊರಟು ಬಿಟ್ಟ ಧರ್ಮರಾಜನ ಜೊತೆಗೆ ಭೃತ್ಯಾಹ ಪರಿಚತುರ್ದಶ ಹದಿನಾಲ್ಕು ಜನ ಆಪ್ತ ಸೇವಕರು ಧರ್ಮರಾಜನಿಗೆ ರಥೈ ಅನುಯಯು ಶೀಘ್ರೈ ಸ್ತ್ರೀಯ ಆದಾಯ ಸರ್ವಶಃ ತಮ್ಮ ತಮ್ಮ ಸ್ತ್ರೀಯರೊಡನೆ ಹೆಂಡತಿಯರ ಜೊತೆನೆ ಎಲ್ಲರೂ ಹೊರಟಿದ್ದಾರೆ ಇವರೇನೋ ಪಿಕ್ನಿಕ್ಗೆ ಹೊರಟಿದ್ದಾರೆ ಮೊಸರನ್ನ ಕೊಡ್ತಾರಂತೆ ಅಂತ ಪಾಂಡವರು ಕಾಡಿಗೆ ಹೋದ್ರೆ ಇಡೀ ಊರಿಗೆ ಊರೇ ಹೊರಟು ಬಿಡ್ತು ಧರ್ಮರಾಜನ ಆಶ್ರಯದಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಇಂದ್ರಪ್ರಸ್ಥದಲ್ಲಿ ಊಟ ಮಾಡ್ತಾ ಇದ್ರು ಬಂಗಾರ ತಟ್ಟೆಯಲ್ಲಿ ಅವರೆಲ್ಲ ಬಂದುಬಿಟ್ಟು ಧರ್ಮರಾಜನ ಜೊತೆಗೆ ಬಂಗಾರ ತಟ್ಟೆ ಕೊಡ್ತಾರೆ ಅಂತಲ್ಲ ಒಳ್ಳೆ ಅನ್ನ ಹಾಕಿ ಪೋಷಣೆ ಮಾಡಿದ್ದಾನೆ ಮಹಾರಾಜನನ್ನು ಏನು ಹಾಳು ಊರಲ್ಲಿರುವುದು ಎಂಬುದಾಗಿ ರಾಮಾಯಣದಲ್ಲಿ ಹಾಗೆ ಅಯೋಧ್ಯ ಪ್ರಜೆಗಳೆಲ್ಲರೂ ರಾಮನ ಹಿಂದೆ ಹೊರಟು ಬಿಟ್ಟರು ಅದೇ ರೀತಿ ಹೊರಟಿದ್ದಾರೆ ಪೌರರ ವಾಕ್ಯಗಳನ್ನು ಕೊಡ್ತಾರೆ ವೇದವ್ಯಾಸರು ನೇ ಕುಲಂ ಸರ್ವಂ ನವಯಂ ನಚನೋ ಪುರಾಹ ಯತ್ರ ದುರ್ಯೋಧನ ಪಾಪ ಸೌಬಲೇನಾಭಿಪಾಲಿತ ನೇಯಮಸ್ತಿ ಕುಲಂ ಸರ್ವಂ ಇಷ್ಟು ಧರ್ಮಾತ್ಮರನ್ನೇ ಕಾಡಿಗೆ ಹೋಗುವಂತೆ ಯಾವಾಗ ಮೋಸದ ಜೂಜಿನಲ್ಲಿ ಕೌರವರು ಮಾಡಿದ ಕಳಿಸಿದರೋ ಅಂದರೆ ಕೌರವ ಕುಲ ಸತ್ತಾಗಾಯಿತು ಅವರಿಗೆ ಟಿಕೆಟ್ ಬಂದ್ಬಿಡ್ತು ಅಡ್ವಾನ್ಸ್ ಆಗಿ ನೇಯಮಸ್ತಿ ಕುಲಂ ಸರ್ವಂ ವಿನಾಶವಾಯಿತು ವಯಂ ಮಚನೋ ಗ್ರಹ ನಾವೂ ಇಲ್ಲ ನಮ್ಮ ಮನೆ ಮಾಳಿಗೆಗಳು ಅರಾಜಕತ್ವ ದುಷ್ಟ ರಾಜ ಇದ್ರೆಷ್ಟು ಬಿಟ್ಟರೆಷ್ಟು ಒಳ್ಳೆ ರಾಜರಿಲ್ಲದೆ ಇದ್ರೆ ಅನಾಯಕತ್ವ ಅಂತ ಹೇಳ್ತಾರೆ ಅನಾಯಕತ್ವ ಅಂದ್ರೇನು ಈಗಿರುವ ಪರಿಸ್ಥಿತಿ ನಾವು ಉದಾಹರಣೆ ಹೇಳೋದು ಬೇಡ ಜನರ ಕಷ್ಟಕ್ಕೆ ಓಗೊಡದೆ ಇದ್ದವರು ಇದ್ರೇನು ಬಿಟ್ರೆ ಅಧಿಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಕೂಡೋ ಜಾಗದಲ್ಲಿ ರಾತ್ರಿ ಆಫೀಸ್ ಬಾಗಿಲು ಹಾಕಿದಾಗ ಇಲಿಗಳು ಕೂಡ್ತವೆ ಜಿರಡುಗಳು ಕೂಡ್ತವೆ ಅದು ಮಾತ್ರದಿಂದ ಪ್ರೈಮ್ ಮಿನಿಸ್ಟರ್ ಅಂತ ಹೇಗೆ ಹೇಳೋದಿಲ್ಲವೋ ಧರ್ಮದ ಪ್ರಜ್ಞೆ ಇಲ್ಲದೆ ಇದ್ದವನು ಎಲ್ಲಿ ಕೂತರೂ ವ್ಯರ್ಥ ದುರ್ಯೋಧನಿಗೆ ಹೇಗೆ ಬರಬೇಕು ಧರ್ಮ ಪ್ರಜ್ಞೆ ಆದ್ದರಿಂದ ರಾಮಾಯಣದಲ್ಲಿ ಅರಾಜಕತ್ವ ಕುರಿತು ಅಯೋಧ್ಯಾಕಾಂಡದಲ್ಲಿ ಒಂದು ಅಧ್ಯಾಯವನ್ನೇ ಹೇಳಿದ್ದಾರೆ ಇಲ್ಲಿ ಚೀರ ಸಂಕ್ಷೇಪ ಯತ್ರ ದುರ್ಯೋಧನ ಪಾಪ ಸೌಬಲೇನಾಭಿಪಾಲಿತ ದುರ್ಯೋಧನ ಮೇಲೆ ಸೂಪರ್ ಪ್ರೈಮ್ ಮಿನಿಸ್ಟರ್ ಯಾರು ಶಕುನಿ ಕೂತಿದ್ದಾನೆ ಕರ್ಣ ದುಶಾಸನಾಭ್ಯಾಂಚ ರಾಜ್ಯ ಮೇ ತಚ್ಚಿಕಿ ಇರುಷತಿ ಕರ್ಣನನ್ನು ದುಶಾಸನ ಇಟ್ಕೊಂಡು ಇವರು ರಾಜ್ಯ ನಡೆಸೋ ನಾಲ್ಕು ಚಕ್ರ ಬೇಕು ಒಂದು ಗಾಡಿ ಹೋಗೋದಕ್ಕೆ ನಾಲ್ಕು ಪಂಕ್ಷರ್ ಆಗಿದ್ರೆ ಗಾಡಿ ಹೇಗೆ ನಡೆಯೋದಿಲ್ಲವೋ ಇದು ದುಷ್ಟ ಚತುಷ್ಟಯವನ್ನಿಟ್ಟುಕೊಂಡು ರಾಜ್ಯ ಮಾಡ್ತಾರಂತೆ ಇವರು ನ ತತ್ಕುಲಂ ನ ಚಾಚಾರ ನ ಧರ್ಮೋ ಅರ್ಥ ಕುಟ ಸುಖಂ ಇಂಥ ದುಷ್ಟರಿದ್ದ ಕಡೆ ಧರ್ಮಾರ್ಥ ಮೋಕ್ಷಗಳು ಯಾವ ಪುರುಷಾರ್ಥವೂ ಆಗುವುದಿಲ್ಲ ಈ ಬೆಂಗಳೂರಂಥ ಊರಲ್ಲೇ ನೋಡಿ ಏನು ಪುರುಷಾರ್ಥ ಸಿದ್ಧಿಯಾಗುತ್ತೆ ಎಲ್ಲೋ ಅಪರೂಪಕ್ಕೆ ನೀವು ಪ್ರವಚನಕ್ಕೆ ಬಂದು ಕೇಳ್ತೀರಿ ಎಷ್ಟೋ ಜನಕ್ಕೆ ನೀವು ಹೇಳ್ತೀರಿ ಅಯ್ಯೋ ಹೋಗ್ರಿ ಬಸ್ಸಲ್ಲಿ ಸೀಟ್ ಸಿಕ್ಕರೆ ಸಾಕಾಗಿದೆ ನಮಗೆ ಒಂದೂರಿಂದ ಒಂದೂರಿಗೆ ಹೋಗೋ ಹಾಗೆ ಮಲ್ಲೇಶ್ವರಂ ಯಾರಲ್ಲಿ ಬರೋರು ಇಲ್ಲಿಂದ ಯಾರಲ್ಲಿ ಹೋಗೋರು ಬಹಳ ದೊಡ್ಡ ಪುರುಷಾರ್ಥ ಅಂದೆ ಯಾವುದು ರೇಷನ್ ಕಾರ್ಡ್ ಸಿಕ್ಕಿತು ಬಸ್ಸಲ್ಲಿ ಸೀಟ್ ಸಿಕ್ಕಿತು ನಮ್ಮ ಹುಡುಗರಿಗೆ ಸೀಟ್ ಸಿಕ್ಕಿತು ರಸ್ತೆಯಲ್ಲಿ ತಿರುಗಾಡಿದ್ದೇ ಬಂತು ಇದೇನು ಅರ್ಥವೇ ಧರ್ಮವೇ ಕಾಮವೇ ಮೋಕ್ಷವೇ ಯೋಚನೆ ಮಾಡಿಕೊಳ್ಳಿ ಅದೇ ರೀತಿ ಅರ್ಥಲಬ್ಧೋಭಿಮಾನೀಶ ನೀಚ ಪ್ರಕೃತಿ ನಿರ್ಘೃಣ ಪ್ರಕೃತಿ ಎಂದರೆ ಕರುಣಾಶೂನ್ಯ ಕೆಲವರಿಗೆ ಕರುಣೆಯನ್ನು ಕಲಿಸೋದಕ್ಕೆ ಬರುತ್ತದೆ ನೋಡಿ ಹುಟ್ಟಿನಿಂದಲೇ ಯಾರಿಗೆ ಕಲ್ಲು ಹೃದಯ ಇರುತ್ತದೆಯೋ ಅವರಿಗೆ ಕರುಣೆಯನ್ನು ಕಲಿಸುವುದಕ್ಕಾಗೋದಿಲ್ಲ ನಿನ್ನೆ ಮೊನ್ನೆ ದ್ರೌಪದಿ ಮಾನ ಸಂರಕ್ಷಣದ ಎರಡು ಮುಖಗಳನ್ನು ತೋರಿಸಿದವು ಮೊನ್ನೆ ಅವರಿಗೆ ಅವಮಾನವಾದದ್ದು ಕೃಷ್ಣ ಕಾಪಾಡಿದ್ದು ನಿನ್ನೆ ಅವಳ ಪ್ರಶ್ನೆಗೆ ಯಾರೂ ಅಲ್ಲಿ ಧರ್ಮ ತಿಳಿದವರು ಉತ್ತರ ಹೇಳೋಕ್ಕಾಗದೇ ಇದ್ದದ್ದು ನಿಮಗೆಲ್ಲ ಏನು ಪರಿಣಾಮ ಆಯಿತು ನಾನು ನೋಡಿದ್ದೇನೆ ನನಗೇನು ಪರಿಣಾಮ ಆಯಿತು ಅಂತ ನೀವು ನೋಡಿದ್ದೀರಿ ಅಪ್ಪ ಹೃದಯವಂತರಿಗೆ ಮಹಾಭಾರತ ಅದು ಪೂರ್ತಿ ಹೃದಯ ಇಲ್ಲದೆ ಇದ್ರೂ ಸ್ವಲ್ಪ ಬಿರಿಯುವಂತೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದನ ಮಾಡುವಂತಹ ಒಂದು ಮನಸ್ಸು ಅನ್ನೋದು ಬಂದರೆ ಮನುಷ್ಯತ್ವ ಪ್ರಾಪ್ತಿಯಾದರೆ ಇತಿಹಾಸ ಪುರಾಣವನ್ನು ಕೇಳಿದ್ದು ಸಾರ್ಥಕ ಮೋಕ್ಷ ಬರಲಿ ಬೀಳಿ ನಮ್ಮ ಮನಸ್ಸು ಅರಳಬೇಕು ಸೂರ್ಯ ಉದಿಸಿದ ಕೂಡಲೇ ತಾವರೆ ಪುಷ್ಪ ಒಂದೇ ಸಲ ಕಾಲಿ ಬಿಡೋದಿಲ್ಲ ಅವನ ಬಿಸಿಲಿಗೆ ಸ್ವಲ್ಪ ಸ್ವಲ್ಪವಾಗಿ ಎಂಗಳ ಮೇಲ್ ಚಿರಿ ಚಿರಿದೆ ಬಿಳಿಯಾವೋ ಭಗವಂತನ ಕಣ್ಣು ಸ್ವಲ್ಪ ಸ್ವಲ್ಪ ಬೀಳ್ಬೇಕಂತೆ ತಿಂಗಳು ಮಾದಿತ್ಯ ಮಿಳಂದ ಆರ್ಪೋಲ್ ಅಂಗ ನಿರಂಡಂಕೊಂಡು ಎಂಗಳ ಮೇಲ್ ನೋ ಕುದಿಯೇ ಸೂರ್ಯ ಚಂದ್ರ ಇರತಕ್ಕಂತಹ ಭಗವಂತನ ಕಣ್ಣುಗಳು ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಮೇಲೆ ಬೀಳಬೇಕು ಸಣ್ಣ ಸಣ್ಣ ತುತ್ತನ್ನ ತಾಯಿ ಮಗುವಿಗೆ ಉಡಿಸುವಂತೆ ಒಂದೇ ಸಲಕ್ಕೆ ಬಂದ ತಾವರೇ ಹೂ ಸುಟ್ಟು ಹೋಗಿಬಿಡುತ್ತೆ ಅದೇ ರೀತಿಯಲ್ಲಿ ಮಹಾಕಾವ್ಯಗಳನ್ನು ರಾಮಾಯಣ ಮಹಾಭಾರತ ಓದಿದರೆ ಕ್ರಮಕ್ರಮವಾಗಿ ಮನಸ್ಸು ಅರಳುವುದಕ್ಕೆ ಆರಂಭವಾಗುತ್ತೆ ಧರ್ಮಭೂತ ಜ್ಞಾನ ವಿಕಸಿತವಾಗುತ್ತೆ ಆಗ ಮನುಷ್ಯರಿಗೂ ಕತ್ತೆಗಳಿಗೂ ವ್ಯತ್ಯಾಸ ಗೊತ್ತಾಗುತ್ತೆ ಈ ಮೈಕ್ರೋಫೋನ್ ಎಷ್ಟು ಉಪನ್ಯಾಸ ಕೇಳಿರಬಹುದು ಅದಕ್ಕೇನಾದರೂ ವಿಕಸಿತವಾಗ್ತದೆಯೇ ನೋಡಿ ಅದು ಜಡ ಪದಾರ್ಥ ನಮ್ಮ ಕನ್ನಡಕದ ಪೆಟ್ಟಿಗೆಯೂ ಅಷ್ಟೇ ಯಾರೋ ಗಂಗಾವತಿಯಲ್ಲಿ ಬರೆಸಿಕೊಟ್ರು ಇದನ್ನ ಆ ಯಾರೋ ಒಬ್ರು ಪಾಪ ಆ ಪಟ್ಟಿ ಹಾಗೆ ಹಾಳೆ ಹಾರದೆ ಅಲ್ಲಿ ನಿಂತಿಟ್ಕೊಳ್ತೇನೆ ನನ್ನ ಎಲ್ಲ ಪ್ರವಚನಗಳನ್ನು ಕೇಳಿದೆ ಇದು ಆದರೆ ಅದಕ್ಕೆ ವಿಕಾಸವೆಂಬುದಿಲ್ಲ ನಿಮ್ಮ ಪ್ರವಚನ ಕೇಳಿ ಯಾರಿಗೆ ಮೋಕ್ಷವಾಯಿತು ಅಂತ ಕೇಳಿದ್ರು ನೆನ್ನೆ ಹೇಳಿದ್ನಲ್ಲ ಮೋಕ್ಷ ಆಗೋದಂದ್ರೆ ಏನು ಮನಸ್ಸು ಅರಳುವುದು ನಮ್ಮ ಮಟ್ಟಿಗೆ ಅದೇ ಮೋಕ್ಷ ಎಲ್ಲ ಕಲ್ಲು ಅರಳುತ್ತದೆ ಅದು ಸುಣ್ಣದ ಕಲ್ಲಾಗಿದ್ದರೆ ಯೋಚನೆ ಮಾಡಿಕೊಳ್ಳಿ ಇನ್ನೊಬ್ಬರ ಕಷ್ಟ ನೋಡಿ ಅಯ್ಯೋ ಅನ್ನೋ ಭಾವನೆ ಬರದೇ ಇದ್ದವನು ಮನುಷ್ಯನಲ್ಲ ನಂಜೀಯರಂತ ಒಬ್ಬರು ಸ್ವಾಮಿಗಳಿದ್ರು ಅವರು ದಿವ್ಯ ಪ್ರಬಂಧಕ್ಕೆ ನಾರಾಯರು ಪಡಿ ವ್ಯಾಖ್ಯಾನವನ್ನು ಬರೆದರು ತಿರುವಾಯಿ ಮುಳಿಗೆ ಅದರಲ್ಲಿ ಒಂದು ಕಡೆ ಹೇಳ್ತಾರೆ ಇನ್ನೊಬ್ಬರ ಕಷ್ಟವನ್ನು ಕಂಡ್ರೆ ಯಾವನು ಅಯ್ಯೋ ಅಂತ ಮನಸ್ಸು ದುಃಖ ಪಡ್ತದೆಯೋ ಕಷ್ಟ ನಿವಾರಣೆ ಮಾಡೋಕ್ಕಾಗದೇ ಇದ್ರೆ ಪರವಾಗಿಲ್ಲ ಸಹಭಾಗಿತ್ವ ಉಂಟಾದರೆ ಆ ಯಮಕ್ ವೈಷ್ಣವತ್ವವುಂಡು ಅದೇ ವೈಷ್ಣವತ್ವ ಅಂದ್ರು ಭಗವದ್ಭಕ್ತರು ಅಂದ್ರೆ ಯಾರು ಇನ್ನೊಬ್ಬರ ಕಷ್ಟವನ್ನು ಕಂಡರೆ ಅಯ್ಯೋ ನನಗೆ ಆದಾಗ ಅನಿಸ್ತಾ ಇದೆಯಲ್ಲ ಎರಡು ಒಳ್ಳೆ ಮಾತು ಅಯ್ಯೋ ನಿಮಗೆ ಗಾಯತೆ ಅಂತ ಇಷ್ಟು ಹೇಳುವ ಸ್ಥಿತಿ ನಿಮಗೆ ಉಂಟಾದರೆ ನಿಮಗೆ ಮನುಷ್ಯತ್ವವಿದೆ ಅದೇ ವೈಷ್ಣವತ್ವ ಅದೇ ಭಗವದ್ಭಕ್ತಿ ಎನ್ನುವುದು ಭಗವಂತನಾದರೆ ಕಷ್ಟವನ್ನು ನಿವಾರಣೆ ಮಾಡುವ ಶಕ್ತಿಯೂ ಅವನಿಗುಂಟು ನಮಗೆ ಶಕ್ತಿ ಇದ್ರೆ ಮಾಡಿ ಒಬ್ಬ ಭೀಮಸೇನ ಹೇಗೆ ಬಕಾಸುರನನ್ನು ಕೊಂದು ಆ ಮನೆಯಲ್ಲಿ ಹುಡುಗಿ ಮದುವೆ ಆಗಬೇಕಾಗಿ ಕಷ್ಟದಿಂದ ಕಾಪಾಡಿದನೋ ಅಂಥ ಶಕ್ತಿ ನಿಮಗಿದ್ರೆ ಉಪಕಾರವನ್ನು ಮಾಡಿ ಹಣ ಇದ್ರೆ ಹಣದಿಂದ ಮಾಡಿ ಇನ್ಫ್ಲೂಯೆನ್ಸ್ ಇದ್ರೆ ಮಾಡಿ ಬೀದಿಯಲ್ಲಿ ಮಳೆ ನೆನೀತಾ ಇದ್ರೆ ಮನೆಯಲ್ಲಿ ಒಳಗಡೆ ಕರೆದು ವರಾಂಡಾದಲ್ಲಿ ಮಲಕೊಳ್ಳಿ ಅಂತ ಹೇಳಿ ಒಬ್ಬನಿಗೆ ಇನ್ನೊಬ್ಬರ ಸಹಾಯಕ್ಕೆ ಒದಗುವುದಕ್ಕೆ ಏನೂ ಇಲ್ಲ ಎಂಬ ಸ್ಥಿತಿಯಲ್ಲಿ ಯಾರನ್ನೂ ನಿಲ್ಲಿಸಿಲ್ಲ ದೇವರು ಪ್ರತಿಯೊಬ್ಬರಿಗೂ ಏನನ್ನಾದರೂ ಒಂದೊಂದು ಕೊಟ್ಟಿದ್ದಾನೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತಾ ಮಾತಿಗೂ ದರಿದ್ರವೇಂದ್ರು ಪ್ರಿಯವಾಕ್ಯ ಪ್ರಧಾನೇನ ಒಳ್ಳೆ ಮಾತನಾಡಿದರೆ ಸರ್ವೇ ತುಷ್ಯಂತಿ ಜಂತವ ಎಲ್ಲರಿಗೂ ಸಂತೋಷವಾಗುತ್ತೆ ಒಳ್ಳೆ ಮಾತನ್ನು ಕೇಳಿದರೆ ಯಾರು ಸಂತೋಷ ಪಡೋದಿಲ್ಲ ತಸ್ಮಾತ್ ತದೇವ ವಕ್ತವ್ಯಂ ಮಾತಿದೆ ಅಂತ ಕೆಟ್ಟ ಮಾತು ನೋಯಿಸೋದು ಕೆಲವರ ಅಭ್ಯಾಸ ಹಾಸ್ಯ ಅಂತ ತಿಳ್ಕೊಂಡು ಇನ್ನೊಬ್ಬರ ಮನಸ್ಸಿಗೆ ಬಾಣ ಬಿಡುವಂತ ಹೇಳಿದರೆ ನಾನು ಅಂತ ತಿಳ್ಕೊಳ್ತಾರೆ ಎನ್ನುವ ಭ್ರಾಂತಿ ಇದು ಚಟ ಆಗಿದೆ ಕೆಲವರಿಗೆ ನಾವು ನೋಡಿದ್ದೇವೆ ಸುತ್ತಮುತ್ತ ಮಾತಾಡುವ ಮುಂಚೆ ಮನಸ್ಸಿನಲ್ಲಿ ಅಳೆಯಬೇಕು ಸುರಿಬೇಕು ಇನ್ನೊಬ್ಬರಿಗೆ ಇದರಿಂದ ಏನು ಪರಿಣಾಮ ಆಗಬಹುದು ಅಂತ ತಿಳ್ಕೊಂಡು ಇನ್ನೊಬ್ಬರು ಅದನ್ನು ನಿಮಗೆ ಆಡಿದ್ರೆ ಏನಾಗುತ್ತೆ ಅಂತ ಮೈಸೂಟಿಕೊಂಡು ಆ ಪ್ರಿಯವಾಕ್ಯವನ್ನೇ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ ವಾಚ ಹಿ ರಾಮಾಯಣದಲ್ಲಿ ಸೀತಾದೇವಿ ಆಂಜನೇಯನಿಗೆ ಹೇಳ್ತಾಳೆ ಯಾರೋ ನೀನು ಯಾವ ಕುಲದವನೋ ಕುರ್ತಿ ಕುರ್ಚಿಲ್ಲ ಪರಿಚಯ ಇಲ್ಲ ನನ್ನ ಗಂಡ ಕೊಟ್ಟ ಅಂತ ಆ ಉಂಗುರ ತಗೊಂಬಂದಿದ್ದೀಯೇ ದಶರಥನ ಕತೆ ಹೇಳ್ತೀಯೇ ಪ್ರಾಣ ಕಳ್ಕೋಬೇಕು ಅಂತಿದ್ದಾಗ ಅದನ್ನು ತಪ್ಪಿಸಿ ರಾಮಕಥೆಯನ್ನು ಹೇಳ್ತೀಯೇ ಒಳ್ಳೆ ಮಾತನ್ನಾಡಿದ್ದೀಯೇ ಬಹಳ ದೊಡ್ಡ ಉಪಕಾರ ಮಾಡಿದೆ ಈಗ ನಾನು ಬದುಕಿದ್ದೇನೆ ಯಜಮಾನರನ್ನು ಕಾಣಬೇಕು ಅಂತ ನನ್ನ ಕಡೆಯಿಂದ ಹೋಗಿ ಈ ಮಾತನ್ನು ತಿಳಿಸಿ ವಾಚಾ ಪುಣ್ಯಮವಾಪ್ನುಹಿ ಮಾತಿನಿಂದ ಪುಣ್ಯವನ್ನು ಕಟ್ಟಿಕೋ ಇದು ಆಕಸ್ಮಿಕವಾಗಿ ಬರುವಂತಹ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಇಟ್ಟಿದ್ದಾರೆ ನೋಡಿ ತತ್ವವನ್ನು ರಾಮಾಯಣದಲ್ಲಿ ಆದ್ದರಿಂದ ಕೆಲವರು ಅರಳುವುದೇ ಇಲ್ಲ ಏನು ಮಾಡೋದು ಜೀವನದಲ್ಲಿ ನಾವು ಪ್ರವಚನ ಹೇಳಿ ಹೇಳಿ ಹೇಳಿ ಇದನ್ನೇ ಬಯಸ್ತೇವೆ ದೇವರು ಪ್ರಸನ್ನನಾಗಲಿ ಬಿಡಲಿ ನೀವು ಇನ್ನೊಬ್ಬರ ಕಷ್ಟಕ್ಕೆ ಸ್ವಲ್ಪ ಅಯ್ಯೋ ಅನ್ನುವುದನ್ನು ಕಲ್ತುಕೊಳ್ಳಿ ಮನುಷ್ಯತ್ವವನ್ನು ಕಲ್ತುಕೊಳ್ಳಿ ಊರಲ್ಲಿ ಯಾರಾದರೂ ಒಬ್ರು ದಕ್ಷಿಣ ಯಾತ್ರೆ ಉತ್ಸವದಲ್ಲಿ ಹೊರಟರು ಅಂದ್ರೆ ಅರ್ಥವಾಯ್ತಲ್ಲ ದಕ್ಷಿಣ ದೇಶ ಯಾತ್ರೆ ಅಲ್ಲ ದಕ್ಷಿಣ ಯಾತ್ರೆಗೆ ಹೊರಟರೆ ಒಂದು ರೀತಿ ತಮಟೆ ಹೊಳೆಯೋರು ನಮ್ಮೂರಿನಲ್ಲಿ ಆ ತಮಟೆ ಹಡೆಯೋದ್ರಿಂದಲೇ ಇದು ಉತ್ಸವವೇ ಶವಯಾತ್ರೆ ಅಂತ ತಿಳ್ಕೊಂಡು ನಮ್ಮ ತಾಯಿ ಮನೆ ಜಗಲಿ ತುದಿಯಲ್ಲಿ ಕೂತ್ಕೊಂಡು ಅದು ಹೋಗೋ ತನಕ ನೋಡ್ತಾ ಕಣ್ಣೀರಾಗ್ತಾ ಹಾಕ್ತಾ ಇದ್ಲು ಯಾಕಮ್ಮ ಅವ್ರು ಯಾರು ಅಂತ ಕೇಳಿದ್ರೆ ಯಾರೋ ನನಗೆ ಗೊತ್ತಿಲ್ಲ ಕಾಣೋ ಅನ್ನೋಳು ಗೊತ್ತಿದ್ದೇ ಶವ ಹೋದ್ರೆ ಗೊಳೋ ಅಂತ ತಾಯಿದ್ದಳು ಯಾಕೆಂದ್ರೆ ನಾವು ಒಂದು ದಿವಸ ಹಾಗೆ ಹೋಗ್ತೇವೆ ನಮಗೆ ಯಾರು ಒಳದೇ ಇರಬಾರದು ಅಷ್ಟು ಕೋಮಲ ಹೃದಯ ಆ ತಾಯಿ ಅವಳಿ ನಾಲ್ಕನೇ ಕ್ಲಾಸು ಓದಿರಲಿಲ್ಲ ಪಾಪ ಓದು ಡಿಗ್ರಿ ನೆನ್ನೆ ಹೇಳಿದ ಅದು ಮುಖ್ಯವಲ್ಲ ನಿಮ್ಮ ಹೃದಯ ಅದು ಬಿರಿಯಬೇಕು ಇನ್ನೊಬ್ಬರ ಕಷ್ಟಕ್ಕೆ ನೀವು ಅಯ್ಯೋ ಅಂದ್ರೆ ಭಗವಂತ ನಿಮಗೆ ಅಯ್ಯೋ ಅಂತಾನೆ ಆ ಕಾರುಣ್ಯ ಇದು ಈ ನಾಲ್ವರಲ್ಲಿ ಇಲ್ಲ ಮುಂದೆ ಹೇಳ್ತಾಳೆ ದ್ರೌಪದಿ ಕೃಷ್ಣನಿಗೆ ಕೃಷ್ಣ ನನಗೆ ಅವಮಾನವಾಗ್ತಾ ಇದ್ದಾಗ ನಾಲ್ವರು ಮಾತ್ರ ಕಣ್ಣೀರು ಹಾಕಲಿಲ್ಲ ದುರ್ಯೋಧನ ಕರ್ಣ ಶಕುನಿ ಮತ್ತು ದುಶ್ಯಾಸನ ಉಳಿದವರು ಸ್ವಲ್ಪ ಅಯ್ಯೋ ಅಂತಂದ್ರು ಆದರೆ ತಪ್ಪು ಮಾಡಿ ನಿಸ್ಸಹಾಯಕರಂತೆ ಕೂತರೆ ಹೊರತು ಅಯ್ಯೋ ಅನ್ನದೇ ಇದ್ದವರಿಲ್ಲ ಈ ನಾಲ್ವರು ಮಾತ್ರ ಅಯ್ಯೋ ಅನ್ನಲಿಲ್ಲ ಅದರಿಂದ ಪೌರರು ಹೇಳ್ತಾರೆ ಆ ನಾಲ್ವರು ಆಳ್ತಕ್ಕಂತಹ ಊರಲ್ಲಿ ನಾವು ಹೇಗೆ ಬಾಳುವುದು ಬೇಡವೇ ಬೇಡ ನಮಗೆ ಪಾಂಡವರ ಜೊತೆಗಿರೋಣ ಅವರ ಜೊತೆಲಿದ್ರೆ ಏನು ಲಾಭ ಧರ್ಮರಾಜ ಎಂಥವರು ಸಾನುಕ್ರೋಶಾ ಮಹಾತ್ಮಾನಃ ವಿಜಿತೇಂದ್ರಿಯ ಶತ್ರವ ಹರಿಮಂತಹ ಕೀರ್ತಿಮಂತಶ್ಚ ಧರ್ಮಾಚಾರ ಅಂಥವ್ರ ಜೊತೆಗಿರ್ಬೇಕು ಜೀವನದಲ್ಲಿ ನಮಗೆ ಪಾಠ ಇದು ಸಾನುಕ್ರೋಶ ಅನುಕ್ರೋಶ ಅಂದ್ರೆ ಕರುಣೆ ಅಯ್ಯೋ ಅನ್ನೋದು ಕ್ರೋಶ ಅಂದ್ರೆ ಕಿರಿಸುವುದು ಅನುಕ್ರೋಶ ಒಬ್ರು ಅಯ್ಯೋ ನನ್ ದುಡ್ಡು ಹೋಯ್ತಲ್ಲ ಅಂದ್ರೆ ಅಯ್ಯೋ ನಿಮ್ ದುಡ್ಡು ಹೋಯ್ತೆ ಅಂತ ಅವ್ರ ಜೊತೆಗೆ ನಾವು ಕೂಡಿಕೊಳ್ಳುವುದು ಅನುಕ್ರೋಶ ಮಹಾತ್ಮಾನ ಹೃದಯ ಉಳ್ಳವರು ವಿಜಿತೇಂದ್ರಿಯ ಶತ್ರುವ ಹೊರಗಿನ ಶತ್ರುಗಳನ್ನು ಗೆಲ್ಲುವುದು ಒಂದು ದೃಷ್ಟಿಯಲ್ಲಿ ಸುಲಭ ಒಳಗಿನ ಶತ್ರುಗಳನ್ನು ಗೆಲ್ಲುವುದು ತುಂಬಾ ಕಷ್ಟ ಕಾಮಕ್ರೋಧಗಳನ್ನ ಅದನ್ನು ಗೆದ್ದವರು ಹ್ರೀಮಂತಹ ನಾಶಿಕೆ ಉಳ್ಳವರು ಇದು ತಪ್ಪು ಕೆಲಸ ಮಾಡಬಾರದು ಅಂತ ಎಚ್ಚರಿಕೆ ಇರತಕ್ಕವರು ಕೀರ್ತಿಮಂತಶ್ಚ ಏನನ್ನು ಬಯಸದೆ ಪರೋಪಕಾರ ಮಾಡುವವರು ಧರ್ಮಾಚಾರ ಪರಾಯಣ ಧರ್ಮದಲ್ಲಿಯೇ ಇರ್ತಕ್ಕವರು ಈ ಪಾಂಡವರ ಜೊತೆಗಿದ್ದರೆ ನಮಗೆ ಒಳ್ಳೆ ಕಾಲಯಾಪನೆ ಆಗುತ್ತೆ ಎಲ್ಲಿದ್ರೂ ಸಾಯೋದಿದ್ದೇ ಇದೆ ಕೊನೆಯಲ್ಲಿ ಕೌರವರ ರಾಜ್ಯದಲ್ಲಿ ಸಾಯೋದಕ್ಕಿಂತ ಪಾಂಡವರ ಜೊತೆಯಲ್ಲಿ ಹೋಗೋಣ ಎಂಬುದಾಗಿ ಏ ವಿಮುಕ್ತ ಅನುಜಗ್ಮುಷ್ಟೇ ಪಾಂಡವ ಅನುಷ್ಠಾನ್ ಸಮೇತ ಅವೂಚುಹು ಪ್ರಾಂಜಲಯ ಸರ್ವೇ ಧರ್ಮರಾಜನ ಕೈ ಮುಗಿದು ಕಳಿಸಿದ್ದಾರೆ ಬ್ರಾಹ್ಮಣರು ನಕುಲ ಸಹದೇವರನ್ನ ಸುಧರನ್ನ ಎಲ್ಲಿ ಹೊರಟಿದ್ದೀರಪ್ಪ ನೀವು ನಾವು ಬರ್ತೇವೆ ಎಷ್ಟು ದೂರ ಅಂತ ಕೇಳಲಿಲ್ಲ ಅಯ್ಯೋ ಹಿಮಾಲಯಕ್ಕೆ ಹೋಗ್ತಿದ್ದೀರಾ ಹಾಗಾದ್ರೆ ಬರೋದಿಲ್ಲ ಹಾಗಲ್ಲ ನೀವು ಎಲ್ಲಿ ಹೊರಟಿದ್ದೀರೋ ಅಲ್ಲೇ ಬರ್ತೇವೆ ಧರ್ಮರಾಜ ಹೇಳಿದ ಅಲ್ಲ ವನವಾಸ ನಮಗೆ ನಾನು ಜೂಜಾಡಿದೆ ತಮ್ಮಂದರನ್ನು ಸೋತಿದ್ದೆ ಹನ್ನೆರಡು ವರ್ಷ ವನವಾಸ ಅಜ್ಞಾತವಾಸ ನಮಗೆ ಹೊರತು ನಿಮಗೆಲ್ಲ ಮಹಾರಾಯರೇ ನೀವೆಲ್ಲ ಯಾತ್ರ ಜೊತೆಯಲ್ಲಿ ಬರ್ತೀರಿ ನಿನ್ನಂಥವನಿಗೆ ವನವಾಸ ಆದ್ಮೇಲೆ ನಾವಿಲ್ಲಿ ಇದು ಮಾಡೋದೇನು ಅಂದ್ರು ಆ ಜನರ ಪ್ರೀತಿ ಹೇಗಿದೆ ನೋಡಿ ಪಾಪ್ಯುಲಾರಿಟಿ ದುಡ್ಡು ಕೊಟ್ಟರೆ ಬರೋದಿಲ್ಲ ಪಾಪ್ಯುಲಾರಿಟಿ ಹೆಂಡ ಹಂಚುವುದರಿಂದ ಸೀರೆ ಪಂಚೆ ಹಂಚುವುದರಿಂದ ಟಿವಿ ಕೊಡುವುದರಿಂದ ಬರ್ತಾರಲ್ಲ ಅದಕ್ಕಿಂತ ದೊಡ್ಡದನ್ನು ಇನ್ನೊಬ್ಬ ಕೊಟ್ಟರೆ ಅಲ್ಲಿ ಹೋಗಿಬಿಡ್ತದದು ಅರ್ಥದಿಂದ ಕೊಂಡುಕೊಳ್ಳುವ ಜನಪ್ರಿಯತೆ ಇದು ಟಿವಿ ಶೋನಲ್ಲಿ ಒಂದು ಸೀರಿಯಲ್ ನಡೆದ್ರೆ ಅದು ಕ್ಯಾಲ್ಕುಲೇಟ್ ಮಾಡ್ತಾರಂತೆ ಎಷ್ಟು ಜನ ನೋಡಿದ್ರು ಎಂಬುದಾಗಿ ಜನ ಯಾತಕ್ಕೆ ನೋಡ್ತಾರೆ ಬೇರೆ ಪ್ರೋಗ್ರಾಮ್ ಇಲ್ಲ ನೋಡ್ತಾರೆ ಅದು ಪಾಪ್ಯುಲಾರಿಟಿ ಅಂತ ಹೇಳೋಕೆ ಆಗೋದಿಲ್ಲ ಬೇರೆ ಪ್ರೋಗ ಒಬ್ಬ ಸೈನಿಕ ಇದ್ದ ಕುಡ್ಕ ಅವನಿಗೆ ಬೇಕಾದ ಒಂದೂ ಪ್ರೋಗ್ರಾಮ್ ಬರಲಿಲ್ಲ ಟಿವಿಯಲ್ಲಿ ಬಂದೂಕ ತಗೊಂಡು ಡಮ್ ಮನುಷ್ಯದಂತೆ ಅದನ್ನ ಜನ ಟಿವಿ ಯಾತಕ್ಕೆ ನೋಡ್ತಾರೆ ಬೇರೆ ಕೆಲಸ ಎಲ್ಲ ನೋಡ್ತಾರೆ ಇವರು ನೋಡ್ತಾರೆ ಅಂತ ಅವ್ರು ಹಾಕ್ತಾರೆ ಅವ್ರು ಹಾಕ್ತಾರೆ ಅಂತ ಇವರು ನೋಡ್ತಾರೆ ಇದು ವಿಶ್ವ ಸರ್ಕಲ್ ಇದು ಬ್ಯಾಡ್ ಟೇಸ್ಟ್ ಇದನ್ನು ಭೇದಿಸೋದು ಹೇಗೆ ನಾ ಹೇಳಿದೆ ಅಂತ ನೀವೆಲ್ಲರೂ ನೋಡಿ ಟಿವಿ ನೋಡುವ ಹೊತ್ತಿನಲ್ಲಿ ಬಂದಿದ್ದೀರಿ ಬುದ್ಧಿ ಇದೆಯಾ ನಿಮಗೆ ಟಿವಿ ನೋಡೋ ಹೊತ್ತಲ್ಲಿ ಬಂದಿದ್ದೀರಿ ಬಳ್ಳಾರಿಯಲ್ಲಿ ಪ್ರವಚನ ಮಾಡ್ತಿದ್ದೆ ಅಲ್ಲಿ ಸತ್ಯನಾರಾಯಣ ಪೇಟೆ ಅಂತ ಒಂದು ಜಾಗ ರಾಮಾಯಣ ಒಂದು ತಿಂಗಳು ನಾಲ್ಕು ಕಡೆ ರೋಡ್ ಬಂದಾಗಿ ಬಸ್ ಟ್ರಾಫಿಕ್ ಡೈವರ್ಟ್ ಮಾಡಿ ಒಬ್ರು ಅಲ್ಲಿ ತುಂಬಾ ಪ್ರೀತಿಯಿಂದ ಹೇಳಿದ್ರು ನಿಮ್ಮ ಮೇಲೆ ಕೇಸ್ ಹಾಕ್ತಾರು ನೋಡಿ ಎಂದ್ರು ಯಾರಪ್ಪ ಸಿನಿಮಾ ಥಿಯೇಟರ್ನವರು ಜನ ಬರೋದು ಕಡಿಮೆ ಆಯಿತು ಅಂತ ಕೇಸ್ ಹಾಕ್ತಾರೆ ಬಹಳ ಚೆನ್ನಾಯಿತು ವಕೀಲರು ಇಲ್ಲೇ ಇದ್ದಾರೆ ಅರೇಂಜ್ ಮಾಡಿದವರು ವಕೀಲರೊಬ್ಬರು ಇದ್ರು ಗೋಪಿನಾಥ ರಾವ್ ಅಂತ ರಾವ್ ನೆನೆಸ್ಕೊಳ್ತೇವೆ ಪದೇ ಪದೇ ಯಾತಿ ಕೇಳ್ತೇವೆ ಇಂಥದೊಂದು ಅಭಿರುಚಿಯನ್ನು ನಾವು ನಿಮಗೆ ಉಂಟು ಮಾಡುವ ಭಾಗ್ಯವನ್ನು ದೇವರು ಕಾಣಿಸಿದರೆ ಯು ಆರ್ ಸೇವ್ಡ್ ಯೋಚನೆ ಮಾಡಿ ಪ್ರತಿಯೊಂದು ಅಲ್ಲಿ ಇಂತಹ ಪ್ರವಚನಗಳು ನಡೀಬೇಕು ಇದು ಕೇಳಿದ್ರಿಂದ ಬರುವ ಸುಖ ಇದು ದುಃಖಾನುಬಂಧಿ ಅಲ್ಲ ಕೊನೆಯಲ್ಲಿ ಇದರಿಂದ ನೋವು ಬರೋದಿಲ್ಲ ಇಷ್ಟೊತ್ತು ಕೇಳಿದವಲ್ಲ ಪ್ರಾಯಶ್ಚಿತ ಮಾಡಿಕೊಳ್ಳೋದಿಲ್ಲ ಇದು ಆದಿಯಲ್ಲಿಯೂ ಸುಖ ಅಂತ್ಯದ ಎತ್ತದಗ್ರೇ ಇದಂತ್ಯ ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಆರಂಭದಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಸುಖವನ್ನೇ ಕೊಡತಕ್ಕಂಥದ್ದು ಮತ್ತೆ ಮತ್ತೆ ಮೆಲುಕು ಹಾಕುವಂತಹದ್ದು ಅಂಥದೊಂದರ ಓ ನಮಗ್ ಬೇಕು ಧರ್ಮರಾಜ ನೀನಿದ್ ಕಡಿ ಹೇಳ್ತೇವಪ್ಪ ನಮ್ಗೇನು ಬೇಡ ಗಂಟು ಮೂಟೆ ಏನು ಕಟ್ಕೊಂಡ್ ಬರೋದಿಲ್ಲ ನೀನೇನು ಊಟ ಮಾಡ್ತೀಯೋ ಏನು ಹಣ್ಣು ತಿಂತೀಯೋ ಹಾಲು ಕುಡಿತೀಯೋ ಕಾಡಲ್ಲಿ ಏನು ಗೆಡ್ಡೆ ಗೆಣಸು ತಿಂತೀಯೋ ನಾವು ಅದನ್ನೇ ಊಟ ಮಾಡ್ತೇವೆ ಎಂಬುದಾಗಿ ವಸ್ತ್ರಂ ಆಪಹ ತಿಲಾನ್ ಭೂಮಿಂ ಗಂಧೋ ವಾಸಯತೆ ಯಥ ಪುಷ್ಪಾಣಾಮಧಿವಾಸೇನ ಯಥಾ ಸಂಸರ್ಗಜಾ ಎಲ್ಲ ಶ್ಲೋಕ ಓದಬೇಕನ್ಸತ್ತೆ ಬಟ್ಟೆಯಾಗಲಿ ನೀರಾಗಲಿ ಎಳ್ಳಾಗಲಿ ಭೂಮಿಯಾಗಲಿ ಒಂದು ಪರಿಮಳ ದ್ರವ್ಯದ ಜೊತೆಗೆ ಇಟ್ಟರೆ ಆ ಪರಿಮಳ ದ್ರವ್ಯ ತೆಗೆದ ಮೇಲೂ ಎಷ್ಟೋ ದಿವಸ ಅದರಲ್ಲಿ ಆ ವಾಸನೆ ಇರುತ್ತೆ ಯಾವ್ಯಾವುದರಲ್ಲಿ ವಸ್ತ್ರಂ ಇವರು ಮಾಲೆ ಹಾಕಿರ್ತಾರೆ ಸ್ವಲ್ಪವೇ ಹೊತ್ತು ತೆಗೆದಿಟ್ಟುಬಿಟ್ಟಿರ್ತೇನೆ <coughs> ಮನೆಗೆ ಹೋದು ಇದರಲ್ಲ ವಾಸನೆ ಇರುತ್ತೆ ಪುಷ್ಪದ ಪರಿಮಳ ಆಪಹ ನೀರು ದೇವರ ತೀರ್ಥ ತುಳಸಿ ಪಚ್ಚಕರ್ಪೂರಾದಿಗಳು ಹಾಕಿರ್ತೀರಿ ಅದೆಲ್ಲ ತೆಗೆದ ಮೇಲೆಯೂ ನೀರಲ್ಲಿ ಪರಿಮಳ ಇರ್ತದೆ ತಿಲಾನ್ ಎಳ್ಳಿನಲ್ಲಿರುತ್ತಂತೆ ನೋಡಿಯ ಗುಣ ಅದು ಭೂಮಿಯಲ್ಲಿರುತ್ತದೆ ಹೂವಿನ ಪಾತಿಯಲ್ಲಿರ್ತದೆ ಅದೇ ರೀತಿಯಲ್ಲಿ ಸತ್ಸಂಗವೆಂಬುದು ಒಬ್ಬರ ಜೊತೆ ಒಳ್ಳೆ ಯಾತ್ರೆ ಹೋಗಿದ್ರಿ ಎಂದೆಂದೂ ನೆನಪು ಬರುವಂತಹ ಅನುಭವ ಉಂಟಾಗ್ತದೆ ನಿಮಗೆ ಮೋಹಜಾಲಸ್ಯ ಯೋನಿರ್ಹಿ ಮೂಢೈರೇವ ಸಮಾಗಮಃ ಮೂಢರ ಜೊತೆಯಲ್ಲಿದ್ದರೆ ಇದ್ದ ಜ್ಞಾನವೂ ಹೋಗುತ್ತೆ ಅಜ್ಞಾನ ದೊಡ್ಡದಾಗತ್ತೆ ಆದ್ರಿಂದ ಯೇಷಾಂ ಅವದಾತಾನಿ ವಿದ್ಯಾ ಕರ್ಮಚ ತೇ ಸೇವ್ಯಾ ತೈ ಸಮಾಸ್ಯಾಹಿ ಶಾಸ್ತ್ರೇಭ್ಯೋ ಯಾವ ಮನುಷ್ಯರಿಗೆ ವಿದ್ಯೆಯು ಸತ್ಕುಲ ಪ್ರಸೂತಿಯು ಸತ್ಕರ್ಮಾಚರಣೆಯೂ ಇರ್ತದೆಯೋ ಅವರ ಜೊತೆಯಲ್ಲೇ ಇದ್ದು ಕಾಲ ಕಳೆಯಬೇಕು ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಳೋರು ಯಾರೋ ನಿನ್ನ ಕ್ಲಾಸ್ಮೇಟ್ ಅಂತ ಕೇಳಿದ್ರೆ ಯಾರ್ದಾರ ಹೆಸರು ಹೇಳಿದ್ರೆ ಎರಡು ನಿನಗಿಂತ ಹೆಚ್ಚು ಯೋಗ್ಯನ ಜೊತೆಯಲ್ಲಿಯೇ ನೀನು ಯಾವಾಗಲೂ ಕಾಲ ಕಳೆಯಬೇಕು ನಿನಗೆ ಎಂಬತ್ತು ಮಾರ್ಕ್ಸ್ ಬಂದಿದ್ರೆ ತೊಂಬತ್ತು ಮಾರ್ಕ್ಸ್ ಬಂದ ಹುಡುಗನ ಜೊತೆಯಲ್ಲಿ ಕಾಲ ಕಳೆಯಬೇಕು ಮೇಲಕ್ಕೆ ಹೋಗ್ಬೇಕು ಅಂತ ಬುದ್ಧಿ ಬರ್ತದೆ ಅಸೂಯೆ ಬರುವುದಿಲ್ಲ ಮೂವತ್ತು ಮಾರ್ಕ್ಸ್ ಜೊತೆ ಜೊತೆಯಲ್ಲಿದ್ದರೆ ಅವನು ಬಂದದ್ದೇ ನನಗೂ ಸಾಕು ಅಂತ ಕೆಳಗೆ ನೀವು ಇಳಿದು ಹೋಗ್ತೀರಿ ಒಬ್ಬ ಅಮರಕೋಶವನ್ನು ಬಾಯಿ ತುಂಬ ಹೇಳಿದ ಅರ್ಥ ಗೊತ್ತಿಲ್ಲ ಚಿಕ್ಕ ಹುಡುಗ ಅವನು ನಿಮ್ಮ ಕ್ಲಾಸ್ಮೇಟ್ ಆಗಿದ್ರೆ ಎಂಟನೇ ಆರನೇ ಏಳನೇ ವಯಸ್ಸಿನಲ್ಲಿ ಅಯ್ಯೋ ಅವನಷ್ಟೊಂದು ಹೇಳಿದ್ನಲ್ಲ ನಾಳೆ ನಾನು ಭಗವದ್ಗೀತಾ ಪಾಠವನ್ನು ಮಾಡಿ ಅವನಿಗೆ ಒಪ್ಪಿಸಬೇಕು ನೋಡಿ ಒಳ್ಳೆ ರೀತಿ ಸ್ಪರ್ಧೆ ಬರ್ತದೆ ಇವತ್ತು ಮಕ್ಕಳಿಗೆ ನಿಮ್ಮ ನಿಮ್ಮ ಮಕ್ಕಳಿಗಿರುವ ದೊಡ್ಡ ಕೊರತೆ ಅಂದ್ರೆ ಈ ಸತ್ಸಂಗ ಎಜುಕೇಷನ್ ಎಜುಕೇಷನ್ ಅಂತ ಹೇಳ್ತೇವೆ how do you educate your children give them good company ನಮ್ಮ ದೊಡ್ಡ ಮಗಳು ಧಾರವಾಡಕ್ಕೆ ಹೋದಾಗ ಎರಡು ವರ್ಷ ವಯಸ್ಸು ಅಲ್ಲಿ ನಮ್ಗೆ ಯಾರು ಪರಿಚಯ ಇಲ್ಲ ಸ್ಕಾಟ್ಲೆಂಡ್ ಹೋದಾಗಿತ್ತು ಮಗುವನ್ನು ತೋಳಲ್ಲಿ ಹಾಕೊಂಡು ಮನ ಮನೆ ಅಲ್ಲದಿದ್ದೇನೆ ನಿಮ್ಮಲ್ಲಿ ಈ ವಯಸ್ಸಿನ ಹೆಣ್ಣು ಮಗಳಿದ್ದಾಳೆಯೇ ಸಹವಾಸಕ್ಕೆ ಯೋಗ್ಯಳಾದವು ಮನೆ ಮನೆ ಮನೆ ಅಲೆದು ಅವಳಿಗೆ ಕಂಪನಿಯನ್ನು ಮಾಡಿಕೊಟ್ಟೆ ನಾನು ಹೇಗೆ ಬೆಳೆಸಿದೆ ಅವಳು ಹೇಳ್ತಾಳೆ ಕೇಳ್ಕೊಳ್ಳಿ ನೀವು ಮಕ್ಕಳಿಗೆ ಸತ್ಸಂಗದಂಬುದು ಬೇಕು ಒಳ್ಳೆ ಸಹವಾಸ ಬೇಕು ಇದು ಹೇಳ್ತಾಳೆ ಇಲ್ಲಿ ಹಸ್ತಿನಾವತಿಯ ಪ್ರಜೆಗಳು ಯಾರಿಗೆ ವಿದ್ಯೆ ಇರ್ತದೆಯೋ ಸತ್ಕುಲ ಪ್ರಸೂತಿ ಅಂದ್ರೆ ಸದಾಚಾರ ಪರಂಪರೆ ಇರ್ತದೆಯೋ ಸತ್ಕರ್ಮಾಚರಣೆ ಇರ್ತದೆಯೋ ಅವರ ಜೊತೆಯಲ್ಲೇ ಇರಬೇಕು ಜಗಳ ಮಾಡಿದ್ರು ಅವ್ರ ಜೊತೆಯಲ್ಲಿ ಮಾಡಬೇಕು ಜಗಳ ಮಾಡಬೇಕು ಅಂತಲ್ಲ ಪಂಡಿತರು ಜಗಳವನ್ನು ಮಾಡಿದ್ರು ಶಾಸ್ತ್ರಾರ್ಥಪೂರ್ವಕವಾಗಿ ಜಗಳ ಮಾಡ್ತಾರೆ ಅವರ ಜೊತೆಯಲ್ಲಿದ್ದರೆ ಪೂರ್ವಪಕ್ಷ ಸಿದ್ಧಾಂತ ಅರ್ಥವಾಗುತ್ತೆ ನಿಮಗೆ ಅಶಾಸ್ತ್ರೀಯವಾಗಿ ಏನಿರೋದಿಲ್ಲ ಆದ್ರಿಂದ ನಮ್ಮನ್ನು ಕರ್ಕೊಂಡು ಹೋಗು ಧರ್ಮರಾಜ ಹೇಳಿದ ಆಯಿತು ನಡೀರಿ ನಮಗಾದದ್ದೇ ನಿಮಗೂ ಆಗುತ್ತೆ ದೇವರು ಏನಾರು ದಾರಿ ತೋರಿಸ್ತಾನೆ ಅಂತ ಬ್ರಾಹ್ಮಣ ದ್ರೌಪದಿ ಕಷ್ಟ ಸುಖ ನೋಡುವವನಲ್ಲ ಇಷ್ಟೊಂದು ಹತ್ತು ಕನಿಷ್ಠ ಹತ್ತು ಸಾವಿರ ಬ್ರಾಹ್ಮಣರು ದಿನಾ ಜೊತೆಯಲ್ಲಿರ್ತಿದ್ರು ಧರ್ಮರಾಜನಿಗೆ ಬೆಳಗಾದ್ರೆ ಅವರು ಎಲ್ಲಿ ಹೋಗ್ತಾರೆ ಭಿಕ್ಷೆ ಮಾಡ್ಕೊಂಡು ಬರ್ತಾರೆ ಕಾಡಲ್ಲಿ ಯಾರು ಭಿಕ್ಷೆ ಕೊಡಬೇಕು ಅಲ್ಲಿ ಇಲ್ಲಿ ಬ್ರಾಹ್ಮಣರು ಸಣ್ಣ ಸಣ್ಣ ಅಗ್ರಹಾರಗಳಿರ್ಬೋದು ಹತ್ತು ಸಾವಿರ ಜನ ಹೋದ್ರೆ ಒಂದು ಅಗ್ರಹಾರದಲ್ಲಿ ಊಟ ಹಾಕೋರು ಯಾರು ದ್ರೌಪದಿ ಅಯ್ಯೋ ಪಾಪ ಬಂದಿದ್ದಾರಲ್ಲ ಏನಾರು ಕೊಡಬೇಕು ಏನಾರು ಕೊಡಬೇಕು ಕೊಟ್ಟ ಕೈ ಸ್ವಾಮಿ ಅದು ಎಲ್ಲರಿಗೆ ಕೊಟ್ಟು ಕೊಟ್ಟು ಕೊಟ್ಟು ಅಭ್ಯಾಸ ಹಳೆ ಕಾಲದ ಮುದುಕಿಯರಿರ್ತಾರೆ ಮನೆಯಲ್ಲಿ ಹತ್ತು ಇಪ್ಪತ್ತು ಜನರಿಗೆ ಅಡಿಗೆ ಮಾಡಿ ಮಾಡಿ ಬಡಿಸಿದ ಕೈ ಇಬ್ಬರಿಗೆ ಅಡಿಗೆ ಮಾಡಬೇಕು ಅರ್ಧ ಪಾವ ಮಾಡಬೇಕು ಒಡ್ಸಾರು ಮಾಡಬೇಕು ಅವ್ರಿಗೆ ಕೈ ಬರೋದಿಲ್ಲ ಹಳೆ ಕಾಲದ ಪದ ಮಠಗಳಲ್ಲಿ ಮಾತ್ರವಲ್ಲ ನಮ್ಮ ಸ್ವಾಮಿಗಳಿದ್ರು ಗುರುಗಳು ನರಸಿಂಹದೇವರಿಗೆ ಪೂಜೆ ಮುಗಿದ ಮೇಲೆ ಬೆಳ್ಳಿ ತಟ್ಟೆಯಲ್ಲಿ ನಾಲ್ಕೈದು ಜನರಿಗೆ ಆಗುವಷ್ಟು ಎಕ್ಸ್ಟ್ರಾ ಅನ್ನ ವ್ಯಂಜನಗಳನ್ನು ರೆಡಿ ಇಟ್ಟಿರ್ತೀವಿ ರಾತ್ರಿ ಹತ್ತು ಗಂಟೆ ಆದ ಮೇಲೂ ಇರಬೇಕು ಅಕಸ್ಮಾತ್ ಯಾರು ಯಾಚಕರ ದೂರದಿಂದ ಬಂದ್ರೆ ಅರ್ಧರಾತ್ರಿಯಲ್ಲಿ ಅನ್ನ ಇಲ್ಲ ಅಂತ ಹೇಳಬಾರದು ಯಾರೂ ಬರಲಿಲ್ಲ ಬೆಳಗ್ಗೆ ಅದನ್ನು ಆನೆಗೆ ಹಾಕೋವರು ಅಂತಹ ಗುರುಗಳಿದ್ರು ಅಯ್ಯೋ ಆ ಕಾಲದಲ್ಲಿ ಬಂದಿದ್ದೇವಲ್ಲ ಪಾತ್ರೆ ತೊಳೆದಿದ್ದೇವಲ್ಲ ಅಂತ ಹೇಳುವ ಮಠಾಧಿಪತಿಗಳಿದ್ದಾರೆ ಈಗಿನ ಕಾಲದಲ್ಲಿ ನಿಮ್ಮನೇಲಿ ಚೆನ್ನಾಗಿ ಪುಷ್ಕಳವಾಗಿ ದೇವರ ಪೂಜೆಗೆ ಬೇಕಾದ ಹಣ ಕಾಸು ಎಲ್ಲ ಈಸ್ಕೊಂಡು ನೀವಲ್ಲಿ ಹೋದರೆ ಗುರುತೇ ತಿಳಿಯದಂತೆ ಮಾತನಾಡ್ತಾರಲ್ಲ ಹಾಗಲ್ಲ ಹಳೆ ಕಾಲದಲ್ಲಿ ಬಂದವರಿಗೆ ಇನ್ನೇನಿಲ್ಲದೆ ಇದ್ರು ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ ಎಲ್ಲಿ ಅನ್ನ ಸಮೃದ್ಧಿ ಇರ್ತದೆ ಮನುಷ್ಯನಿಗೆ ಹಾಹಾಕಾರ ಹೋಗ್ತದೆ ಜ್ಞಾನದ ಕಡೆಗೆ ಬುದ್ಧಿ ಹೋಗ್ತದೆ ಇಲ್ಲಿ ಬಂದಿದ್ದೇವಲ್ಲ ಎರಡು ಗಂಟೆ ಮೂರು ಗಂಟೆ ಪ್ರವಚನ ಮಾಡ್ತಾರಲ್ಲ ಮನೆಗೆ ಹೋದ್ರೆ ಏನು ಗತಿ ಅಂತ ನಿಮ್ಗೆ ಯೋಚನೆ ಇಲ್ಲದೆ ಇದ್ರೆ ಹತ್ತು ಗಂಟೆ ಪ್ರವಚನ ಮಾಡಿದ್ರು ನೀವೇ ಕೇಳ್ತೀರಿ ಇಲ್ಲೊಬ್ರು ಕೇಳ್ತಾ ಇದ್ದಾರೆ ಅವರು ಬಂದಿಲ್ಲ ಅಂತ ಕಾಣುತ್ತೆ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಸಂಜೆ ನಡೆಯುವಂತೆ ಒಂದು ವಾರ ಸಂಪೂರ್ಣ ಭಾಗವತ ಸಪ್ತಾಹ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಡೇಟ್ ಕೊಟ್ಟಿಲ್ಲ ಅವರಿಗೆ ನಮ್ಮ ರಾಯರು ತಿರುಗಿ ಜ್ಞಾಪಕ ಮಾಡಿದರು ಮೂರು ತಿಂಗಳು ಕಂಟಿನ್ಯೂಸ್ ಲೆಕ್ಚರ್ ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳಿದೆ ಯಾವಾಗ ಹೇಳ್ತೀರಿ ಯಾವಾಗ ಹೇಳ್ತೀರಿ ಇದು ಬರೀ ಏಳು ದಿವಸ ಏಳು ಪ್ರವಚನದಲ್ಲಿ ಭಾಗವತವನ್ನ ಶುಕಾಚಾರ್ಯರೇ ಬಂದರೂ ಮುಗಿಸೋದಕ್ಕಾಗೋದಿಲ್ಲ ಅವರು ನಾನು ಒಂದೇ ಒಂದು ಕಂಡೀಷನ್ ಹಾಕಿದೆ ಅದು ಡೇಟ್ ಆಮೇಲೆ ಹೇಳ್ತೇನೆ ಬೆಳಿಗ್ಗೆ ಎರಡು ಮೂರು ಗಂಟೆ ಕಾಲ ಸಾಯಂಕಾಲ ಎರಡು ಮೂರು ಗಂಟೆ ಕಾಲ ಪ್ರವಚನ ಮಾಡಬೇಕು ಸಕಲ ದೇವತೆಗಳನ್ನು ಆಹ್ವಾನ ಮಾಡಬೇಕು ಪಿತೃಗಳನ್ನು ಆಹ್ವಾನ ಮಾಡಬೇಕು ಎರಡೂ ಹೊತ್ತಲ್ಲಿ ಯಾರು ಬರ್ತಾರೆ ಅವರಿಗೆ ಅನ್ನವನ್ನ ಇಲ್ಲ ಅನ್ನಬಾರದು ಇದು ಒಂದೇ ಕಂಡೀಷನ್ ಅನ್ನದಾನ ಮಾಡಿದರೆ ಮಾತ್ರ ಪ್ರವಚನವಾಗ್ತದೆ ಬಾಕಿ ಏನು ಕೊಡೋದು ಬಿಡೋದು ವಿಷಯ ಬೇರೆ ಏಳು ಜನ ದಂಪತಿಗಳಿಗೆ ಸೀರೆ ಪಂಚ ಎಲ್ಲ ತೆಗೆದು ಪೂಜೆ ಮಾಡಬೇಕು ಹಣ ಬಹಳ ಖರ್ಚಾಗ್ತದೆ ಹಳೆ ಪದ್ಧತಿಯಲ್ಲಿ ಮಾಡಬೇಕು ಅಂದ್ರೆ ಹೀಗೆ ಮಾಡಬೇಕು ಅಂತ ಅವ್ರಿಗೆ ಹೇಳಿದೆ ಅದನ್ನು ಮುಂದೆ ದೇವರು ಹೇಗೆ ಮಾಡ್ತಾನೆ ವೇಣುಗೋಪಾಲ ಅವನಿಗೆ ಬಿಡೋಣ ಹಾಗೆ ನೀವು ಬಂದು ಕೂತ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಸ್ನಾನ ಏನ ದೇವರ ಪೂಜೆ ಮಾಡ್ಕೊಂಡು ಬಂದು ಕೂತ್ರೆ ನಾನು ಹನ್ನೆರಡು ಅಥವಾ ಒಂದರ ತನಕ ಪ್ರವಚನ ಮಾಡಿದರೆ ಅಯ್ಯೋ ಇವ್ರು ಎಡ್ಕೊಂಡು ಹೋಗಿಬಿಟ್ರಲ್ಲ ಎಲ್ಲಿ ಹೋಗೋದು ಅಂತ ಯೋಚನೆ ಇಲ್ಲದೆ ಇದ್ರೆ ಕೂತ್ಕೊಂಡು ಕೇಳ್ತೀರಿ ಏನ್ ಪ್ರಸಾದ ಕೊಡ್ತಾರೆ ಅಲ್ಲೇ ಉಪಯೋಗ ಮಾಡ್ತೀರಿ ಒಂದೆರಡು ಗಂಟೆ ಇಲ್ಲೇ ವಿಶ್ರಾಂತಿ ತಗೊಳ್ತೀರಿ ಸಾಯಂಕಾಲ ಪ್ರವಚನಕ್ಕೂ ಕೂಡ್ತೀರಿ ಕೇಳ್ತೀರಿ ಇದು ಎಂಥ ಎಕ್ಸರ್ಸೈಜ್ ಯೋಚನೆ ಮಾಡಿ ಡ್ರಿಲ್ ಇದು ಬೆಂಗಳೂರಲ್ಲಿ ಎರಡು ಮೂರು ಮನೆಗಳಲ್ಲಿ ಮಾಡಿದ್ದೇನೆ ನಾನು ಬೇರೆ ಕಡೆಗಳಲ್ಲಿ ಮಾಡಿ ಮನೆಯಲ್ಲಿ ಮಾಡೋದು ಸುಲಭ ದೇವಸ್ಥಾನದಲ್ಲಿ ಮಾಡೋದು ಕಷ್ಟ ಯಾಕೆಂದ್ರೆ ಪ್ರವಚನಕ್ಕೆ ಬರದೆ ಭೋಜನದ ಹೊತ್ತಿಗೆ ಬರುವಂತಹ ಜನಗಳು ಕೆಲವರು ಇರ್ತಾರೆ ಅವರಿಗೆ ಏನು ಮಾಡುವುದು ಅವರಿಗಿಷ್ಟೇ ಉಪಾಯ ಹನ್ನೆರಡು ಗಂಟೆಗೆ ಭೋಜನ ಅಂತ ಅನೌನ್ಸ್ ಮಾಡಿ ಒಂದು ಗಂಟೆ ತನಕ ಎಳೆದು ಬಿಡುವುದು ಬಲಾತ್ಕಾರವಾಗಿ ಕೇಳ್ತಾರೆ ಆಮೇಲೆ ನಾಳೆಯಿಂದ ಹತ್ತು ಗಂಟೆಗೆ ಬರೋಕೆ ಶುರುವಾಗ್ತಾರೆ ರುಚಿ ಉಂಟು ಮಾಡಬೇಕು ಕಳ್ಳತನ ಮಾಡಬೇಕು ಮೋಸತ ಮಾಡಬೇಕು ಒಂದು ದಿವಸ ಬಂದವರನ್ನ ಹಿಡಿದು ಎಳೆದು ಕೂರಿಸೋ ಶಕ್ತಿ ವೇದವ್ಯಾಸರಿಗುಂಟು ನನಗಲ್ಲ ಸಂತೋಷ ಒಳ್ಳೆ ಮಾತನಾಡುತ್ತಿದ್ದಾರೆ ಇದು ಭಾರತೀಯರ ಪರಂಪರೆ ಹೇಳ್ತಾ ಇದ್ದೇವೆ ಅನ್ನಂ ಬಹುಕುರ್ವೀತ ತದ್ವ್ರತಂ ತಸ್ಮಾದ್ಯಯಾ ಕಯಾಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತ್ ಅನ್ನ ಅನ್ನಮಿತ್ಯ ಚಕ್ಷತೆ ಅನ್ನಂ ಬಹುಕುರ್ವೇತ ಅನ್ನ ಬಹಳನ್ನು ಮಾಡಬೇಕು ಹೇಗೆ ಯಯ ಕಯಾಚ ವಿಧಯ ಏನು ವಿಧ ವಿಧಾನ ಉಪಯೋಗ ಮಾಡಿದ್ರು ಸರಿ ಅನ್ನವನ್ನು ಇಲ್ಲ ಅನ್ಬಾರದು ಮನೆಗೆ ಬಂದವರಿಗೆ ನ ಕಂಚನ ವಸದವು ಪ್ರತ್ಯಾಚಕ್ಷೀತ ತದ್ವ್ರತಂ ಅನ್ನಂ ಬಹುಕುರ್ವೇತ ಅಂತಲೇ ಒಂದು ಗ್ರಂಥ ಬರೆದಿದ್ದಾರೊಬ್ಬರು ಮೊದಲು ಮದ್ರಾಸ್ನವರು ಉತ್ತರ ದೇಶದಲ್ಲಿ ಬಜಾಜ್ ಅಂತ ಒಬ್ರು ಶ್ರೀನಿವಾಸನ್ ಅಂತ ತಮಿಳುನಾಡಿನವರೊಬ್ರು ಈ ದೇಶ ಮುಸಲ್ಮಾನರಿಂದ ಕ್ರೈಸ್ತರಿಂದ ಆಕ್ರಮಿತವಾಗಿದ್ದರೂ ಜ್ಞಾನ ಸಮೃದ್ಧಿ ಸಂಸ್ಕೃತಿಯಲ್ಲಿ ಆಘಾತವಾಗದೆ ಈಜಿಪ್ಟ್ ಹೋದ ಹಾಗೆ ಮೆಸೊಪೊಟಾಮಿಯಾ ಹೋದ ಹಾಗೆ ಆಫ್ಘಾನಿಸ್ತಾನ್ ಹೋಗದ ಹೋದ ಹಾಗೆ ಹಾಳಾಗದೆ ಇದ್ದದ್ದಕ್ಕೆ ಏನು ಕಾರಣ ಅಂದ್ರೆ ಇಲ್ಲಿ ಅನ್ನ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಅದನ್ನು ಮುದ್ದಾಂ ಹಾಳು ಮಾಡಿದ್ರು ಬ್ರಿಟಿಷರು ಅದೆಲ್ಲ ಫ್ಯಾಕ್ಟ್ಸ್ ಫಿಗರ್ಸ್ ಗೌರ್ಮೆಂಟ್ ಅಕೌಂಟ್ಸ್ ಇಂದ ಲೆಕ್ಕಾಚಾರ ಕೊಟ್ಟು ಬರೆದಿದ್ದಾರೆ ಪುಸ್ತಕ ಎಲ್ಲಿ ಅನ್ನ ಸಮೃದ್ಧಿ ಇರುತ್ತದೆ ಹಾಹಾಕಾರ ಇರೋದೆಲ್ಲ ನಿರಾಬಾಧವಾಗಿ ಅಲ್ಲಿ ಸಂಗೀತ ಕಲಿತಾರೆ ಶಾಸ್ತ್ರ ಕಲಿತಾರೆ ಪ್ರವಚನ ಮಾಡ್ತಾರೆ ಮನಸ್ಸು ವಿಕಾಸವಾಗ್ತದೆ ಅದರಿಂದ ದ್ರೌಪದಿ ಯೋಚನೆ ಮಾಡಿದಳು ಏನ್ ಮಾಡೋದು ಏನ್ ಮಾಡೋದು ಎಂಬುದಾಗಿ ಧರ್ಮರಾಜನ ಯೋಚನೆ ಮಾಡಿದ ಆಗ ಅಲ್ಲಿದ್ದ ಬ್ರಾಹ್ಮಣೋತ್ತಮರು ಕೆಲವರು ಹೇಳಿದರು ನೀನು ಸೂರ್ಯನನ್ನ ಧ್ಯಾನ ಮಾಡು ಸೂರ್ಯನ ಧ್ಯಾನ ಮಾಡಿದ್ರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಆರೋಗ್ಯವನ್ನು ಕೊಡ್ತಾನೆ ಆರೋಗ್ಯಕ್ಕೆ ಮೂಲವಾದದ್ದು ಅನ್ನ ಒಳ್ಳೆ ಅನ್ನ ಸೇವನೆ ಇದ್ರೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಇಪ್ಪತ್ತೆಂಟು ವಿಟಮಿನ್ಗಳು ಅದು ಇದು ಎಲ್ಲಾ ತರಹ ಮೀನು ಮೊಸಳೆಗಳು ಅಂಗಡಿಯಲ್ಲಿ ಸಿಗ್ತವೆ ಋಷಿಗಳ ಕಾಲದಲ್ಲಿ ವಿಟಮಿನ್ಗಳು ಇಲ್ಲ ಏನೂ ಇಲ್ಲ ಒಳ್ಳೆ ಗೋಕ್ಷೀರ ಎಸೆನ್ಸ್ ತೆಗೆದೇ ಇರುವಂತಹ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ರಸ ತೆಗೆದೇ ಇದ್ದ ಮೊಸರು ರಸ ತೆಗೆದೇ ಇದ್ದ ಹಾಲು ಇಂಥ ಪದಾರ್ಥಗಳನ್ನು ಮತ್ತು ಎಣ್ಣೆ ಎಣ್ಣೆಯಲ್ಲಿ ವನಸ್ಪತಿ ಇವತ್ತು ಜಿಡ್ಡಿನಂಶ ಎಲ್ಲ ತೆಗೆದು ರಿಫೈನ್ಡ್ ಆಯಿಲ್ ಅಂತ ಏನ್ ಮಾಡ್ತಾರೆ ಅದರಿಂದಲೇ ರೋಗಗಳು ಬರ್ತವೆ ಗಾಣದೆಣ್ಣೆ ಉಪಯೋಗ ಮಾಡಿ ರೋಗ ಬರೋದಿಲ್ಲ ಕಣ್ಣು ಕುರುಡಾಗ್ತದೆ ರಿಫೈನ್ಡ್ ಆಯಿಲ್ ಉಪಯೋಗ ಮಾಡೋದ್ರಿಂದ ಎರಡು ಜನರೇಷನ್ ಮೂರು ಜನರೇಷನ್ ಅಲ್ಲಿ ಕಣ್ಣು ಹೋಗಿಬಿಡ್ತದೆ ಮನುಷ್ಯನಿಗೆ ಇದೆಲ್ಲ ಬೆಕ್ಕು ನಾಯಿಗಳ ಮೇಲೆ ಪ್ರಯೋಗ ಮಾಡಿ ನೋಡಿದ್ದಾರೆ ಆದ್ರಿಂದ ದೇವರು ಹೇಗೆ ನಿರ್ಮಾಣ ಮಾಡಿದ್ದಾನ ಪದಾರ್ಥ ಹಾಗೆಯೇ ಉಪಯೋಗ ಮಾಡಬೇಕು ಕೃತಕ ಮಾಡುವುದಕ್ಕೆ ನಾಳೆಗೆ ರುಚಿಗೆ ಮಾಡಬಾರದು ಆದ್ರಿಂದ ಆರೋಗ್ಯ ನಟಿಗಿರಬೇಕಾದ್ರೆ ಆಹಾರ ಚೆನ್ನಾಗಿರಬೇಕು ಅದನ್ನು ಸೂರ್ಯ ಕೊಡ್ತಾನೆ ಯೋಚನೆ ಮಾಡು ಎಂಬುದಾಗಿ ಒಂದು ಮಂತ್ರವನ್ನು ಧೌಮ್ಯ ಮಹರ್ಷಿಗಳು ಧರ್ಮರಾಜನಿಗೆ ಉಪದೇಶ ಮಾಡಿದರು ಇದು ಸೂರ್ಯನ ವಿಷಯಕವಾದ ಒಂದು ನೂರ ಎಂಟು ಶ್ರೀನಾಮಗಳು ಸೂರ್ಯಾಷ್ಟೋತ್ತರ ಇದು ಮೂರನೇ ಅಧ್ಯಾಯದಲ್ಲೂ ಬರುತ್ತೆ ಅವನ ಪರ್ವದಲ್ಲಿ ಇದನ್ನು ಯಾರ್ಯಾರಿಗೆ ಕೊಟ್ಟರು ಒಂದು ಪರಂಪರೆ ಬೇಕಲ್ಲ ರಾಮಾಯಣದಲ್ಲಿ ಆದಿತ್ಯ ಹೃದಯವೆಂಬ ಸ್ತೋತ್ರವಿದ್ದಂತೆ ರಾಮಚಂದ್ರನಿಗೆ ಅಗಸ್ತ್ಯ ಮಹರ್ಷಿಗಳು ಕೊಟ್ಟು ಆ ರಾವಣ ಧ್ವಂಸಕ್ಕೆ ಮನಃಶುದ್ಧಿಗೆ ವಿಜಯಕ್ಕೆ ಮನಸ್ಸಿನ ಹರ್ಷಕ್ಕೆ ಕಾರಣವಾಗುವಂತೆ ಏನು ಮಂತ್ರವನ್ನು ಕೊಟ್ಟರು ಅದರ ರೂಪಾಂತರ ಮಂತ್ರ ಇದು ಇದರಲ್ಲಿರುವುದೇನು ಗಾಯತ್ರಿ ಅರ್ಥ ಆ ನೂರೆಂಟು ಶ್ರೀರಾಮಗಳನ್ನು ಪೋಣಿಸಿದ್ದಾರೆ ಇದು ಯಾರಿಂದ ಯಾರಿಗೆ ಬಂತು ಭಗವಂತನಿಂದ ಚತುರ್ಮುಖನಿಗೂ ಚತುರ್ಮುಖ ಬ್ರಹ್ಮನಿಂದ ಇಂದ್ರನಿಗೂ ಇಂದ್ರನಿಂದ ನಾರದರಿಗೂ ನಾರದರಿಂದ ಧೌಮ್ಯರಿಗೂ ದೌಂಬ್ಯದಿಂದ ಯುಧಿಷ್ಠರನಿಗೂ ಯುಧಿಷ್ಠರನಿಂದ ವೇದವ್ಯಾಸರಿಗೂ ವೇದವ್ಯಾಸರಿಂದ ನನಗೂ ನನ್ನಿಂದ ನಿಮಗೂ ಬಂದಿದೆ ಈ ಮಂತ್ರ ಇದು ಪರಂಪರೆ ಕನೆಕ್ಟ್ ಮಾಡಿದ್ದೇವೆ ಸ್ಪಷ್ಟ ಪೋಷಾರ್ಕ ಸವಿತಾರವಿ ಗಭಸ್ತಿಮಾನ್ ಅಜಕಾಲ ಮೃತ್ಯು ಧಾತ ಪ್ರಭಾಕರ ಪೃಥಿವ್ಯಾ ಪಶ್ಚತೇಜಶ್ಚ ಖಂ ವಾಯುಶ್ಚ ಪರಾಯಣಂ ಸೋಮೋ ಬೃಹಸ್ಪತಿ ಶುಕ್ರ ಬುಧೋಂಗಾರಕ ಎಂಬುದಾಗಿ ಸುಮಾರು ಹತ್ತು ಹನ್ನೆರಡು ಶ್ಲೋಕದಲ್ಲಿ ಸೂರ್ಯನ ನೂರೆಂಟು ಶ್ರೀನಾಮಗಳು ಇದು ಒಂದೊಂದಕ್ಕೂ ಒಂದೊಂದು ಶ್ರೀನಾಮಕ್ಕೂ ಅರ್ಥವನ್ನು ಬರೆದು ವ್ಯಾಖ್ಯಾನ ಮಾಡಬಹುದು ಮತ್ತೆ ಮಹಾಭಾರತ ಪ್ರವಚನ ಬಂದರೆ ಈ ಸ್ತೋತ್ರವನ್ನು ವ್ಯಾಖ್ಯಾನ ಮಾಡಿ ಕೊಡ್ತೇನೆ ಯಾರಾದರೂ ಇಷ್ಟವಿದ್ದವರು ಹಂಚಬಹುದು ಎಲ್ಲರಿಗೂ ಮನೆಯಲ್ಲಿ ಓದಬಹುದು ರಾಮಾಯಣದಲ್ಲಿ ಎರಡೇ ಸ್ತೋತ್ರ ಮಹಾಭಾರತದಲ್ಲಿ ನೂರಾರು ಸ್ತೋತ್ರಗಳು ಇದು ವನಪರ್ವದಲ್ಲಿ ಬರತಕ್ಕಂಥದ್ದು ಈ ಸ್ತೋತ್ರವನ್ನು ಉಪದೇಶ ಮಾಡಿದರು ಅದರ ಮೇಲೆ ಫಲಶ್ರುತಿಯನ್ನು ಹೇಳ್ತಾರೆ ಏತದ್ವೈ ಕೀರ್ತನೀಯಸ ಸೂರ್ಯಸ್ಯಾಮಿತ ತೇಜಸಃ ಶತಕಂ ಚೇದಂ ಪ್ರೋಕ್ತಮೇ ತತ್ಸ್ವಯಂಭುವ ಸುರಗಣ ಹಿ ಅಸುರ ನಿಶಾಚರ ಸಿದ್ಧವಂದಿತಂ ವರ ಕನಕ ಹುತಾಶಂ ಹುಶಾಶನ ಪ್ರಭಂ ಪ್ರಣಿಪತಿತೋ ಸ್ಮಿಹಿತಾಯ ಭಾಸ್ಕರಂ ಛಂದಸ್ ಬದಲಾವಣೆ ಮಾಡಿದರು ಸುರಗಣ ಪಿತೃಯಕ್ಷ ಕ್ಷಸೇವಿತಂ ಸೂರ್ಯನ ಪೂಜೆ ಮಾಡಿದೆ ಇದ್ದವರು ಯಾರ ಲೋಕದಲ್ಲಿ ಇಂಗ್ಲೆಂಡಲ್ಲಿ ಬೇರೆ ಸೂರ್ಯ ಅಮೆರಿಕದಲ್ಲಿ ಬೇರೆ ಸೂರ್ಯ ಆಸ್ಟ್ರೇಲಿಯಾ ಆಫ್ರಿಕಾದಲ್ಲಿ ಬೇರೆ ಸೂರ್ಯ ಎಲ್ಲ ಲೋಕಕ್ಕೆಲ್ಲ ಇರುವವನು ಒಬ್ಬನೇ ಸೂರ್ಯ ಜಗಕ್ಕೊಂದು ಕಣ್ಣಾಗಿರ್ಪೇ ರಾಮಾಶ್ವಮೇಧದಲ್ಲಿ ರಾಮನ ಮೇಲೆ ಬಾಣ ಬಿಡಬೇಕು ಲವ ಆ ಸೂರ್ಯನನ್ನ ಧ್ಯಾನ ಮಾಡಿ ಬೆಲ್ಲು ನನ್ನ ಕೈಯಲ್ಲಿ ಬಿಲ್ಲು ಕೊಡು ರಾಮನನ್ನು ಕೊಲ್ಲಬೇಕು ಅಂತ ಕೇಳ್ತಾನೆ ಇವನೇ ತಂದೆ ಅಂತ ಗೊತ್ತಿಲ್ಲ ಜೈಮಿನಿ ಭಾರತದ ಕಥೆ ಅದು ಒಂದು ಇಡೀ ಪದ್ಯ ಕನ್ನಡ ಪದ್ಯ ವಾರ್ಧಕ ಷಟ್ಪದಿ ಪೂರ್ತ ಸಂಸ್ಕೃತಮಯವಾಗಿದೆ ಸೂರ್ಯ ಸ್ತೋತ್ರ ಸುರಗಣ ಪಿತೃಯಕ್ಷ ಸೇವಿತಂ ಹಿ ಅಸುರ ನಿಶಾಚರ ಸಿದ್ಧವಂದಿತಂ ಹಸುರರು ನಿಶಾಚರರು ಸಿದ್ಧರು ಎಲ್ಲರೂ ಧ್ಯಾನ ಮಾಡ್ತಾರೆ ಸೂರ್ಯ ನನ್ನ ವರ ಕನಕ ಹುತಾಶನ ಪ್ರಭಂ ಹುತಾಶನ ಬೆಂಕಿಯಂತೆ ಕಾಣ್ತಾನೆ ಉಂಡೆಯಂತೆ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಬಂಗಾರದಲ್ಲಿ ಕಾಣ್ತಾನೆ ಮಣಿಪತಿತೋ ಪ್ರಣಿಪತಿತೋ ಹಿತಾಯ ಭಾಸ್ಕರಂ ಲೋಕಕ್ಷೇಮವಾಗಲಿ ನನ್ನನ್ನು ನಂಬಿದ ಬ್ರಾಹ್ಮಣರು ಒಳ್ಳೆಯದಾಗಲಿ ಎಂಬುದಾಗಿ ಧರ್ಮರಾಜ ಸೂರ್ಯನೇ ನಮಸ್ಕಾರ ಮಾಡ್ತೇನಪ್ಪ ನನಗೆ ಅನ್ನವನ್ನು ಕೊಡು ಎಂಬುದಾಗಿ ಹೇಳಿ ಸೂರ್ಯೋದಯ ಸುಸಮಾಹಿತ ಪಠೇತ್ ಸಪುತ್ರದಾರಾಂ ಧನರತ್ನ ಸಂಚಯಾನ್ ಸೂರ್ಯೋದಯಕ್ಕೆ ಸರಿಯಾಗಿ ಈ ಸ್ತೋತ್ರವನ್ನು ಯಾರು ಬೆಳಗ್ಗೆ ಹೇಳ್ತಾರೆಯೋ ಅದು ಮನಸ್ಸು ಸುಸಮಾಹಿತ ಮನಸ್ಸಿನೆಟ್ಕೊಂಡು ಧ್ಯಾನ ಮಾಡ್ತಾರೆಯೋ ಅವರಿಗೆ ಸಪುತ್ರದಾರಾನ್ ಧನರತ್ನ ಸಂಚಯಾನ್ ಮಕ್ಕಳಿಲ್ಲದೇ ಇದ್ದವರು ಮಕ್ಕಳನ್ನು ಮದುವೆ ಮದುವೆಯಾಗದೆ ಇದ್ದವರಿಗೆ ಒಳ್ಳೆಯ ಹೆಂಡತಿಯನ್ನು ಮದುವೆಯಾಗಿ ಮಕ್ಕಳಾಗಿ ಐಶ್ವರ್ಯವಿಲ್ಲದೆ ಇದ್ದವರಿಗೆ ಐಶ್ವರ್ಯವನ್ನು ಲಭೇತ ಜಾತಿ ಸ್ಮರತಾಂ ಪೂರ್ವಜನ್ಮದ ಸ್ಮರಣೆ ಉಂಟಾಗ್ತದಂತೆ ಸ್ತೋತ್ರವನ್ನು ಓದಿದರೆ ಪೂರ್ವಜನ್ಮದ ಸ್ಮರಣೆ ಬರ್ತದ ಜಾತಿ ಸ್ಮರತ ಅನೇಕರು ಗೊತ್ತಿಲ್ಲ ಈ ಗುಟ್ಟುಗಳು ಇದು ಹೇಳುವುದಕ್ಕೆ ಆತಕ್ಕೆ ನನಗೆ ಭಯ ಅಂದ್ರೆ ಬರಕೊಡಿ ಅಂತ ಕೂತ್ಕೊಳ್ತೀರಿ ಪ್ರತಿಯೊಂದನ್ನು ಬರೆಯೋಕ್ಕಾಗೋದಿಲ್ಲ ನನಗೆ ಮೂಲ ಭಾರತವನ್ನೇ ತಗೊಂಡು ಓದಿ ಗುರುತಾಕೊಳ್ಳಿ ಆ ಜಾಗದಲ್ಲಿ लभेत जाति ಸದಾ नरः सदा ಮೇಧಾಂಚ ಸವಿಂದತೆ ಪುಮಾನಿ ಧೈರ್ಯ ಉಂಟಾಗುತ್ತೆ ಮನಸ್ಸಿಗೆ ಮೇಧಾ ಶಕ್ತಿ ಉಂಟಾಗುತ್ತೆ ನೆನಪಿನ ಶಕ್ತಿ ಉಂಟಾಗುತ್ತೆ ಸೂರ್ಯ ಧ್ಯಾನದಿಂದ ಇಮಂ ಸ್ತಮಂ ದೇವ ವರಸ್ಯ ಯೋ ನರಃ ಪ್ರಕೀರ್ತಯೇತಿ ಶುಚಿ ಸುಮನಸ ಸುಮನಾ ಸಮಾಹಿತ ವಿಮುಚ್ಯತೆ ಶೋಕದವ ಅಗ್ನಿಸಾಗರಾತ್ ಏನೇನು ಬರುತ್ತೆ ಅಂದ್ರು ಮೊದಲು ಏನೇನು ಹೋಗುತ್ತೆ ಅಂತಾರೆ ಮನಸ್ಸನ್ನು ಸುಡುವ ಶೋಕ ಹೋಗ್ತದೆ ದಾವಾಗ್ನಿ ಸಮುದ್ರದಿಂದ ಪಾರಾಗ್ತಾರೆ ಕಾಮಾನ್ ಮನಸ ಯಥೇಪ್ಸಿತಾನ್ ಲಭೇತ ಮನಸ್ಸಿನಿಷ್ಟಾರ್ಥಗಳೆಲ್ಲ ಪೂರ್ತಿ ಆಗ್ತವೆ ಈ ಸೂರ್ಯನನ್ನು ಧ್ಯಾನ ಮಾಡಿ ತೋತವನ್ನು ಆರಂಭ ಮಾಡಿದ ಇದು ಮುಂದೆ ಮೂವತ್ನಾಲ್ಕು ಶ್ಲೋಕದಲ್ಲಿ ಇದರ ವ್ಯಾಖ್ಯಾನ ಇದೆ ನೂರೆಂಟು ಶ್ರೀನಾಮಗಳು ಆದಿತ್ಯನ ಸೂರ್ಯನ ಶ್ರೀನಾಮಗಳ ಮೇಲೆ ಧರ್ಮರಾಜ ಮೂವತ್ನಾಲ್ಕು ಶ್ಲೋಕಗಳಲ್ಲಿ ವಿವರಣ ರೂಪವಾಗಿ ತನ್ನ ಬಾಯಿಂದ ತಾನು ಒಂದು ಸ್ತೋತ್ರ ಮಾಡಿದ್ದಾನೆ ಒಂದೇ ಸೂರ್ಯ ಸ್ತೋತ್ರ ಎರಡು ರೂಪದಲ್ಲಿದೆ ಇದನ್ನು ಹೇಳಿದ ಕೂಡಲೇ ಒಂದೇ ಸಲ ಉಚ್ಚಾರ ಮಾಡಿದಾಗ ಸೂರ್ಯನೇ ಬಂದು ಎದುರಿಗೆ ನಿಂತುಕೊಂಡ ನಿನಗೇನು ಬೇಕು ಅಂತ ಕೇಳಿದ ಧರ್ಮರಾಜನಿಗೆ ಬಂದವನು ನಿಮ್ಮೆದುರು ಬರೋದಿಲ್ವೇ ಬರ್ತಾ ಕುಂತಿ ಎದುರಿಗೆ ಬಂದ ಅವನು ಕುಂತಿ ಎದುರಿಗೆ ಬಂದದ್ದು ಬಲಾತ್ಕಾರಕ್ಕೆ ಆಭಿಚಾರಿಕ ಮಂತ್ರಕ್ಕೆ ಇದು ಆಭಿಚಾರಿಕವಲ್ಲ ಲೋಕಕ್ಷಿ ತನಗೇನು ಕೇಳ್ತಾ ಇಲ್ಲ ಧರ್ಮರಾಜ ಎದುರಿಗೆ ಬಂದು ಏನು ಬೇಕು ಎತ್ತೆ ವಿರಿಷಿತಂ ಕಿಂಚಿತಿ ತತ್ವಂ ಸರ್ವಂ ಅವಾಪ್ಸಸಿ ವಿವಸ್ವಾನುವಾಚ ನಿನಗೇನು ಬೇಕೋ ಕೊಡ್ತೇನಪ್ಪ ಅಂತ ಹೇಳಿ ಅಹಮನ್ನಂ ಪ್ರದಾಸ್ಯಾಮಿ ಸಪ್ತ ಪಂಚತತೆ ಸಮಾಹ ಸಪ್ತ ಪಂಚ ಸಪ್ತ ಅಂದ್ರೆ ಏಳು ಪಂಚ ಅಂದ್ರೆ ಐದು ಏಳು ಪ್ಲಸ್ ಐದು ಹನ್ನೆರಡು ಹನ್ನೆರಡು ವರ್ಷ ನಿನಗೆ ಅನ್ನವನ್ನು ಕೊಡ್ತೇನೆ ಅಂತ ಸೂರ್ಯ ಎಣಿಸಿದಷ್ಟು ಹದಿಮೂರನೇ ವರ್ಷಕ್ಕಿಲ್ಲ ಹದಿಮೂರನೇ ವರ್ಷ ವಿರಾಟನ ಮನೆಯಲ್ಲಿ ನಿನ್ನ ತಮ್ಮ ಅಡಿಗೆ ಮಾಡಿ ಹಾಕ್ತಾನೆ ನೀವು ಊಟ ಮಾಡುವುದು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ವಿರಾಟರಾಜನ ಮನೆಯಲ್ಲಿ ಬೇಕಾದಷ್ಟು ಪದಾರ್ಥ ತಂದಿಟ್ಟಿರ್ತಾರೆ ಅಡಿಗೆ ಮಾಡೋದಕ್ಕೆ ಸುಮ್ಮನೆ ಊಟ ಮಾಡು ಈ ಹನ್ನೆರಡು ವರ್ಷ ನನಗೆ ಅನ್ನ ಬರುವಂತೆ ಒಂದು ಕೆಲಸ ಮಾಡ್ತೇನೆ ಗೃಹೇಶ್ವ ಪೀಠರಂ ತಾಮ್ರಂ ಒಂದಿಷ್ಟು ತಾಮ್ರ ಪಾತ್ರೆ ಕೊಟ್ಟ ಈ ಗೋರಖ್ಪುರ್ ಹಿಂದಿ ಭಾಷಾಂತರದ ಪುಸ್ತಕದಲ್ಲಿ ಈ ವಿಷಯದಲ್ಲಿ ಎಷ್ಟು ಸುಂದರ ಚಿತ್ರವನ್ನು ಬರೆದಿದ್ದಾರೆ ನೋಡಬೇಕು ಕಂಠಪರ್ಯಂತ ನಿಂತಿದ್ದಾನೆ ಧರ್ಮರಾಜ ಭಕ್ತಿಯಿಂದ ಕೇಳ್ತಾ ಇದ್ದಾನೆ ಕೊಡುವುದಕ್ಕೆ ಸೂರ್ಯ ದೊಡ್ಡ ಪಾತ್ರೆಯನ್ನು ಕೊಡ್ತಿದ್ದಾನೆ ತಾಮ್ರ ಪಾತ್ರೆ ಶ್ರೇಷ್ಠ ಅನ್ನ ಮಾಡುವುದಕ್ಕೆ ಇಲ್ಲ ಹಿಂಡೇಲಿಯಂ ಅಂತ ತಿಳ್ಕೊಂಡಿದ್ದವಲ್ಲ ಈಗ ಹಿಂಡೇಲಿಯಂನವರು ಅರ್ಧ ತಾಮ್ರಕ್ಕೆ ಹೊಂದಿದ್ದಾರೆ ಯೋಚನೆ ಮಾಡಿ ಹೊಸ ರೀತಿ ತಾಮ್ರ ಪಾತ್ರೆ ಹಿಡಿಕೆ ಹಾಕಿರ್ತಾರಲ್ಲ ಅದು ನ್ಯಾಷನಲ್ ಫ್ಲಾಗ್ ಇದ್ದ ಹಾಗೆ ಕೆಳಗಿಂದ ಸ್ವಲ್ಪ ತಾಮ್ರ ಬಂದಿದೆ ಪೂರ ಪೂರ್ತಿ ತಾಮ್ರದ ಕುಕ್ಕರ್ಗಳು ಬರೋ ಕಾಲ ದೂರದಲ್ಲಿಲ್ಲ ಇದು ಫ್ಯಾಷನ್ ಎಲ್ಲ ತಿರುಗಿ ತಿರುಗಿ ಅಲ್ಲಿಗೆ ಬರುತ್ತೆ ಅದು ತಾಮ್ರದ ಪಾತ್ರೆ ಶ್ರೇಷ್ಠ ತಾಮ್ರಕ್ಕಿಂತ ಕಂಚು ಶ್ರೇಷ್ಠ ಇನ್ನೂ ಒಂದಿದೆ ಹೇಳ್ಬಿಡ್ತೇನೆ ಕಂಚಿಗಿಂತ ಮಣ್ಣಿನ ಪಾತ್ರೆ ಶ್ರೇಷ್ಠ ಮಣ್ಣಿನ ಪಾತ್ರೆಯಲ್ಲಿ ಅದು ಬಂಗಾರ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮಣ್ಣು ಅನ್ನೋದಿಲ್ಲ ಮಣ್ಣಿನ ಪಾತ್ರೆ ಅಂದ್ರೆ ಮನೇಲಿ ಮಣ್ಣಾಗ್ಬಿಡುತ್ತೆ ಅನ್ನ ಅಂತ ಮಣ್ಣು ಅಂತ ಹೇಳೋದು ಬಂಗಾರದ ಪಾತ್ರೆ ಅಂತ ಹೇಳೋದುಂಟು ಆದರೆ ಒಂದು ನಿಯಮ ಒಂದು ಸಲ ಉಪಯೋಗ ಮಾಡಿದ ಮಣ್ಣಿನ ಪಾತ್ರೆ ಇನ್ನು ಇನ್ನೊಂದು ಸಲ ಉಪಯೋಗ ಮಾಡಬಾರ್ದು ಅದು ಹೊರಗೆ ಹಾಕಿಬಿಡಬೇಕು ಮತ್ತೆ ತೊಳೆದು ಗಿಳಿದು ಮಾಡಿ ಇಲಿ ಬೆಕ್ಕೆಲ್ಲ ಓಡಾಡುವುದು ಅದೆಲ್ಲ ಮಾಡಿಕೊಡುದು ಅದು ಆ ಸೂರ್ಯನಿಗೆ ತಾಮ್ರ ಪಾತ್ರೆ ಕೊಟ್ಟಿದ್ದಾನಲ್ಲ ಬಂಗಾರದ ಪಾತ್ರೆ ಗೊತ್ತಿರಲಿಲ್ಲ ಅಂತ ಕೇಳಬೇಡಿ ಇದು ತುಂಬ ಶ್ರೇಷ್ಠ ಆರೋಗ್ಯಕರ ಎಂಬ ದೃಷ್ಟಿಯಿಂದ ಗೃಹೇಶ್ವ ಪೀಠರಂ ತಾಮ್ರಂ ಪೀಠರ ಅಂತ ಎಂಥ ಪಾತ್ರೆ ಕಂಠವಿದೆ ಗಡಿಗೆಯಂತಿದೆ ಅದು ಈ ಕುಕ್ಕರ್ನಲ್ಲಿರ್ತದಲ್ಲ ಬೋಳಾಗಿ ಹಾಗಲ್ಲ ಅಥವಾ ಬಟ್ಲು ಬಟ್ಲಾಗಿರ್ತದಲ್ಲ ಹಾಗಲ್ಲ ಪೀಠರಂ ಸಣ್ಣ ಬಾಯಿ ಇಷ್ಟದಪ್ಪದ ಹೊಟ್ಟೆ ಇದ್ದಂತೆ ಅಂಥದೊಂದು ಪಾತ್ರೆಯನ್ನ ಮಯಾ ದತ್ತಂ ನರಾಧಿಪ ಆದರೆ ಒಂದು ನಿಬಂಧನೆ ಯಾವದ್ವರ್ಸತಿ ಪಾಂಚಾಲಿ ಪಾತ್ರೇಣಾನೇನ ಸುವ್ರತ ಫಲಮೂಲಾಮಿ ಶಂಶಾಕಂ ಸಂಸ್ಕೃತಂ ಯನ್ಮಹಾನಸೆ ಪಾಂಚಾಲಿ ನಿನ್ನ ಪತ್ನಿ ಸಾಕು ಅನ್ನೋ ತನಕ ಅವಳು ಸುಮ್ಮನೆ ಅಪೇಕ್ಷೆ ಪಟ್ಟರು ಸಾಕು ಅಡಿಗೆ ಗಿಡಿಗೆ ಇವೆಲ್ಲ ಹಸಿ ಸೌದೆ ತಂದು ಅವಳು ಕಣ್ಣು ಕೆಂಪಾಗುವುದು ಒಲೆ ಉರಲಿಲ್ಲ ಅಂತ ಹೇಳುವುದು ಆ ಗೋಳಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿ ಸೂರ್ಯನಿಗೆ ಈ ಪಾತ್ರೆಯನ್ನಿಟ್ಟು ದಯವಿಟ್ಟು ಅನ್ನವನ್ನು ಕೊಡಬೇಕು ತಗೋ ಅನ್ನ ಎಷ್ಟಮ್ಮ ಬೇಕು ಇಷ್ಟು ಬೇಕು ಕೇಳಬೇಕು ಅಷ್ಟೇ ಅಲ್ಲ ಅದರಲ್ಲಿ ಹುಳಿ ಬೇಕು ಗೊಜ್ಜು ಬೇಕು ಪುಳಿಯೋಗರೆ ಬೇಕು ಸಕ್ಕರೆ ಪೊಂಗಲ್ ಬೇಕು ಎಷ್ಟು ಬೇಕು ಚತುರ್ವಿಧಂ ಭಕ್ಷ್ಯ ಭೋಜ್ಯ ಲೋಯ್ ಲೇಹ್ಯ ಪೇಯ ಭೋಜ್ಯ ಲೇಹ್ಯ ಅಂದ್ರೆ ನಾಲಿಗೆ ಚಪ್ಪರಿಸೋದು ಹಲ್ಲಿಲ್ಲದವ್ರು ತಿನ್ನುವುದು ಚೋಷ್ಯ ನುಂಗಿ ಬಿಡುವುದು ಪೇಯ ಕುಡಿಯುವುದು ಭಕ್ಷ್ಯ ಹಲ್ಲಿಂದ ಕಡಿದು ತಿನ್ನುವುದು ಸಂಡಿಗೆ ಅಂತ ಪದಾರ್ಥ ಆಗ್ಬೋದು ಆಗ್ಬೋದು ಚಕ್ಲಿ ಆಗ್ಬೋದು ಯಾವತ್ತೇನು ಬೇಕೋ ಅದನ್ನು ಎಷ್ಟು ಬೇಕೋ ಅಷ್ಟನ್ನೇ ಪಡೆಯಬಹುದು ಇದರಿಂದ ಫಲಮೂಲಾಮಿಷಂ ಹಣ್ಣು ಬೇಕು ಅಂದ್ರೆ ಕೊಡುತ್ತೆ ಗೆಡ್ಡೆ ಬೇಕು ಅಂದ್ರೆ ಕೊಡುತ್ತೆ ಗೆಡಸಬೇಕು ಅಂದ್ರೆ ಕೊಡುತ್ತೆ ಇಂಥದೊಂದು ಪಾತ್ರೆ ನಮಗೆ ಸಿಕ್ಕಿಬಿಟ್ಟಿದ್ರಿ ಪ್ರವಚನವನ್ನು ಇಲ್ಲಿಗೆ ನಿಲ್ಲಿಸಬಹುದಾಗಿತ್ತಲ್ಲ ಏನು ಕೇಳ್ತೀಯೋ ಅಡಿಗೆ ಮನೆಯಲ್ಲಿಟ್ಟು ಇದನ್ನ ಅದರಿಂದ ನೀನು ಪಡೆಯಬಹುದು ಇತಶ್ಚತುರ್ದಶೆ ವರ್ಷೆ ಭೂಯೋ ರಾಜ್ಯಂ ಅವಾಪ್ಸಸಿ ಇದರ ಮಹಿಮೆ ಹೇಗಿರ್ತದೆ ಅಂದ್ರೆ ಬಂದವರಿಗೆಲ್ಲ ಕಾಡಲ್ಲಿಯೂ ನೀನು ಅನ್ನದಾನ ಮಾಡುವ ಫಲವಾಗಿ ಹದಿನಾಲ್ಕನೇ ವರ್ಷದಲ್ಲಿ ಸರ್ವರಾಜ್ಯವು ನಿನ್ನ ವಶವಾಗುತ್ತೆ ನೀ ಚಕ್ರವರ್ತಿಯಾಗ್ತೀಯ ಎಂಬುದಾಗಿ ಸೂರ್ಯದೇವ ಹರಸಿದ ಅದಕ್ಕೆ ಮೇಲೆ ಇನ್ನೊಂದು ಎಚ್ಚರಿಕೆಯನ್ನು ಹೇಳಿದ ಏನ್ ಮಾಡಬೇಕು ಅಂದ್ರೆ ಇದು ರಾತ್ರಿ ಆಗೋ ತನಕ ಕೊಡ್ತಾ ಇರ್ತದೆ ಒಂದು ಸಲ ಅನ್ನಾಗಿನ್ನ ಸಾವಿರ ಜನಕ್ಕೆ ಬಡಿಸಿದಿರಿ ಇನ್ನೊಂದು ಸಾವಿರ ಜನ ಬಂದರೂ ಕೇಳ್ತಾ ಹೋಗಬಹುದು ಆದರೆ ದ್ರೌಪದಿ ರಾತ್ರಿ ಊಟ ಮಾಡಿ ಪಾತ್ರೆ ತೊಳೆದಿಗಿಳಿದಿಟ್ಟು ಬಿಟ್ರೆ ಆಮೇಲೆ ನೀವು ಶೀರ್ಷಾಸನ ಹಾಕಿದ್ರು ಹರಿಹರ ಬ್ರಹ್ಮ ಬಂದರು ಆ ಇಲ್ಲ ಅನ್ನ ಉಂಟಾಗೋದಿಲ್ಲ ಯಾರು ಬರ್ತಾರೆ ಅಂತ ಕೊನೆಯ ತನಕ ಎಚ್ಚರಿಕೆಯಿಂದ ಕಾಯ್ದಿದ್ದು ಅವರಿಗೆಲ್ಲ ಊಟ ಬಡಿಸಿದ ಮೇಲೆ ದ್ರೌಪದಿ ತೊಳೆಯಬೇಕು ಅಂತ ಏನು ಹೇಳಿದ್ರು ಅದು ಗೃಹಿಣಿಯ ಪದ್ಧತಿ ಆಯಿತು ಅಲ್ಲಿಂದ ಗೃಹಿಣಿಯಾದವಳು ಮನೆಯಲ್ಲಿ ಕೊನೆಯಲ್ಲಿ ಊಟ ಮಾಡಬೇಕು ಇದು ಹಳೆ ಕಾಲದ ಪದ್ಧತಿ ಒಳ್ಳೆ ಅಡಿಗೆ ಮಾಡಿ ನಾನೇ ಊಟ ಮಾಡಿದೆ ಬಂದವರಿಗೆಲ್ಲ ಬಡಿಸಿ ಹಂಚಿದವರಿಗೆ ಹಲ್ಲು ಬಾಯಿ ಅಂತ ಕಾರ್ಯ ಮಾಡಿದ್ದಾರೆ ನೋಡಿ ಯೋಚನೆ ಮಾಡಿ ಕೊನೆಯಲ್ಲಿ ಏನೂ ಸಿಕ್ಕೋದಿಲ್ಲ ಈ ಸ್ಥಿತಿ ನನಗೆ ಬೇಡ ಅಂತ ಮೊದಲೇ ತೆಗೆದಿಟ್ಟು ಉಳಿದಿದ್ದನ್ನು ಬಡಿಸೋದು ತಪ್ಪು ಇದು ದ್ರೌಪದಿ ಅವಳು ಊಟ ಮಾಡಿದ ಮೇಲೆ ಆ ಪಾತ್ರೆಯಲ್ಲಿ ಅನ್ನ ಬರೋದಿಲ್ಲ ಅಂತ ಏನು ಹೇಳಿದರು ಎಚ್ಚರಿಕೆ ಇರಲಿ ಎಂಬುದಾಗಿ ಇದು ಪ್ರತಿನಿತ್ಯ ಹೀಗೆ ಮಾಡ್ತಾ ಹೋದ್ರು ದ್ರೌಪದಿ ದೇವಿ ಅದು ದೂರ್ವಾಸರು ಬಂದು ದಿವಸಕ್ಕೆ ಪರೀಕ್ಷೆಗೆ ಬಂದು ಬಿಡಿತು ಅರ್ಧರಾತ್ರಿಗೆ ಬಂದು ಮಹಾರಾಯರು ಇಲ್ಲಿ ಆರಂಭವಾದ ಕತೆ ದೂರ್ವಾಸ ಆತಿಥ್ಯಕ್ಕೆ ಏನು ಅಲ್ಲಿ ತನಕ ತಾವು ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು ಇದಾದ ಮೇಲೆ ಮುಂದಿನ ಕತೆಗೆ ಹೋಗ್ತಾ ಇದ್ದೇವೆ ಈ ಕಡೆಯಲ್ಲಿ ದುರ್ಯೋಧನಾದಿಗಳು ಪಾಂಡವರಾಗಿದ್ದರೂ ಕಾಡಿಗೆ ಹೋಗಿದ್ದಾರೆ ಅವರು ವಾಪಸ್ ಬರಬಾರದು ಅದಕ್ಕೇನು ಮಾಡಬೇಕು ದುರ್ಬುದ್ಧಿ ಹನ್ನೆರಡು ವರ್ಷ ಕರೆದರೂ ಬರೋದಿಲ್ಲ ದಮ್ಮಯ್ಯ ಅಂತ ಅವರು ಅಲ್ಲ ಅಕಸ್ಮಾತ್ ಅವರೇನಾದರೂ ಒಂದು ಕುತಂತ್ರವನ್ನು ಮಾಡಿದರೆ ಭೀಮನ ಮೇಲೆ ಭಯ ಅವರಿಗೆ ಭೀಮ ಹೇಳ್ತಾರೆ ಮುಂದೆ ಧರ್ಮರಾಜನಿಗೆ ಯೋ ಮಾಸ ಸಂವತ್ಸರ ವೇದ ಪ್ರಮಾಣ ಒಂದು ಹದಿನಾಲ್ಕು ಹದಿಮೂರು ವರ್ಷ ಒಟ್ಟು ಹನ್ನೆರಡು ಪ್ಲಸ್ ಒಂದು ಏನು ಹೇಳಿದ್ದಾರೆ ನಾವು ಮಾತು ಕೊಟ್ಟಿದ್ದೇವಲ್ಲ ಹನ್ನೆರಡು ವರ್ಷಕ್ಕೆ ಬದಲು ಹನ್ನೆರಡು ತಿಂಗಳು ಮಾಡಿದ್ರು ಅಷ್ಟೇ ಹನ್ನೆರಡು ವರ್ಷ ಮಾಡಿದ್ರು ಅಷ್ಟೇ ಯಾಕೆ ವೇದದಲ್ಲಿ ಹೇಳ್ತಾರೆ ಯೋ ಮಾಸ ಸಂವತ್ಸರ ಒಂದು ವರ್ಷಕ್ಕೆ ಒಂದು ತಿಂಗಳು ಸಬ್ಸ್ಟಿಟ್ಯೂಟ್ ಆಪತ್ಕಾಲ ಬಂತು ಆದರೆ ಯತಿಗಳೇ ಮಾಡ್ತಾರೆ ಹಾಗೆ ಚಾತುರ್ಮಾಸ್ಯ ಅಂತ ಹೇಳ್ತೇವೆ ನಾಲ್ಕು ತಿಂಗಳು ಸನ್ಯಾಸಿಗಳು ಒಂದೇ ಕಡೆಯಲ್ಲಿ ನಿಂತಿರಬೇಕು ಮಳೆಗಾಲದಲ್ಲಿ ಶ್ರಾವಣಾದಿಗಳಲ್ಲಿ ಆದರೆ ಯಾವ ಸನ್ಯಾಸಿಯು ನಾಲ್ಕು ತಿಂಗಳು ಒಂದು ಕಡೆ ನಿಲ್ಲೋದಿಲ್ಲ ಅವ್ರಿಗೆ ಪಾದ ಪೂಜೆ ಕಾಣಿಕೆ ಹೋಗಿಬಿಡ್ತದೆ ಅದಕ್ಕೆ ಸುತ್ತ ಇರಬೇಕಲ್ಲ ಅದಕ್ಕೇನು ಮಾಡ್ತಾರೆ ಒಂದು ತಿಂಗಳಿಗೆ ಸಬ್ಸ್ಟಿಟ್ಯೂಟ್ ಒಂದು ಪಕ್ಷ ಫಿಫ್ಟೀನ್ ಡೇಸ್ ಹಿಡಿದು ಎರಡೇ ತಿಂಗಳಿಗೆ ಯೂಸ್ ಮಾಡಿಕೊಳ್ತಾರಲ್ಲ ಧರ್ಮರಾಜ ನಾವು ಯಾಕೆ ಹಾಗೆ ಮಾಡಬಾರದು ಒಂದು ವರ್ಷ ವನವಾಸ ಇದ್ದು ಹನ್ನೆರಡು ವರ್ಷ ಮುಗಿಯಿತು ಅಂತ ಹೇಳಿದ್ರೆ ವೇದಕ್ಕೆ ವಿರುದ್ಧವಿಲ್ಲವಲ್ಲ ಯಾತಕ್ಕೆ ಹೋಗಬಾರದು ಅಂತ ಕೇಳ್ತಾನೆ ಭೀಮಸೇನ ಹೀಗೆ ಮಾಡ್ತಾನೆ ಅಂತ ಗೊತ್ತು ಕೌರವರಿಗೆ ಆದ್ರಿಂದ ಅವರು ಬರಬಾರದು ಅದಕ್ಕೇನು ಮಾಡಬೇಕು ಕಾಡಲ್ಲಿ ಅವ್ರನ್ನ ಮುಗಿಸ್ಬಿಡ್ಬೇಕು ಊರಲ್ಲಿ ಮುಗಿಸಿದ್ರೆ ಜನಾಪವಾದ ಬರುತ್ತೆ ನೀರಲ್ಲಿ ಹಾಕಿದ್ರೆ ಸಾಯಲಿಲ್ಲ ವಿಷ ಕಚ್ಚಿದ್ರೆ ಸಾಯಲಿಲ್ಲ ಆರ್ಗಿನ ನೀರು ಪಾರಾದರೂ ಈ ತೊತ್ತಿನ ಮಗ ವಿದರ ಈಗ ಪಾಂಡವರಿಗೆ ಸಹಾಯಕ್ಕೆ ಹೋಗಲಾರ ಆದ್ರಿಂದ ಅವರನ್ನೇನಾದರೂ ಮಾಡಿ ಕೊಲ್ಲಬೇಕು ಅಂತ ಏನೇನೋ ಯೋಚನೆ ಮಾಡ್ತಾರೆ ದುರ್ಶಾಸನ ಒಂದು ಹೇಳ್ತಾನೆ ಕರ್ಣ ಒಂದು ಹೇಳ್ತಾನೆ ಶಕುನಿ ಒಂದು ಹೇಳ್ತಾನೆ ನೋ ಪ್ಲಾನ್ ಕ್ಲಿಕ್ಡ್ ಯಾವುದೂ ಸರಿ ಹೋಗಲಿಲ್ಲ ಅಷ್ಟರಲ್ಲಿ ಮೈತ್ರೇಯರೆಂಬ ಮಹರ್ಷಿಗಳು ಪರಾಶರರ ಶಿಷ್ಯರು ಪರಾಶರಂ ಮುನಿವರಂ ಕ್ರಿಯಂ ಮೈತ್ರೇಯ ಪರಿಭಪ್ರಚ್ಛ ಪಾದಾಭಿವಂದನ ವಿಷ್ಣು ಪುರಾಣದ ಮೊದಲನೇ ವಾಕ್ಯ ಇದು ಮೈತ್ರೇಯ ಮಹರ್ಷಿಗಳು ಜ್ಞಾನಿಗಳು ವೇದವ್ಯಾಸರ ಸಮಕಾಲ ಅವರು ಒಂದೇ ವಯಸ್ಸಿನವರು ಪರಾಶರರ ಶಿಷ್ಯರು ವಿಷ್ಣು ಪುರಾಣ ಕೇಳಿಕೊಂಡವರು ಈ ದುರ್ಯೋಧನನಿಗೆ ಒಂದು ಬುದ್ಧಿ ಹೇಳಬೇಕು ಅಂತ ಕೌರವ ಸಭೆಗೆ ಬಂದು ಅನೇಕರಿಗೆ ಈ ಕಥೆ ಗೊತ್ತಿಲ್ಲ ದುರ್ಯೋಧನನಿಗೆ ತೊಡೆ ಮುರಿದು ಸಾಯಿಲಿ ಅಂತ ಶಾಪವನ್ನು ಕೊಟ್ಟವರು ಈ ಮೈತ್ರೇಯರು ಮುನಿಶಾಪ ಇತ್ತು ಅದು ಬಂದ ಕಥೆ ಇದು ದುರ್ಯೋಧನ ಪ್ರತಿಜ್ಞೆ ಮೊದಲೇ ಹೇಳಿದ್ದೇನೆ ಪಾಂಡವರು ಕಾಡಿಗೆ ಹೋದದ್ದನ್ನು ಕೇಳಿದ್ರು ತುಂಬಾ ದುಃಖಪಟ್ಟರು ಪರಾಶರರೇ ಹೇಳಿ ಕಳಿಸಿದ್ರು ಏನೋ ಮೈತ್ರೇಯ ಹೋಗೋ ನೋಡೋ ಏನಾಯ್ತಲ್ಲಿ ಬಂದರು ಧೃತರಾಷ್ಟ್ರ ಇವರು ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಕರೆಸಿದ ಕೂರಿಸಿದ ಪೀಠದಲ್ಲಿ ನಿನ್ನ ಬುದ್ಧಿ ಇದ್ದೀನಿ ಅಂತ ಕೇಳಿದರು ಅವರು ಮೈತ್ರಿಯರು ಧೃತರಾಷ್ಟ್ರನಿಗೆ ಏನು ಸ್ವಾಮಿ ಏನ್ ಚಾಯ್ತು ನಿನ್ನ ತಮ್ಮನ ಮಕ್ಕಳನ್ನೆಲ್ಲ ಕಾಡಿ ಕಳಿಸಿದ್ದೀಯೇ ಕಪಟ ದ್ಯೂತವನ್ನು ಮಾಡಿ ನಿನ್ನ ಮಕ್ಕಳಲ್ಲಿ ನೀನು ಹೇಗೆ ಪ್ರೀತಿ ತೋರಿಸ್ತೀಯೋ ಪಾಂಡವರು ನಿನ್ನ ಮಕ್ಕಳಲ್ವೇ ತಂದೆ ಇಲ್ಲದೆ ತಬ್ರಿಗಳಲ್ವೇ ಕರೆಸು ನಿನ್ನ ಮಗನನ್ನ ದುರ್ಯೋಧನ ನಡ್ಕೊಂಬಂದರು ಏನ್ರಿ ನಿಮ್ಗೆ ಕಾಳು ಗೋಳು ಯಾರು ನಿಮ್ಮನ್ನು ಕರೆದವರು ಅಂತ ಕೇಳಿದ ಇವರು ಹೇಳಿದರು ನಿನಗೆ ಆಪತ್ಕಾಲ ಬಂದರೆ ಇರಲಿ ಅಂತ ಒಂದು ದಿವ್ಯವಾದ ಧನುಸ್ಸನ್ನು ತಂದಿದ್ದೇನೆ ಬಿಲ್ಲನ್ನ ಅದನ್ನ ನೀನು ಕೊಡಬೇಕಾದ್ರೆ ನೀನು ಪಾಂಡವರನ್ನು ವಾಪಸ್ ಕರಿಬೇಕು ಅವರಿಗೆ ರಾಜ್ಯ ಎಲ್ಲ ವಾಪಸ್ ಕೊಡಬೇಕು ಅಂತ ಕೇಳಿದರೆ ನಿಮ್ಮ ಬಿಲ್ಲು ಬೇಡ ನಿಮ್ಮ ವರವೂ ಬೇಡ ಹೋಗಿ ಆಚೆಗೆ ನಿಮ್ಮನ್ನು ಕರೆದವರು ಯಾರು ಅಂತ ತಿರಸ್ಕಾರ ಮಾಡಿದ ತೊಡೆ ತಟ್ಟಿದ ಅವರು ಕೋಪ ಬಂತು ಬಿಲ್ಲನ್ನು ಮುರಿದು ಹಾಕಿದರು ಈ ತೊಡೆಯಿಂದಲೇ ನೀನು ಸಾಯುವಂತಾಗಲಿ ತೊಡೆ ಮೂರಿಸಿ ನಿನಗೆ ಭೀಮಸೇನಾ ಕೊಲ್ಲಲಿ ಅಂತ ಶಾಪವನ್ನು ಕೊಟ್ಟು ದೂರ ದೂರ ದೂರ ಅಂತ ಹೋಗಿಬಿಟ್ರು ಮೈತ್ರೇಯರ ಶಾಪ ಅದಾದ ಮೇಲೆ ಒಂದು ದಿವ್ಯ ಘಟ್ಟಕ್ಕೆ ಬರ್ತಾ ಇದ್ದೇವೆ ಅರಣ್ಯದಲ್ಲಿ ಮೊತ್ತ ಮೊದಲನೇ ಸಲಕ್ಕೆ ನಮ್ಮ ಕೃಷ್ಣಸ್ವಾಮಿ ವೇಣುಗೋಪಾಲ ಸ್ವಾಮಿ ಈ ದೇವಸ್ಥಾನದಿಂದ ಹೋಗಿದ್ದ ನೋಡಿ ಅಲ್ಲಿ ಎಲ್ಲಿದ್ದಾರೆ ಪಾಂಡವರು ಕಾಮ್ಯ ಕವನದಲ್ಲಿದ್ದಾರೆ ಅರ್ಜುನಾಭಿಗಮನ ಪರ್ವ ದ್ವಾದಶೋಧ್ಯಾಯ ಹನ್ನೆರಡನೇ ಅಧ್ಯಾಯದಲ್ಲಿ ಬರುತ್ತೆ ಕಥೆ ಇದು ಕಾಮ್ಯಕವನ ಎಲ್ಲಿದೆ ಅದು ಕುರುಕ್ಷೇತ್ರದಲ್ಲಿದೆ ಅಂಥದೊಂದು ಅಯೋಧ್ಯೆ ಹತ್ರ ಇದೆ ಅಂತ ಮೊನ್ನೆ ಹೋಗಿದ್ದವರೊಬ್ಬರು ಹೇಳಿದರು ಅದು ಇನ್ನೊಂದು ಹೆಸರು ಇರುವುದು ನಂಗೆ ಗೊತ್ತಿಲ್ಲ ಕುರುಕ್ಷೇತ್ರ ಅವಶ್ಯವಾಗಿ ಹೋಗಬೇಕು ನೀವು ಒಂದು ಸಲವಾದರೂ ಹೋಗಬೇಕು ಒಂದು ನೂರು ಮೈಲಿ ಉದ್ದ ಒಂದು ನೂರು ಮೈಲಿ ಅಗಲದ ದೊಡ್ಡ ಕ್ಷೇತ್ರಕ್ಕೆ ಕುರುಕ್ಷೇತ್ರ ಅಂತಾರೆ ಆ ಕ್ಷೇತ್ರ ಹಾಗೆಯೇ ಇದೆ ಇಂಟ್ಯಾಕ್ಟ್ ಇದೆ ಭೂಮಿನ ಯಾರು ಎತ್ಕೊಂಡು ಹಾಗಿಲ್ಲ ಬಾಬರ್ ಅಕ್ಬರ್ ಯಾರು ಎತ್ಕೊಂಡು ಹೋಗಿಲ್ಲ ಆ ಒಂದು ನೂರು ಮೈಲಿ ಉದ್ದ ಒಂದು ನೂರು ಮೈಲಿ ಅಗಲದ ಕ್ಷೇತ್ರದಲ್ಲಿ ಎಷ್ಟು ತೀರ್ಥ ಇದೆ ಗೊತ್ತೇನು ಎಪ್ಪತ್ತೈದು ಲಕ್ಷ ತೀರ್ಥ ಇದೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಭೂಮಿ ಹೀಗಂದ್ರೆ ನೀರು ಬಂದುಬಿಡುತ್ತೆ ಅದು ಕುರುಕ್ಷೇತ್ರದಲ್ಲಿ ಎಷ್ಟೋ ಸಲ ಮೈನಸ್ ಡಿಗ್ರಿ ಟೆಂಪರೇಚರ್ ಬರ್ತದೆ ನಲವತ್ತೆಂಟು ನಲವತ್ತೊಂಬತ್ತು ಆಗ್ತದೆ ಸಮುದ್ರ ಮಟ್ಟಕ್ಕಿದೆ ಅಂತ ಹೇಳ್ತಾರೆ ಬ್ರಹ್ಮದೇವ ಭಗವಂತನಿಂದ ಅಪ್ಪಣೆಯನ್ನು ಪಡೆದು ಜಗ ಸೃಷ್ಟಿ ಮಾಡುವುದಕ್ಕೆ ಎಲ್ಲಿ ಕೂತುಕೊಂಡನೋ ಸಂಕಲ್ಪ ಮಾಡುವುದಕ್ಕೆ ಅದು ಬ್ರಹ್ಮ ಸರಸ್ಸು ಬಿಂದು ಸರಸ್ಸು ಅಂತ ಹೇಳಿ ಅದು ಕುರುಕ್ಷೇತ್ರದಲ್ಲಿರುವಂತಹದ್ದು ವೈಶಂಪಾಯನ ಸರಸ್ಸು ಅದಕ್ಕೆ ಮೊದಲನೇ ಹೆಸರು ದ್ವೈಪಾಯನ ಸರಸ್ಸು ಅದಕ್ಕೂ ಮೊದಲಿನ ಹೆಸರು ಬೇರೆ ಬೇರೆ ಹೆಸರು ದ್ವೈತವನ ಅಂತ ಹೇಳ್ತಾರೆ ದ್ವೈತ ಸರೋವರ ಅಂತ ಹೇಳ್ತಾರೆ ನಾಲ್ಕು ಮೂಲೆಯಲ್ಲಿ ಆ ನೂರು ಮೈಲಿ ನೂರು ಮೈಲಿ ಉದ್ದ ಅಗಲದ ಕ್ಷೇತ್ರದಲ್ಲಿ ನಾಲ್ಕು ದಿವ್ಯ ಯಕ್ಷ ಸರೋವರಗಳಿವೆ ಅದರಲ್ಲಿ ಒಂದರಲ್ಲಿ ಯಕ್ಷ ಪ್ರಶ್ನೆ ವನಪರ್ವದ ಕೊನೆಯಲ್ಲಿ ನಡೆಯಿತು ಅದು ಬಹಳ ದೊಡ್ಡವಾದ ಭೂಮಿ ಸಪ್ತ ನದಿಗಳು ಸಪ್ತ ಸಿಂಧುಗಳು ದೃಷದ್ವತಿ ಸರಸ್ವತಿ ನದಿಯ ನಡುವೆ ಇನ್ನೈದು ನದಿಗಳು ಸಮೃದ್ಧವಾದ ಜಾಗ Kurukshetra fortunately it is entirely which in our present India ಎಲ್ಲಿದೆ ಹರಿಯಾಣ ದೇಶದಲ್ಲಿದೆ ಅದು ದೆಹಲಿಯಿಂದ ಎರಡು ನೂರು ಮೈಲಿ ದೂರವಾಗುತ್ತೆ ಆ ಕ್ಷೇತ್ರಕ್ಕೆ ಒಂದ್ಸಲ ಹೋಗಿದ್ದೇನೆ ಮತ್ತೆ ಹೋಗಬೇಕು ಅಂತ ಆಸೆ ಒಂದು ಗೀತಾ ಸಪ್ತಾಹವನ್ನಲ್ಲೇ ಮಾಡಬೇಕು ಅಂತ ಆಸೆ ಕುರುಕ್ಷೇತ್ರದಲ್ಲಿ ಯಾವ ಜಾಗದಲ್ಲಿ ಕೃಷ್ಣ ಭಗವದ್ಗೀತೆ ಹೇಳಿದನೋ ಅದು ಒಂದು ಮರದ ನೆರಳು ಆಳದ ಮರದ ನೆರಳು ಆ ಆರದ ಮರ ಇನ್ನೂ ಇದೆ ಅಲ್ಲಿ ಅದೇ ಜಾಗದಲ್ಲಿ ಅದು ಸಾಯುವುದೇ ಇಲ್ಲ ಅದರ ಮೇಲೆ ನೆಟ್ ಹಾಕಿದ್ದಾರೆ ಪಕ್ಷಿಗಳು ಬಂದು ವೃಷ್ಟಿ ಮಾಡದೇ ಇರಲಿ ಅಂತ ತುಂಬಾ ಚಳುವಾದ ಎಲೆ ಹೊಂದಿರತಕ್ಕಂಥ ಮರ ಆ ಕಾಮ್ಯಕವನಕ್ಕೆ ಹೋಗಿದ್ದಾರೆ ಪಾಂಡವರು ದ್ವೈತವನ ಅಂತ ಇನ್ನೊಂದು ಮೂಲೆಯಲ್ಲಿ ಬರ್ತದೆ ಯಾತ್ರೆ ಹೋದರೂ ಚೆನ್ನಾಗಿರೋ ಜಾಗ ಸುಖವಾಗಿರಲಿ ಅಂತ ಪಾಂಡವರು ಹೊರಟರು ಹೊರಡುವಾಗಲೂ ಕೃಷ್ಣ ಧ್ಯಾನವನ್ನು ಮಾಡಲಿಲ್ಲ ಪಾಂಡವರು ರಾಜಸು ಯಾಕೆ ಕೃಷ್ಣನನ್ನು ಕಲಿಸಿದ್ರು ಜೂಜಾಡುವಾಗ ಕೃಷ್ಣ ಧ್ಯಾನವಿಲ್ಲ ಅಡವಿಗೆ ಹೊರಡುವಾಗಲೂ ಕೃಷ್ಣ ಧ್ಯಾನ ಮಾಡಲಿಲ್ಲ ಆಗ ಕೃಷ್ಣನೇ ಅಯ್ಯೋ ಪಾಂಡವರಿಗೆ ಹೀಗಾಯಿತೆ ಅಂತ ತಿಳ್ಕೊಂಡು ಅವರನ್ನು ನೋಡಬೇಕು ಅಂತ ಬರ್ತಾ ಇದ್ದಾನೆ ಪಾರ್ಥಾನಾಮಭಿಷಂಗೇಣ ಯಥಾ ಕ್ರುದ್ಧಂ ಜನಾರ್ದನಂ ಅರ್ಜುನ ಮಾಸಾ ದಿದಕ್ಷಂತಮಿವ ಪ್ರಜಾ ಎಂಟನೇ ಶ್ಲೋಕ ಅದರ ಹಿಂದೆಂದು ಓದಲಿಲ್ವಲ್ಲ ಅವನು ಬಂದದ್ದನ್ನು ನೋಡಿದರು ದೂರದಿಂದ ಪಾಂಡವರು ಕೃಷ್ಣನ ಜೊತೆಯಲ್ಲಿ ಇನ್ನೂ ಅನೇಕರಿದ್ದರು ಪಾಂಚಾಲ ದೊರೆಗಳ ಮಕ್ಕಳೆಲ್ಲ ಇದ್ದರು ಧೃಷ್ಟಕೇತು ಇದ್ದ ಕೇಕೈರಾಜರಿದ್ದರು ಭೋಜರಿದ್ದರು ವೃಷ್ಣಿಗಳು ಅಂಧಕರು ಅನೇಕ ದೊರೆಗಳೆಲ್ಲ ಕೃಷ್ಣನ ಜೊತೆಯಲ್ಲಿ ಬಂದಿದ್ದಾರೆ ಪಾಂಡವರನ್ನು ವಿಚಾರಿಸಬೇಕು ಯಾರ ಮನೆಯಲ್ಲಾದ ಒಂದು ಅನರ್ಥವಾದರೆ ಬಂಧು ಬಾಂಧವರೆಲ್ಲ ಯೋಗಕ್ಷೇಮ ಮಾಡ್ತಾರೆ ಅಯ್ಯೋ ಅವರು ಹೋಗಿಬಿಟ್ರೆ ಅಯ್ಯೋ ನಿಮಗೆ ಇಷ್ಟೆಲ್ಲ ಹಣಕಾಸು ವ್ಯರ್ಥವಾಯಿತೆ ದುಃಖ ವಿಚಾರಿಸುವಂತೆ ಕೃಷ್ಣ ಸುಮ್ಮನೆ ಬಂದಿಲ್ಲ ಅವನ ಜೊತೆಯಲ್ಲಿ ಅನೇಕ ದೊರೆಗಳೆಲ್ಲ ಬಂದಿದ್ದಾರೆ ಧರ್ಮರಾಜ ಎಲ್ಲ ಎದ್ದು ಹೋದ ಇವರು ಪಾಂಡವರ ವೇಷ ಏನು ಕೃಷ್ಣಾಜನ ಉಟ್ಕೊಂಡಿದ್ದಾರೆ ಕೃಷ್ಣಾಜನ ಹೊದ್ದಿದ್ದಾರೆ ಬೇಟೆಗಾರರಂತೆ ಕಾಣ್ತಾ ಇದ್ದಾರೆ ಜನಿವಾರ ಹೊಂದಿದೆ ಬ್ರಾಹ್ಮಣರಂತೆ ಬದುಕ್ತಾ ಇದ್ದಾರೆ ಉಡುವುದಕ್ಕೆ ನಾರ್ಮಡಿಯೂ ಕೂಡ ಗತಿ ಇಲ್ಲ ದ್ರೌಪದಿ ಒಬ್ಬಳು ಒಂದು ಕೊಳಕು ಬಟ್ಟೆ ಉಟ್ಕೊಂಡಿದ್ದಾಳೆ ರಾಮಾಯಣದಲ್ಲಿ ರಾಮನಿಗಿಂತ ಸೀತಾದೇವಿಗಿಂತ ಹೀನ ಸ್ಥಿತಿ ಪಾಂಡವರ ಸ್ಥಿತಿ ಕೃಷ್ಣನನ್ನ ತಮ್ಮ ಆ ಕೆಟ್ಟ ಸಂದರ್ಭದಲ್ಲಿ ನೋಡೋದಕ್ಕೆ ತುಂಬಾ ನಾಚಿಕೆಯಾಗಿದೆ ಬಾಗಿಲು ಮರೆಯಲ್ಲಿ ನಿಂತುಬಿಟ್ಲು ದ್ರೌಪದಿ ಅರ್ಜುನಾದಿಗಳೆಲ್ಲ ಹೋಗಿ ಸ್ವಾಗತ ಮಾಡಿ ಕರ್ಕೊಂಬಂದ್ರು ಕೂರಿಸೋದಕ್ಕೆ ಕುರ್ಚಿಯೇ ಆಸನವೇ ಅರಮನೆಯಲ್ಲಿದ್ದ ವೈಭವವೇ ಎಲ್ಲೋ ಒಂದು ಕಲ್ಲು ಆಶ್ರಮದಲ್ಲಿ ಮುಂದುಗಡೆ ಅಲ್ಲಿ ಕೂತ್ಕೊಂಡ್ರು ಅಭಿವಾದ್ಯ ಕುರು ಕೇಶವ ಕೇಶವಬ್ರವೀತ್ ಕೃಷ್ಣನೇ ನಮಸ್ಕಾರ ಮಾಡಿದ ಧರ್ಮರಾಜನ ಕಾಲುಗಳನ್ನು ಹಿಡ್ಕೊಂಡು ವಯಸ್ಸಲ್ಲಿ ದೊಡ್ಡವನಾದ್ರಿಂದ ನಾನು ದೇವಿಕಿ ಪುತ್ರ ಬಂದಿದ್ದೇನೆ ಅಭಿವಾದಿಯೇ ಭೋ ಅವನು ಆಲಿಂಗನ ಮಾಡಿಕೊಂಡ ಕೃಷ್ಣ ಅಂದ ಬಿಕ್ಕಿ ಬಿಕ್ಕಿ ಹತ್ತುಬಿಟ್ಟ ಧರ್ಮರಾಜ ಯಾತಕ್ಕೆ ಕೃಷ್ಣನಿಗೆ ಆತಿಥ್ಯ ಮಾಡುವುದಕ್ಕೆ ಅನುಕೂಲವಾದ ಸ್ಥಿತಿ ಇಲ್ಲವಲ್ಲ ಅಂತ ಅವನು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾನೆ ನಿಮ್ಮನೆಗೆ ಯಾರು ಅಪರೂಪದ ತುಂಬಾ ಪ್ರೀತಿಯುಳ್ಳ ಬಾಂಧವರು ಬಂದರೆ ನಿಮ್ಮ ಬಡತನಕ್ಕೆ ನೀವು ಎಷ್ಟು ಸಂಕಟ ಪಡ್ತೀರಿ ಆ ರೀತಿ ದುಃಖಪಟ್ಟ ಕೃಷ್ಣನ ಕಣ್ಣಲ್ಲಿ ನೀರು ಬಂತು ಒಡನೆಯೇ ಪಾಂಡವರು ಕೇಳದೆಯೇ ತಾನೇ ಒಂದು ಪ್ರತಿಜ್ಞೆಯನ್ನು ಮಾಡಿದ ಕೃಷ್ಣನ ಆ ಕನಿಕರವನ್ನ ಕರುಣೆಯನ್ನು ನೋಡಬೇಕು ಇದು ನಿರ್ವ್ಯಾಜ ನೀವು ಅಪ್ಲಿಕೇಶನ್ ಹಾಕಿ ನೋಡೋಣ ಬಾರ್ಕಲಾಂ ನಾಳಿಕೆ ಬಾರ್ಕಲಾಂ ನಾಳಂಜಿಕೆ ಬಾರ್ಕಲಾಂ ಹಾಗಲ್ಲ ನಿಮ್ಮ ಕಷ್ಟ ಬಂದು ಕೂಡಲೇ ಕೊಡುವವನು ಕೃಷ್ಣ ದುರ್ಯೋಧನಶ್ಚ ಕರ್ಣಸ್ಯ ಶಕುನೇಶ್ಚ ದುರಾತ್ಮನಃ ದುಶ್ಯಾಸನ ಚತುರ್ಥಾನಾಂ ಭೂಮಿ ಪಾಸ್ಯತಿ ಶೋಣಿತಂ ದುರ್ಯೋಧನ ಕರ್ಣ ಶಕುನಿ ದುಶ್ಯಾಸನರ ರಕ್ತವನ್ನ ಧರ್ಮರಾಜ ಅಳಬೇಡ ಅಳಬೇಡ ಇನ್ನು ಕೊಂಚವೇ ಕಾಲದಲ್ಲಿ ಭೂಮಿ ಈ ನಾಲ್ವರು ದುಷ್ಟರ ರಕ್ತವನ್ನ ಕುಡಿಯಲಿದೆ ಏತಾನ್ನಿ ಹತ್ಯ ಸಮರೇ ಏತದಸ್ಯ ಪದಾನುಗಾಹ ಅವ್ರು ಸಾಯ್ತಾರೆ ನಿನಗ್ಯಾಕೆ ಗೊತ್ತು ಕೃಷ್ಣ ಅಂದ್ರೆ ನೀ ಸುಮ್ಮನೆ ಇರೋ ಅರ್ಜುನ ನಿನ್ನ ಗಾಂಡೀವ ಬೇಡ ಧರ್ಮರಾಜ ನಿನ್ನ ಶಲ್ಯ ಬೇಡ ಭೀಮ ನಿನ್ನ ಗದೆ ಬೇಡ ನಾನೇ ಕೊಲ್ತೇನೆ ಆ ನಾಲ್ವರನ್ನ ಏತಾನ್ನಿಹತ್ಯ ನಿಹತ್ಯ ಏ ತದಸ್ಯ ಪದಾನುಗಾ ಅವ್ರ ಜೊತೆಯಲ್ಲಿ ಬರುವನನ್ನು ತಾಂಶ ಸರ್ವಾನ್ ವಿನಿರ್ಜಿತ್ಯ ಸಹಿತಾನ್ ಸದರಾಧಿಪಾನ್ ತತ ಸರ್ವೇಭಿ ಸಿಂಚಾಮಹ ನನ್ನ ಜೊತೆಯಲ್ಲೆಲ್ಲ ಬಂದಿದ್ದಾರಲ್ಲ ನಾವೆಲ್ಲ ಸೇರಿಕೊಂಡು ಪಟ್ಟಾಭಿಷೇಕ ಮಾಡ್ತೇವೆ ನಿನಗೆ ಧರ್ಮರಾಜಂ ಯುಧಿಷ್ಠಿರಂ ನಿಗತ್ಯ ಉಪಚರನ್ ಮಧ್ಯ ಹೇಷ ಧರ್ಮ ಸನಾತನಃ ಯಾವನು ಮೋಸದಿಂದ ನಿಮ್ಮನ್ನು ವಂಚಿಸಿ ಕಾಡಿಗಟ್ಟಿ ಅಟ್ಟಿ ಸ್ಥಿತಿಗೆ ತಂದಿದ್ದಾನೆಯೋ ಅವನನ್ನು ಮೋಸದಿಂದಲೇ ಕೊಲ್ಲಬೇಕು ಅದನ್ನು ನಾನೇ ಮಾಡ್ತೇನೆ ಅಂತ ಕೃಷ್ಣ ಈಗ ಎಂಥ ಪ್ರತಿಜ್ಞೆ ಇದು ಅದಾದ ಮೇಲೆ ಕೃಷ್ಣನಿಗೆ ಕೋಪ ಬಂದದ್ದು ನೋಡಿ ಪಾರ್ಥಾನಾಮಭಿಷಂಗೇಣ ತಥಾ ಕ್ರುದ್ಧಂ ಜನಾರ್ದನಂ ಅರ್ಜುನ ಶಮಯ ಮಾಸ ದಿಧಕ್ಷಂತಮಿವ ಪ್ರಜಾ ಕಣ್ಣು ಉಗ್ರವಾಗಿ ಬಿಟ್ಟಿದ್ದಾನೆ ಕೃಷ್ಣ ಎಂದೂ ಕೋಪಗೊಂಡವನಲ್ಲ ಕೃಷ್ಣನ ಕೋಪ ಬಂದ್ರೆ ಹೇಗಿರುತ್ತೆ ನೋಡ್ಬೇಕಂತ ಭೀಷ್ಮನಿಗೆ ಆಸೆ ನಿನ್ನ ಕೈ ಚಕ್ರ ಹಿಡಿಸ್ತೇ ನೋಡು ಅಂದ ಹೌದು ಚಕ್ರ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಪಾರ್ಕಲಾಮ ಅಂದ ಭೀಷ್ಮ ಚಕ್ರ ಹಿಡಿಯುತ್ತೀಯೋ ಹಿಡಿಯೋದಿಲ್ವೋ ನೋಡಿಸ್ತೇನೆ ಅಂತ ಹೇಳಿ ಮೂರನೇ ದಿವಸ ಮತ್ತು ಒಂಬತ್ತನೇ ದಿವಸ ಯುದ್ಧದಲ್ಲಿ ಮಹಾಭಾರತ ಹದಿನೆಂಟು ದಿವಸದಲ್ಲಿ ಎರಡು ಸಲ ಕೃಷ್ಣ ಅರ್ಜುನನ ರಥವನ್ನ ಭೀಷ್ಮನ ರಥದ ಮುಂದೆಯೇ ತಗೊಂಡು ಹೋಗಿ ನಿಲ್ಲಿಸಿದರು ಎಲ್ಲೋ ನೋಡ್ತಾ ಇದ್ದಾನೆ ಅವನು ಯಾಕೋ ಅವನ್ ತಾತ ಅಂತ ಕರಿಕರ ತೋರಿಸ್ತೀಯ ಮುಗಿಸ್ತೀಯೋ ನಾನೇ ಮುಗಿಸ್ಲೋ ಅಂತ ಹೇಳಿ ಕೃಷ್ಣನೇ ಚಕ್ರವನ್ನು ಹಿಡಿದು ಬಿಟ್ಟ ಬೇಡ ಬೇಡ ಕೃಷ್ಣ ನಾನೇ ಮಾಡ್ತೀನಿ ಅಂತ ಮೂರನೇ ದಿವಸ ತಪ್ಪಿಸಿದ್ದ ಒಂಬತ್ತನೇ ದಿವಸ ಚಕ್ರಾಯುಧವನ ತಾನೇ ಹಿಡಿದು ರಥದಿಂದ ಧುಮುಕಿದ ಗತೋತ್ತರೀಯ ಉತ್ತರಿಯ ಕೆಳಗೆ ಬಿತ್ತಂತೆ ಭಾಗವತದಲ್ಲಿ ಬರುತ್ತೆ ಭೀಷ್ಮ ಸ್ತುತಿಯಲ್ಲಿ ಉತ್ತರಿಯ ಇಲ್ಲದೆ ಇದ್ದವರು ಊಟ ಮಾಡಬಾರದು ಅಂತ ಒಂದು ಶಾಸ್ತ್ರ ಒಂಟಿ ಬಟ್ಟೆಯಲ್ಲಿ ಪ್ಯಾಂಟು ಗಿಂಟು ಶರ್ಟ್ ಹಾಕೊಂಡು ಊಟ ಮಾಡಬಾರದು ಹಳೆ ಪದ್ಧತಿ ಹೇಳಿದೆ ನಿಮ್ಮ ಪದ್ಧತಿಗೆ ನಾನು ಆಕ್ಷೇಪ ಇಲ್ಲ ಉತ್ತರಿಯ ಕೆಳಗೆ ಬಿದ್ದದ್ರಿಂದ ಅವತ್ತು ಭೀಷ್ಮ ಬದುಕಿದ ಇಲ್ಲದೆ ಕೃಷ್ಣ ತಿಂದು ಹಾಕಿಬಿಡ್ತಿದ್ದ ಅಂತ ವ್ಯಾಖ್ಯಾನ ಮಾಡ್ತಾರವಲ್ಲ ಆಚಾರ್ಯರು ಚಕ್ರವನ್ನು ಹಿಡಿದು ರಥದಿಂದ ಕೆಳಗೆ ಯಾವಾಗ ಓಡಿ ಬರ್ತಾ ಇದ್ದಾನೋ ಕೋಪಗೊಂಡು ಕಣ್ಣಿನಿಂದ ನೋಡ್ತಾ ಭೀಷ್ಮನು ಬಿಲ್ಲು ಬಾಣ ಕೆಳಗೆ ಹಾಕಿ ಏಷೇ ಹಿ ಪುಂಡರೀಕಾಕ್ಷ ಮಾರೋ ಸ್ವಾಮಿ ನೀ ಕೋಪಗೊಂಡ್ರೆ ನಿನ್ನ ಸೌಂದರ್ಯ ಹೇಗಿದೆ ಅಂತ ನೋಡಬೇಕು ಅಂತ ಮಾಡಿದೆ ಅಪ್ಪ ನನ್ನ ಅಂತ ಅವನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ ಕೃಷ್ಣನ ಕೋಪ ಅಂದ್ರೆ ಹೇಗಿರಬೇಕು ತಪಸ್ಸು ಮಾಡಿ ಕಾಣಬೇಕು ರಾಮನಿಗೂ ಹಾಗೆ ರಾಮಾವತಾರದಲ್ಲಿ ತಪಸ್ಸಿಲ್ಲದೆಯೇ ಕೋಪ ತೋರಿಸುವುದು ಒಂದೇ ಒಂದು ಅವತಾರ ನರಸಿಂಹಾವತಾರ ಕೋಪದಲ್ಲಿ ಕರುಣೆಯನ್ನು ತೋರಿಸೋ ಅವತಾರ ಕರುಣೆಯಲ್ಲಿ ಕೋಪ ತೋರಿಸೋದು ಎರಡು ಅವತಾರ ಆದ್ರಿಂದ ಇವನು ಕೋಪ ಬಂದದ್ದನ್ನು ನೋಡಿ ಅರ್ಜುನ ಶಮಯ ಮಾಸ ಅರ್ಜುನನೇ ಅವನನ್ನು ಶಮನ ಮಾಡಿದ ಕೃಷ್ಣ ಸ್ವಲ್ಪ ತಡೆದುಕೋ ತಡೆದುಕೋ ನೀನು ನಿನ್ನ ಪ್ರತಿಜ್ಞೆಯನ್ನು ಮುರಿಯಬೇಡ ಈ ಕೌರವರಿಗೆ ನಾವೆಲ್ಲ ಏನೇನು ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೇವೆ ಅದು ಕಾಲ ಬರಲಿ ಅಂತ ಕಾಯ್ತಾ ಇದ್ದೇವೆ ಅಂತ ಹೇಳಿದ ಮೇಲೆ ತೂಷ್ಣೀಮಾಸಿ ತಟಪಾರ್ಥಂ ಇತ್ಯವಾಚ ಜನಾರ್ದನ ನಲವತ್ನಾಲ್ಕನೇ ಶ್ಲೋಕ ಸುಮ್ಮನೆ ಕೂತ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ ಕೃಷ್ಣನಿಗೆ ಕೋಪ ಬಂತು ಇಲ್ಲೇ ಮುಗಿಸ್ಬೇಕು ಅಂತ ಇವನು ಮಾತಾಡೋಕೆ ಅವಕಾಶ ಕೊಡಲಿಲ್ಲ ಅರ್ಜುನ ಕೋಪ ಉತ್ತರ ಕ್ಷಣದಲ್ಲಿ ಕರುಣೆಯಾಯಿತು ಕೃಷ್ಣನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ ಅರ್ಜುನನನ್ನು ಬಾ ಚುತಬ್ಬಿಗೊಂಡ ಎಂಥ ಮಾತನಾಡ್ತಾನೆ ಮಮೈವತ್ವಂ ತವೈವಾಹಂ ಅಷ್ಟಾಕಿರುವಂತರ ಅರ್ಜುನ ನೀನು ನನ್ನವನು ನಾನು ನಿನ್ನವನು ಮಮೇವತ್ವಂ ತವೈವಾಹಂ ಏಚ ಮದೀಯ ತವೈವಚ ನನ್ನವರಂತೆ ಯಾರ್ಯಾರಿದ್ದಾರೆಯೋ ಅವರೆಲ್ಲ ನಿನಗೂ ಸೇರಿದವರು ಯಸ್ವಾನ್ ದ್ವೇಷ್ಟಿ ನಿನ್ನನ್ನು ದ್ವೇಷ ಮಾಡಿದವನು ನನ್ನನ್ನು ದ್ವೇಷ ಮಾಡಿದಂತೆ ಯಸ್ವಾಮನು ಸಮಾಮನು ನಿನ್ನನ್ನು ಅನುಸರಿಸಿದವನು ನನ್ನನ್ನು ಅನುಸರಿಸದಂತೆ ನರಸ್ತ್ವಮಸಿ ದುರ್ಧರ್ಷ ನೀನು ನರ ಕಾಣೋ ಹ್ಯಹಂ ತನ್ನ ಗುಟ್ಟು ಹೇಳಿಬಿಟ್ಟ ಕೃಷ್ಣಾವತಾರದಲ್ಲಿ ರಾಮಾವತಾರದ ಹಾಗಲ್ಲ ನಾನು ನಾರಾಯಣ ನೀನು ನರ ಕಾಣೋ ನಿನ್ ದ್ವೇಷ ಮಾಡಿದ ನಾನು ದ್ವೇಷ ಮಾಡಿದ ಹಾಗೆ ನಿನ್ನ ಪ್ರೀತಿ ಮಾಡಿದ ನಾನು ಮಾಡಿದ ಹಾಗೆ ಕಾಲೇ ಲೋಕಮಿಮಂ ಪ್ರಾಪ್ತವು ನರನಾರಾಯಣ ವೃಷಿ ನರನಾರಾಯಣ ಅವತಾರಾಗಿದ್ದಲ್ಲಿ ಬದರಿಕಾಶ್ರಮದಲ್ಲಿ ತಾನೇ ಗುರುವಾಗಿ ತಾನೇ ಶಿಷ್ಯನಾಗಿ ಅಷ್ಟಾಕ್ಷರ ಮಂತ್ರವನ್ನು ತಾನೇ ಉಪದೇಶ ಮಾಡಿಕೊಂಡು ಒಂದು ಪರಂಪರೆಯಲ್ಲಿ ಲೋಕಕ್ಕೆ ಕೊಟ್ಟವನು ಆದ್ದರಿಂದ ನಾವಯೋರಂತರಂ ಶಕ್ಯಂ ವೇದಿತು ಭರತರ್ಷಭ ನಮ್ಮನ್ನು ಬಿಡಿಸುವುದಕ್ಕೆ ಯಾರಿಗೂ ಶಕ್ಯವಿಲ್ಲ ಅಂತ ಕೃಷ್ಣ ಹೇಳಿದ ಮೇಲೆ ತಸ್ಮಿನ್ ವೀರ ಸಮಾವಾಯೇ ಸಮೃದ್ಧೇಶ್ವರ ರಾಜಸು ಅಷ್ಟೆಲ್ಲ ದೊರೆಗಳಲ್ಲಿ ದೃಷ್ಟಜುಮ್ನ ಇದ್ದಾನೆ ಮೊದಲಾದವರು ಅವರಿದರಿಗೆಲ್ಲ ಕೃಷ್ಣ ವೀರಾವೇಶ ಮಾತನಾಡಲಾಗಿ ಬಾಗಲು ಮರೆಯಲ್ಲಿ ನಿಂತಿದ್ದವಳು ದ್ರೌಪದಿ ಸ್ವಲ್ಪ ಕೆಮ್ಮಿದಳು ನಾನಿದ್ದೇನೆ ಇಲ್ಲಿ ಅಂತ ಹೊರಗೆ ಬರೋದಕ್ಕೆ ನಾಚಿಗೆ ಒಳ್ಳೆ ಸೀರೆ ಇಲ್ಲ ಪಾಪ ಉಟ್ಕೊಳ್ಳೋದಕ್ಕೆ ಅಳುಬೇಡುವೆ ಈ ಜಾಗದಲ್ಲಿ ನೋಡಿ ಕೃಷ್ಣನನ್ನ ಕಾಣಬೇಕು ತವಕಿಸ್ತಾ ಇದ್ದಾಳೆ ಸ್ಕೂಲಲ್ಲೆಲ್ಲೋ ಬಿದ್ದು ಗಾಯ ಬಂದು ಮಗು ಅಮ್ಮನನ್ನು ನೋಡಿ ಅಮ್ಮ ಅಂತ ಹೇಳುವಂತೆ ತನ್ನ ಅಲ್ಲಿ ಹೇಳ್ಕೋಬೇಕು ಅಂತಿದ್ದಾಳೆ ಪಾಂಡವರೇ ಕ್ಷೇಮ ಮಾಡಿದ ನಿನ್ನವರು ನನ್ನವರು ಒಂದೇ ಅಂತ ಕೃಷ್ಣ ಹೇಳಿದ ಆ ಕೃಷ್ಣನನ್ನ ಕಾಲು ಮುಟ್ಟು ನಮಸ್ಕಾರ ಮಾಡಬೇಕು ಮಾನವನ ಸಂರಕ್ಷಣೆ ಮಾಡಿದ ಪ್ರಭು ಅವನಿಗೇನು ಉಪಕಾರವನ್ನು ಮಾಡಬೇಕು ಗೊತ್ತಾಗಲಿಲ್ಲ ಸ್ವಲ್ಪ ಕೆಮ್ಮಿದಳು ಅದು ಬರೆದಿಲ್ಲ ವೇದವ್ಯಾಸರು ಆಗ ಕೃಷ್ಣ ಅವಳ ಹತ್ರ ಹೋಗಿ ತಾಯಿ ಸೌಖ್ಯವೇ ಅಂತ ಕೇಳಿದ ಬಾಗಿಲು ಮರೆಯಲ್ಲಿ ಆಗ ದ್ರೌಪದಿ ಒಂದು ಸ್ತೋತ್ರವನ್ನು ಮಾಡ್ತಾಳೆ ಅತ್ಯದ್ಭುತವಾದ ಸ್ತೋತ್ರ ಪಂಚಪಾಂಡವರಲ್ಲಿ ಇವಳಿಗಿದ್ದ ದಿವ್ಯ ಜ್ಞಾನ ಯಾರಿಗೂ ಇರಲಿಲ್ಲ ಅಲ್ಲಿ ಶರಣಾಗತಿ ಮಾಡಿದಳು ಪ್ರಪನ್ನಾಂ ಪಾಹಿಮಾಂ ಕೃಷ್ಣ ನನ್ನನ್ನು ಕಾಪಾಡು ಎಂಬುದಾಗಿ ಅಷ್ಟೇ ಕೇಳಿದ್ದಳು ಇಲ್ಲಿ ಬಾಯಿ ಬಿಟ್ಟು ಆ ಕೃಷ್ಣನ ವೈಭವವನ್ನೆಲ್ಲ ವರ್ಣನೆ ಮಾಡಿ ಸ್ತೋತ್ರ ರೂಪದಲ್ಲಿ ಒಂದು ಅದ್ಭುತ ಪ್ರಪತ್ತಿಯನ್ನು ಮಾಡ್ತಾಳೆ ಪೂರ್ವಂ ಪ್ರಜಾಭಿಸರ್ಗೆ ತ್ವಾಂ ಆಹುರೇಕಂ ಪ್ರಜಾಪತಿಂ ಎಷ್ಟು ಜ್ಞಾನ ಇದೆ ನೋಡಿ ಲೋಕದಲ್ಲಿ ಪ್ರಜೆಗಳೇ ಇಲ್ಲದೇ ಇದ್ದ ಕಾಲದಲ್ಲಿ ಆಲದಲೆ ಮೇಲೆ ಮಲಗಿದ್ಯಲ್ಲ ಪ್ರಭು ಆಗ ನಿನ್ನನ್ನ ಪ್ರಜಾಪತಿ ಶಬ್ದದಿಂದ ಕರೀತಾರೆ ಸ ಪ್ರಜಾಪತಿರೇಕ ಪುಷ್ಕರ ಪರ್ಣೇ ಸಮಭವತ್ ತಸ್ಯಾನ್ ತರ್ಮನಸಿಕ ಸಮವರ್ತತ ಇದಂ ಸೃಜೆ ಯಮಿತಿ ವೇದದಲ್ಲಿ ಪುಷ್ಕರ ಪರ್ಣ ತಾವರೆಯಲೆ ಬದಲು ಆಲ್ದೆಲೆ ಬದಲು ತಾವರೆಯಲೆ ಅಂತ ಹೇಳ್ತಾರೆ ಪುರಾಣದಲ್ಲಿ ಆಲದೆಲೆ ಅಂತ ಹೇಳ್ತಾರೆ ಸ ಪ್ರಜಾಪತಿರೇಕ ಪುಷ್ಕರ ಪರ್ಣೇ ಸಮಭವತ್ ಪುಷ್ಕರ ಅನ್ನೋ ಶಬ್ದಕ್ಕೆ ಇವತ್ತು ಎಲೆ ಅಂತ ಅರ್ಥ ಮಾಡ್ತೇವೆ ವೇದದಲ್ಲಿ ಪುಷ್ಕರ ಆ ಕ್ಷೇತ್ರದ ಹೆಸರೇ ಒಂದಿದೆ ಆ ಶಬ್ದಕ್ಕೆ ಏನರ್ಥ ಅಂದರೆ ಮುಂದೆ ಸೃಷ್ಟಿ ಮಾಡುವ ಲೋಕದ ಒಂದು ಪೂರ್ವ ರೂಪ ಚಿತ್ರ ರೂಪರೇಖೆ ಚಿತ್ರ ಎಂಜಿನಿಯರ್ಗಳು ಯಾವುದಕ್ಕೆ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆಯೋ ವೇದದಲ್ಲಿ ಪುಷ್ಕರ ಶಬ್ದಕ್ಕೆ ಅರ್ಥ ಇದೆ ಭಗವಂತ ಬ್ರಹ್ಮನನ್ನು ಸೃಷ್ಟಿ ಮಾಡಬೇಕು ತಾಮಸ ದ್ರವ್ಯವನ್ನ ರಾಜಸ ದ್ರವ್ಯವನ್ನ ಅಹಂಕಾರವನ್ನ ಸೃಷ್ಟಿ ಮಾಡಬೇಕು ಪಂಚಭೂತಗಳನ್ನು ಮಾಡಬೇಕು ದೇವಾಸುರ ಮನುಷ್ಯ ಪಿಶಾಚ ಗಂಧರ್ವ ಯಕ್ಷ ರಾಕ್ಷಸರನ್ನು ಸೃಷ್ಟಿ ಮಾಡಬೇಕು ಅಷ್ಟದಿಕ್ಪಾಲಕರನ್ನು ಸೃಷ್ಟಿ ಮಾಡಬೇಕು ಇದೇನೇನು ಸಂಕಲ್ಪ ಮಾಡಿದ್ದಾನೆಯೋ ಆ ಸಂಕಲ್ಪದ ಒಂದು ಚಿತ್ರ ಪುಷ್ಕರ ಪರ್ಣ ಅದರಲ್ಲಿ ಮಲಗಿದ್ದಾನಂತೆ ಭಗವಂತ ದೊಡ್ಡ ದೊಡ್ಡ ಯಾಗಗಳಲ್ಲಿ ಆ ತಾವರೆಯಲ್ಲಿ ನಿಟ್ಟು ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಯಜುರ್ವೇದದಲ್ಲಿ ಆದ್ದರಿಂದ ಆ ಎಲೆಯಲ್ಲಿ ಮಲಗಿದ್ದೆ ಪ್ರಭು ನೀನು ಆಗ ನೀನು ಪ್ರಜಾಪತಿ ಎಂಬುದಾಗಿ ಹೆಸರು ಸಟ್ಟಾರಂ ಸರ್ವಲೋಕಾನಾಂ ಯಾಕಮ್ಮ ಗೊತ್ತು ನಿನಗೆ ಅಂತ ಕೇಳಿದರೆ ಅಸಿತೋ ದೇವಲೋಬ್ರವೀತ್ ನಮ್ಮ ಆಶ್ರಮಕ್ಕೆ ಅನೇಕ ಋಷಿಗಳು ಬಂದು ಹೋಗ್ತಾ ಇದ್ದಾರೆ ಅಸಿತರು ಕಪ್ಪು ಬಣ್ಣದವರು ದೇವಲ ಅಂತ ಒಬ್ಬ ಮಹರ್ಷಿ ಅವರು ನನಗಿದನ್ನು ಹೇಳಿದರು ದುರ್ಧ ದುರ್ಧರ್ಷ ಕೃಷ್ಣ ನೀನು ಸರ್ವವ್ಯಾಪಕ ಅಲ್ಲವೇ ಅಂತ ಕೇಳಿದರು ಯಾಕಮ್ಮ ಅಂದ ಅವತ್ ನಾನು ಅತ್ತಿನಲ್ಲ ಕೃಷ್ಣ ದ್ವಾರಕಾ ಅಂತ ನನ್ನ ಹೃದಯದಲ್ಲೇ ನೀನಿರಲಿಲ್ಲವೆ ಅಂತ ಕೇಳಿದಳು ಹೌದು ಇದ್ದನಲ್ಲ ಆದರೆ ನಿನಗೆ ಆ ಜ್ಞಾನವಿರಲಿಲ್ವಲ್ಲ ಹೃದಯದಲ್ಲಿದ್ದೀಯಲ್ಲ ಅಂತ ನೀ ಕರೆದ ನನ್ನ ಹಾ ಕೃಷ್ಣ ದ್ವಾರಕಾವಾಸಿನ್ ಗೋಪಿ ಜನಪ್ರಿಯ ಎಲ್ಲೆಲ್ಲೋ ನೀನೇ ಅಲಸಿ ಅಲಸಿ ಓಡಾಡಿಸಿದೆಯಲ್ಲ ಈಗ ವಿಷ್ಣು ಅಂತ ಹೇಳ್ತಾ ಇದ್ದೀಯಲ್ಲ ಈಗಲಾರು ತಿಳಿಯಿತಲ್ಲ ಇದು ಬಹಳ ಸ್ವಾರಸ್ಯವಾದ ಭಾಗ ಇದನ್ನು ನಮ್ಮ ಕುಮಾರ ವ್ಯಾಸ ನಿಮ್ಮ ಕಣ್ಣಲ್ಲಿ ನೀರು ತರಿಸುವಂತೆ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾನೆ ಒಂದು ಸ್ವಲ್ಪ ಓದಿ ತೋರಿಸ್ತೇನೆ ನೋಡಿ ಅಳ್ತಾಳೆ ದ್ರೌಪದಿ ಇಲ್ಲಿ ಅವಳ ಕಷ್ಟ ನಿನ್ನೆ ಮೊನ್ನೆ ಉಪನ್ಯಾಸ ಕೀರ್ತು ಅಂತ ತಿಳ್ಕೋಬೇಡಿ ಹೊರಳಿದಳು ದಶೆಯೊಡಲೊರರೆ ಮೀಗೆ ಹೊರಳಿದಳು ಹರಿಪಾದದಲ್ಲಿ ಹೊರಳಿದಳು ದಶೆಯೊಡಲೊರರೆ ಆ ದಿಕ್ಕುಗಳಿಂದ ಮಣ್ಣೆಲ್ಲ ಮೈಯಲ್ಲಿ ತುಂಬಿಕೊಂಡು ದ್ರೌಪದಿ ದೇವಿ ಕೃಷ್ಣನ ಪಾದದಲ್ಲಿ ಹೊರಳ್ತಾ ಇದ್ದಾಳೆ ಮಿಗೆ ಹೊರಳಿದಳು ಹರಿಪಾದದಲ್ಲಿ ಮೈ ಮರೆದಳು ಅಂಗನೆ ತನುವ ಮುಸುಗಿದ ಕೇಶಪಾಶದಲ್ಲಿ ತಲೆ ಮುಡಿ ಕಟ್ಟಿಕೊಳ್ಳಿಲ್ಲ ಆ ಕೃಷ್ಣನ ಪಾದವನ್ನು ಕಸಕಿ ಬಿಡುವಂತೆ ಆ ತಲೆ ಕೂದಲು ಸಮೇತವಾಗಿ ಮುಖದಲ್ಲಿ ಆ ಕೃಷ್ಣ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಅಳ್ತಾ ಇದ್ದಾಳೆ ಕರಗಿದಳು ಕಂದಿದಳು ಮಮ್ಮಲ ಮುರುಗಿ ಕರುಗಂದಿದಳು ದೃಗುಜಲ ದೊರತೆಯುಕ್ಕಿತು ಮೇಲೆ ಮೇಲೆ ಮಹಿಷನಂಗನಿಗೆ ಮೇಲೆ ಕೆತ್ತಿದ ತಂಗಿ ತಂಗಿ ಅಳುಬೇಡ ಅಳುಬೇಡ ಏನಾಯ್ತಮ್ಮ ನಿನಗೆ ಹಿಂದೆ ಸೆಳೆಸೀರೆಯ ಲಕಟ ಗೋವಿಂದ ರಕ್ಷಿಸು ಅನಾಥನಾಥ ಮುಕುಂದಕಾಯೈ ಕೃಷ್ಣ ರಕ್ಷಿಸು ಕರುಣಿಸು ಅಲ್ವಾರಿ ಇಂದಿರಾಪತಿ ಯಶೋದಾನಂದನನೇ ಇಂದಿರಾಪತಿಯೇ ನಿನಗೆ ಇಲ್ವೇ ಅಂತ ಕೇಳಿದ್ರು ಈ ಮಾತಿನ ಅರ್ಥ ನೋಡಿ ನೀ ಲಕ್ಷ್ಮೀಪತಿ ಕಾಣು ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಲಕ್ಷ್ಮೀ ಲೋಲ ಮುಂದೆ ಒಂದೊಂದ್ಸಲ ಜ್ಞಾಪಕ ಮಾಡಿಕೊಳ್ತಾನೆ ಕುಮಾರವ್ಯಾಸ ವ್ಯಾಸ ಏನಾದರೂ ಇಂಥ ಅಪಾಯವಾಗಿದ್ರೆ ಬಿಡ್ತಾ ಇದೆಯೇ ಕೃಷ್ಣ ನೀನು ಯೋಚನೆ ಮಾಡು ಇಂದಿರಾಪತಿ ಯಶೋದಾನಂದನೇ ನೀ ತಾಯಿಯನ್ನು ಕಾಪಾಡಿದವನು ಪತ್ನಿಗೆ ಆಪತ್ತು ಬಂದರೆ ಭೂಮಿಗೆ ಆಪತ್ತು ಬಂದರೆ ಹಿರಣ್ಯಾಕ್ಷ ಅವನನ್ನು ಸಂಹಾರ ಮಾಡಿ ದವಡೆಯಲ್ಲಿ ಮೇಲೆ ಕೆತ್ತಿದವಲ್ಲವೇ ನೀನು ಯಶೋರಾನಂದನನೆ ಕಾರುಣ್ಯ ನಿಧಿ ಸಲಹೆಂದು ಎಂದರೆ ಉಳುಹಿದ ದೇವನಿ ಇವತ್ತು ಇವತ್ತು ಹುಡ್ಕೊಂಬಂದಿದ್ದೀಯ ಕೃಷ್ಣ ಶುಚಿಗಳಿಗೆ ಮೈದೋರೆ ವೇದ ಕೊಂಡಾಡಿದರೆ ಕಣ್ಣಿಗೆ ಕಾಣಿಸೋದಿಲ್ಲ ಸುಪತಿವ್ರತಿಯರಿಗೆ ಗೋಚರಿಸೆ ನನಗಿಂತ ದೊಡ್ಡವರಿದ್ದಾರೆ ಪತಿವ್ರತೆಯರು ಅನಸೂಯಾದೇವಿ ಅಂತವರು ಅವರಿಗೂ ಕಾಣಿಸೋದಿಲ್ಲ ಯತಿ ಸಂತತಿಯ ನಿರ್ಮಳ ಸಾರ ಸಮ್ಯಜ್ಞಾನ ದೀದಿತಿಗೆ ಮತಿ ಕೊಡದ ಮಹಿಮಾಂಬು ನಿಧಿಯೇ ವೈರಾಗ್ಯನಿಧಿಗಳಾದ ಯತಿವರ್ಯರು ಮಹಾಶ್ರೇಷ್ಠರು ನಿನ್ನನ್ನು ಧ್ಯಾನ ಮಾಡಬೇಕು ಅಂದ್ರೆ ಮನಸ್ಸಿಗೂ ಇಟ್ಕದೇ ಇರತಕ್ಕಂಥ ನೀನು ನಿನಗತಿಶಯವನೇ ಮಾಡಿ ಲಜ್ಜಾ ಸ್ಥಿತಿಯನ್ನುಳುಹಿದ ದೈವನಿ ತನಗೆ ಅವತ್ತು ಸಭೆಯಲ್ಲಿ ಅತಿಶಯ ಮಾಡಿಬಿಟ್ಟೆ ಎಕ್ಸ್ಟ್ರಾರ್ಡಿನರಿ ಮೆರಕಲ್ ಮಾಡಿಬಿಟ್ಟೆ ಕಾಪಾಡಿದೆಯಲ್ಲ ಕಸರುಗಂಡರ ಹಿಂದೆ ಬಂದು ಬಸದ ಭಾರವ್ಯ ಹಿಂಗಿಸಿದೆ ನಾನು ನಿನ್ನನ್ನು ಕರೀಲ ಬರೀ ನಿನ್ನ ಹೆಸರು ಹೇಳಿದೆ ಕಸರುಗೊಂಡರ ಹಿಂದೆ ಬಂದು ಉಬ್ಬ ಹಿಂದೆ ಬಂದು ಅಪ್ರತ್ಯಕ್ಷವಾಗಿ ಬಂದು ಉಬ್ಬಸದ ಭಾರವ್ಯಸನವನ್ನು ಹಿಂಗಿಸದೆ ದೃಷ್ಟ ದರ್ಶನವೇನು ಇತ್ತಪುದೋ ಎದುರಿಗೆ ಬಂದಿದ್ದೀಯೇ ಕೃಷ್ಣ ಅವತ್ತು ಮಾನವನ ಕಾಯಿದೆ ಇವತ್ತು ನಿನ್ನ ದರ್ಶನದಿಂದ ಇನ್ನೇನೊಳ್ಳೇದಾಗತ್ತೋ ನನಗೆ ಎದುರು ನೋಡ್ತಾ ಇದ್ದೇನೆ ಹೆಸರುಗೊಳಲರಿಯದೆ ಮನೋಮಾಗ್ವಿಸರ ಮರಳಿದ ತರ್ಕ ನಿಗಮ ಪ್ರಸರಣದ ಪರದೈವ ನೀ ಮೈದೋರಿದೈತನೆಯೇ ನೀ ಬಂದಿದ್ದರಿಂದ ಬಹಳ ಸಂತೋಷಪಟ್ಟೆ ಅಂತ ಇವಳು ಕೊಂಡಾಡ್ತಾ ಇದ್ದಾಳೆ ಪತಿಗಳಿವರಂಜಿದರು ತಗೊಂಡು ತರಾಟಿಗೆ ಗಂಡಂದ್ರನ್ನ ಪತಿಗಳಿವರಂಜಿದರು ಧರ್ಮಸ್ಥಿತಿಯನ್ನು ಅರಿದವರು ಅಳುಕಿದರು ಇವರು ಧರ್ಮ ಗೊತ್ತಿಲ್ಲ ತಿಳಿದವರು ಅಳುಕಿದರು ಮಾತಾಡಲಿಲ್ಲ ಅವರು ಪಿತೃ ಪಿತಾಮಹ ಗುರುಗಳು ಅಡಗಿದರು ಎಲ್ಲಿ ಅವನಿಯಲ್ಲಿ ಬಗಿದು ಭೂಮಿಯಲ್ಲಿ ಹಳ್ಳ ತಗೊಂಡು ಭೀಷ್ಮ ದ್ರೋಣ ಕಂಠ ಪರ್ಯಂತ ಅಲ್ಲಿ ಭೂಮಿಯಲ್ಲಿಯೇ ಹುದುಗಿ ಬಿಟ್ಟರು ಗತೆ ವಿಹೀನಗೆ ಕೃಷ್ಣ ನೀನೇ ತ ಬಾಯಿ ಬಿಡಲು ಲಜ್ಜಾ ಸ್ಥಿತಿ ನುಡಿದ ದೈವ ನೀ ತನಗೆ ದಾನ ಯಜ್ಞ ತಪೋ ವ್ರತಾನುಷ್ಠಾನ ನಿಷ್ಠರು ಕಾಣರು ಅಷ್ಟವಿಧಾನ ಯೋಗದ ಸಿದ್ಧರರಿಯರು ನಿನ್ನ ಸುಳಿವುಗಳ ಜ್ಞಾನ ಮಧ್ಯ ತ್ರಿಪುಟಿಯನು ಸಂಧಾನರಹಿತ ಜ್ಞಪ್ತಿ ಧೂಪನು ತಾನೆನಿಪ ಪರಬೊಮ್ಮನಿ ಮೈದೋರಿದೈತನಿಗೆ ಕಾಯಿದೈ ಪ್ರಹ್ಲಾದ ಮಾರ್ಕಂಡೇಯ ವನಗಜ ಅಂಬರೀಷನ ಕಾಯಿದೈ ಕಾರುಣ್ಯದಲ್ಲಿ ಅರ್ಥ ಆಗುತ್ತೆ ಸುಲಭವಾಗಿ ನೋಡಿ ಪಾತಕೆ ಅಜಾಮಿಳನ ಕಾಯಿದೈ ಗೋವಿಂದಾಯನೇ ತನ್ನ ಯತಿಕೆಯ ಅಭಿಮಾನವನ್ನು ನೀ ಕಾಯಿದೈ ಹರಿಯನುತ ಪದದಲ್ಲಿ ಹೊರಳಿದಳು ತರಳೆ ಹೊರಹಾಡ್ತಿದ್ದಾಳೆ ಕೃಷ್ಣ ಕೃಷ್ಣ ಕೃಷ್ಣ ಎದುರಿಗೆ ಬಂದ್ಬಿಟ್ಟೆ ಎದುರಿಗೆ ಬಂದ್ಬಿಟ್ಟೆ ಯಾರಿಗೂ ಕಾಣಿಸದೇ ಇದ್ದವನು ನಿನ್ನ ಹೆಸರೇ ಕಾಪಾಡಿತು ನೀ ಬಂದ್ಬಿಟ್ಟೆಲ್ಲ ಇದೇ ದೊಡ್ಡ ಹಬ್ಬ ಇದೇ ದೊಡ್ಡ ಹಬ್ಬ ಅವಳನ್ನು ಎಬ್ಬಿಸ್ತಾನೆ ಕೃಷ್ಣ ದ್ರೌಪದಿಗಿಂತ ಹೆಚ್ಚಾಡ್ತಾ ಇದ್ದಾನೆ ಏಳು ತಾಯಿ ಸರೋಜಮುಖಿ ಪಾಂಚಾಲೆ ನೊಂದವು ತಂಗಿಯನುತ ಕೃಪಾಳು ದೊಡೆದು ಕೊಡಹಿದನು ಅವಯವದ ರಜವ ಅವಳು ಮೈ ಮೇಲೆ ಏನು ಅದನ್ನೆಲ್ಲ ತನ್ನ ಉತ್ತರಿಯಿಂದ ಪೀತಾಂಬರದಿಂದ ಒರೆಸ್ತಾ ಇದ್ದಾನೆ ತಂಗಿ ಅಮ್ಮ ಉಟ್ಕೊಳ್ಳೋಕ್ಕೊಂದು ಬಟ್ಟೆ ಇಲ್ಲ ನಿನಗೆ ಏನು ಸ್ಥಿತಿ ಆಯಿತೆ ತಂಗಿ ಮೇಲು ಮುಚ್ಚಳ ತೆರದ ತನುವಿನ ಹೇಳಿಗೆಯ ಶೋಕಾಹಿಯಂತಿರೆ ಲೋಲಲೋಚನೆ ಅಳಲು ಮಿಕ್ಕೆ ಹೆಕ್ಕಳಿಸಿತು ಅಡಿಗಡಿಗೆ ಹೇಳೋಕ್ ಬಾಯಿ ಬರಲಿಲ್ಲ ಬಿಕ್ತಾ ಇದ್ದಾಳೆ ಅದನ್ನು ನೋಡಿ ಕೃಷ್ಣನು ಬಿಕ್ತಾ ಇದ್ದಾನೆ ಮುಡಿಯ ಸಂವರಿಸಬಲೆ ಅಮ್ಮ ಈ ಕೂದಲು ಬಿಚ್ಚಿದೆ ನೋಡೋಕ್ಕಾಗೋದಿಲ್ಲ ತಂಗಿ ಸುಮಂಗಲಿ ಹೀಗಿರಬಾರದು ಶ್ರೀರೆಯ ನುಡು ನವಾಂಬರವಿದೆ ದ್ವಾರಕೆಯಿಂದ ಬರುವಾಗ ತನ್ನ ರಥದ ಗಾಡಿಯ ತುಂಬ ತಂಗಿಗಿರಲಿ ಅಂತ ಒಳ್ಳೆ ಸೀರೆ ತಂದಿದ್ದಾನೆ ಕೃಷ್ಣ ಬೇಡ ಅಂತಾಳವಳು ಈ ಮುಡಿ ಹೀಗೆ ಇರಬೇಕು ನನ್ನ ಗಂಡನ ಜ್ಞಾಪಕ ಆಗಬೇಕು ನನ್ನ ಮಾನ ತೆಗೆದವರ ಪ್ರಾಣವನ್ನು ಅವರು ತೆಗೀಬೇಕು ಇಲ್ಲಿ ಎದುರು ಕ್ಷಮೆ ಮಾಡ್ತೆ ಅಂತ ತಿಳ್ಕೊಳ್ತಾರೆ ಒಂದು ಕೆಲಸ ಮಾಡು ಕೃಷ್ಣ ಈ ಮುಡಿಯನ್ನು ನೀ ಮುಡಿಸ್ತೀಯಾ ಅಂತ ಕೇಳಿದ್ರು ನಾ ಮಾಡ್ತೇನೆ ಇಂದ ಕೃಷ್ಣ ಜಾಗದಲ್ಲಿ ತುರುಬ ಕಟ್ಟುವ ಹದನ ನಿಮ್ಮಡಿ ಅರಿಯದಂಬೆನೆ ಇದು ನಿನ್ನ ಜವಾಬ್ದಾರಿ ಅಲ್ವೇ ಕೃಷ್ಣ ಅಂದಳು ಈ ತುರುಬನ್ನು ಕಟ್ಟುವ ಪ್ರತಿಜ್ಞೆಯನ್ನು ಭೀಮ ಮಾಡಿದ್ದಾನೆ ಆದರೆ ಭೀಮನಿಗೆ ಆ ಶಕ್ತಿ ಕೊಡೋರು ಯಾರು ಕೃಷ್ಣ ನೀನಲ್ಲವೇ ತುರುಬ ಕಟ್ಟುವ ಹದನ ನಿಮ್ಮಡಿ ಅರಿಯದಂಬೆನೆ ಸಕಲ ಚರಾಚರದ ಚೇತನ ರೂಪಿ ದೇಹಿ ನಿಕಾಯ ಕೃತ ಸಾಕ್ಷಿ ಭೀಮನ ಹೃದಯದಲ್ಲಿದ್ದೀಯೇ ನನ್ನ ಹೃದಯದಲ್ಲಿದ್ದೀಯೇ ಪ್ರಾರ್ಥನೆ ಮಾಡುವ ಹೃದಯದಿದ್ದೀಯೇ ತರಿದು ದುಶಾಸನ ನವಕ್ಷದಳು ಒರೆವರ ಕುತದೊಳು ಅದ್ದಿ ಕಟ್ಟುವ ತುರುಬನರಿಯಲ ಕೃಷ್ಣ ಎಂದಳು ಕಮಲ ಮುಖಿ ನಗುತ ಈ ಜವಾಬ್ದಾರಿ ನಿಂದಲ್ವೇ ಕೃಷ್ಣ ಐಸಲೇ ದುರ್ಯೋಧನಾದಿಗಳು ಏ ಸರವಜಿರು ಕೃಷ್ಣ ಹೇಳ್ತಾನೆ ಅಯ್ಯೋ ಇದೆ ಅಂತ ಆದ್ರೆ ಹದಿಮೂರು ವರ್ಷ ಹೀಗೆ ನೋಡ್ಬೇಕಲ್ಲಮ್ಮ ನಿನ್ನ ನಿನ್ ಪ್ರತಿಜ್ಞೆ ಮೂಡಿಸುವುದೇನು ದೊಡ್ಡ ಕಷ್ಟವಲ್ಲ ಇರಲಿ ಇರಲಿ ಆ ದುರ್ಯೋಧನ ಎಷ್ಟು ಮಾತ್ರ ನನಗೆ ಭೀಮ ಪಾರ್ಥರ ಬೀಸರಗೆ ಬಲುಗೈಯೇ ಬರ್ಹಿರ್ಮುಖರ ಭಾರವಣೆ ದೂಸಕನ ರಕ್ತದಲ್ಲಿ ನಿನ್ನಯ ಕೇಶವನು ಕಟ್ಟಿಸುವೆ ನಿನ್ನಯ ಭಾಷೆ ತನ್ನದು ತಾಯೇ ತವಕಿಸಬೇಡ ನೀನೆಂದ ವರ ತಪಸ್ವಿನಿ ನೀನು ನಿನ್ನನ್ನು ಕೆರಡಿಸಿದರೆ ಕುನ್ನಿಗಳು ಮಿಗೆ ಭರತ ಸಂತತಿ ಫಲಿತ ಕದಳಿಯ ತೆರದಳಾಯಿತಳ ಫಲಿತ ಕದಳಿ ಈ ಬಾಳೆ ಗಿಡ ಹೂವು ಬಿಟ್ರೆ ಅದಕ್ಕೆ ಮರಣ ಬಂತು ಅಂತ ಅರ್ಥ ಅದು ಒಂದೇ ಗೊನೆ ಬಿಡುವುದು ಗೊನೆ ಬಿಟ್ರೆ ಆ ಮರ ಸತ್ತು ಹೋಯ್ತು ಕತ್ತರಿಸಬೇಕು ಬೇರೊಂದು ಬರುವಂತೆ ಕೌರವಂಶ ಇವತ್ತು ನೂರು ಕಾಯಿಗಳನ್ನು ಹಡ್ಕೊಂಡಿದೆ ಹೋಯಿತು ಅಂತ ಅರ್ಥ ಮಾಡಿಕೋ ಕೃಷ್ಣ ಹೊರಕೆ ಕೊಡ್ತಾನೆ ಕುರುಡನರಿಯದೆ ಹೋದರೆಯು ಕಂಗುರುಡರಾದರೆ ಭೀಷ್ಮ ವಿದುರಾದಿಗಳು ಮಹಾದೇವನು ತಮೊರಲಿ ಪುತೂಗಿದನು ಶರವ ಅಲ್ಲಿಂದ ಮುಂದಕ್ಕೆ ವೇದವ್ಯಾಸರು ಕೊಟ್ಟ ಒಂದು ಮಾತಿನ ಅರ್ಥವನ್ನು ವಿವರಿಸ್ತಾನೆ ಶಕುನಿ ಕಲಿಸಿದ ಕಪಟವೇ ಕೌಳಿಕದ ಜೂಜಿದು ನಿಮ್ಮನಿ ಕಾಮ್ಯಕಕ್ಕೆ ತಂದುದು ಜೂಜನಲಿ ತಾನಿಲ್ಲವೇ ಎನ್ನಲು ಕೃಷ್ಣ ಹೇಳಿದ ತಂಗಿ ನನಗೊಂದು ಮಾತು ತಿಳಿಸಿದ್ರೆ ಯಜಮಾನರು ಜೋಜಿಗೆ ಹೋಗ್ತಾ ಇದ್ದಾರೆ ಅಂತ ಇಷ್ಟು ಅನರ್ಥವನ್ನು ನಾನು ತಪ್ಪಿಸ್ತಾ ಇರಲಿಲ್ಲವೇ ತಾಯಿ ನಿನಗೆ ಹಾಳು ಶಾಲ್ವ ನಮ್ಮ ದ್ವಾರಕೆಗೆ ಮುತ್ತಿಗೆ ಹಾಕಿಬಿಟ್ಟ ಅವನನ್ನು ಸದುಬಡಿಯೋದಕ್ಕೆ ಬಡಿಯೋದಕ್ಕೆ ನಾನು ಬೇರೆ ಕಡೆ ಹೋಗಿದ್ದೆ ಇಂಟೆಲಿಜೆನ್ಸ್ ಫೈಲ್ಯೂರ್ ನನಗೂ ಗೊತ್ತಾಗಲಿಲ್ಲ ನನಗೆ ಯಾರೂ ಹೇಳಲಿಲ್ಲ ಈ ಸಮಾಚಾರವನ್ನು ಹೋಗ್ಲಿ ಅವರಾರು ಹೇಳಲಿಲ್ಲ ಅಂದ್ರೆ ಸರಿಯಾಗಿ ನಿಮ್ಮ ಯಜಮಾನರು ಹೇಳಲಿಲ್ಲ ನನಗೆ ಎಲ್ಲೋ ಹೋಗಿದ್ದೆ ಏನ್ ಮಾಡ್ಲಿ ತಂಗಿ ಹತ್ರ ಇದ್ದೆ ಕಾಪಾಡ್ತಾ ಇದ್ದೆ ಅಂತ ಕಪಟವಾಗಿ ಹೇಳಲು ಅದಕ್ಕೆ ಹೇಳ್ತಾ ಇದ್ದಾಳೆ ಸಕಲ ಜೀವನ ಕರ್ಮ ಸಾಕ್ಷಿ ಪ್ರಖರ ಚೈತನ್ಯ ಸ್ವರೂಪಾತ್ಮಕನು ನೀನಲ್ಲಿಲ್ಲ ಹುಸಿಯಲ್ಲ ನೀನು ಅಂತ ಹೇಳ್ತೀಯಲ್ಲ ಹುಸಿಯಲ್ಲವೇ ಕೃಷ್ಣ ಇಲ್ಲಮ್ಮ ಮಾನ ಅಷ್ಟವಾಗಿ ಹೇಳ್ತೇನೆ ಅಲ್ಲಿರಲಿಲ್ಲ ದೇವಿ ತಾನಿದ ವಸುದೇವ ವಸುದೇವನಾಣೆ ಕೃಷ್ಣ ಮಾಡೋ ಶಬ್ದ ನೋಡಿ ನಮ್ಮ ಅಪ್ಪನಾಣೆ ನಂಗೆ ಗೊತ್ತಿಲ್ಲ ಈ ಕಥೆ ಯಾಕೆ ನೀ ಹೇಳಲಿಲ್ವಲ್ಲ ತತ್ವ ಏನು ನೀ ಪ್ರಾರ್ಥನೆ ಮಾಡಬೇಕು ಬಾಯಿ ಬಿಟ್ಟು ಕೇಳಬೇಕು ಗೋಪ್ತೃತ್ವವರ್ಣಂ ತಥ ಶರಣಾಗತಿ ಮಾಡೋರು ತಪ್ಪಾಯಿತು ಬಾಯಿ ಬಿಟ್ಟು ಹೇಳಬೇಕು ಕಾಪಾಡು ಅಂತ ಕೇಳಬೇಕು ರಕ್ಷಿಷ್ಯತೀತಿ ವಿಶ್ವಾಸ ವಿಶ್ವಾಸ ಸಾಲದು ಬಾಯಿ ಬಿಟ್ಟು ಹೇಳಬೇಕು ಇದು ಕೆರಡು ಎರಡರಲ್ಲಿ ಮೂರು ಕಡೆ ನಾಲ್ಕು ಕಡೆ ವರ್ಣನೆ ಮಾಡ್ತಾರೆ ಅತ್ತಲ ಕೋಳಾಹಲದಲ್ಲಿ ಇತ್ತಲ ಜೂಜು ತನ್ನನ್ನೇ ತಾನು ಬೈಕೊಳ್ತಾನೆ ಕೃಷ್ಣ ಆ ಶಾಳ್ವನ ಜೊತೆಯಲ್ಲಿ ನಾನು ಯುದ್ಧಕ್ಕೆ ಹೋಗಿರುವಾಗ ಇಲ್ಲಿ ಇಷ್ಟೆಲ್ಲ ಅನರ್ಥವಾಗಿ ನಿಮ್ಮ ಯಜಮಾನರು ಒಂದ್ಸಲವೂ ನನ್ನನ್ನು ನೆನೆಸಿಕೊಳ್ಳದೆ ಎಷ್ಟೆಲ್ಲ ಹಿಡಿದ ನೋಡಿ ಜೂಜಾಟ ಆಡಿದ್ದಾರೆ ಇತ್ತಲಾದುದು ಜೂಜು ನಿಮ್ಮ ವಿಪತ್ತು ಕಂಡುದು ತೆರಹ ತಪ್ಪಿಸಿ ನಮ್ಮ ಸುಳಿವುಗಳ ನಿಮ್ಮ ವಿಪತ್ತನ್ನು ತಪ್ಪಿಸಿ ನಾನಿಲ್ಲಿ ಬಿಡಬೇಕು ಅಂದ್ರೆ ಅದು ಅವಕಾಶ ಕೊಡಲಿಲ್ಲ ಇತ್ತಲಾವಿರೆ ಮೇಣು ದೋರಕೆಯಲತ್ತಿರೆ ಇತ್ತಲಾವಿರೆ ಈ ಕಡೆ ಸಾಲುವಿನ ಕಡೆ ಅಂದ್ರೆ ದೋರಕೆಯೊಳತ್ತಲಿರೆ ನೀ ಒಡವಿವಕ್ಕರೆ ಏನಾಯಿತು ನೀವು ಕಾಡಿಗೆ ಬಂದ್ರಿ ನಿಮ್ಮ ಯಜಮಾನ ನೆನೆಸ್ಕೊಳ್ಳಿಲ್ಲ ದ್ವಾರಕೆಯ ಮೇಲೆ ಅವನು ಮುತ್ತಿಗೆ ಹಾಕಿದ ನಾ ಬೇರೊಂದು ಕಡೆ ಹೋಗಿದ್ದೆ ಅಯ್ಯೋ ಈ ಭಾಗ್ಯಕ್ಕೆ ಹೆತ್ತಳೋ ದೇವಕ್ಕೆ ಮಗನನೆಂದು ನಮ್ಮ ತಾಯಿ ನನ್ನನ್ನು ಯಾಟಕ್ಕೋಸ್ಕರ ಹಳೆದಳು ದೇವಕಿ ಬ್ರಹ್ಮಣ್ಯೋ ದೇವಕಿ ಪುತ್ರೋ ಬ್ರಹ್ಮಣ್ಯೋ ಮತ್ತು ಸೋದರ ದೇವಕಿ ನನ್ನನ್ನು ಹಡೆದದ್ದು ವ್ಯರ್ಥವಾಯಿತು ಅಂತಾನೆ ಕೃಷ್ಣ ಮೂಲ ಭಾರತವನ್ನು ಮೀರಿಸಿದ್ದ ನೋಡಿ ಕನ್ನಡದ ಕುಮಾರವ್ಯಾಸ ಅಪ್ಪಟ ಕೃಷ್ಣ ಭಟ್ಟ ದ್ವಾರಕಾ ತತ್ಪುರದಲ್ಲಿರುವ ಅತಿ ದೂರ ಅವಳು ಹೇಳ್ತಾಳೆ ದ್ರೌಪದಿ ಕೃಷ್ಣ ಇದೆಲ್ಲ ಮೋಸ ಹೇಳಬೇಡ ನನಗೆ ಏನೂ ಇದ್ದ ಆಡಿಯನ್ಸ್ ಬೇಕಾದ್ರೆ ಅಳುತ್ತಾರೆ ನೀ ದ್ವಾರಕೆಯಲ್ಲಿಲ್ವಂತೆ ಶಾಡೂರ ಹತ್ರ ಹೋಗಿದ್ದಂತೆ ಅಲ್ಲಿ ಹೋಗಿದ್ದಂತೆ ಇಲ್ಲಿ ಹೋಗಿದ್ದಂತೆ ದ್ವಾರಕಾ ತತ್ಪುರದಲ್ಲಿರತಿರು ಅತಿ ದೂರದಲ್ಲಿರು ಮೇಣು ನಮ್ಮನು ನಮ್ಮಯ ಸಾರೆ ನಿಮ್ಮಡಿ ಇರಲಿ ನಿನ್ನ ಪಾದ ಮಾತ್ರ ಹೃದಯದಲ್ಲಿರಲಿ ನಿಮ್ಮೀ ಪಾಂಡುನಂದನರ ಭಾರ ನಿಮ್ಮದು ನಿಮ್ಮಿ ಪಾಂಡುನಂದನದ ಭಾರ ನಿಮ್ಮದು ಭಕ್ತ ಜನದಾಧಾರ ನಂಬಿದನಾಥರ ಅತಿ ಕಾರುಣಿಕ ನೀನೆಂದು ಬಿದ್ದಳು ಮತ್ತೆ ಚರಣದಲ್ಲಿ ಮಗನ ಕರೆದರೆ ಯಮನ ದೂತರ ತಗೊಳ್ಳು ಒಂದು ಸಮೀಪವರ್ತಿಯೇ ನಾರಾಯಣ ಬಾರೋ ಎಲ್ಲಿ ಅಂತ ಕರೆದ ಅಜಮಿಳ ಆಗ ಎಷ್ಟು ದೂರದಲ್ಲಿದ್ದೆ ಅಂತ ಕೇಳಿದ್ದು ದ್ರೌಪದಿ ಹೊಡ್ಬೇಕು ನೋಡಿ ಅಜಾಮಿಳಿಗಿಂತ ನಾ ಕಡಿಯಾದನೆ ನಾನು ಮಗನ ಕರೆದರೆ ಯಮನದೂತರ ತಗೊಳ್ಳುವಂದು ನೀ ಸಮೀಪವರ್ತಿಯೇ ನಗಧರ ಶ್ರೀಕಾಂತ ಸಲಹೆನೆ ಮುನಿಕುಮಾರಕನ ಉಗುಡಿಸಿದೆಲ ಮೃತ್ಯುವಿನ ತಾಳಿಗೆಗಳೊಂದು ಸಮೀಪವರ್ತಿಯೇ ಸಾಂದೀಪನಿ ಪುತ್ರನನ್ನು ಕಾಪಾಡಿದೆ ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದ ಕೃಷ್ಣ ಗುರುಗಳನ್ನ ಏನು ಬೇಡ ಹೋಗಪ್ಪ ಅಂದ್ರು ಇಲ್ಲ ಇಲ್ಲ ಗುರುದಕ್ಷಿಣೆ ಕೊಡದೇ ಇದ್ರೆ ವಿದ್ಯೆ ಕೃತವಾಗೋದಿಲ್ಲ ಗುರುಗಳೇ ಅಯ್ಯೋ ನನಗೇನೇ ಪಾಠ ಹೇಳ್ಕೊಳಕ್ ಬರುತ್ತೆ ಗುರುದಕ್ಷಿಣೆ ಕೇಳೋಕೆ ನನಗೆ ಗೊತ್ತಿಲ್ಲ ಅಲ್ಲಿದ್ದಾಳೆ ನಮ್ಮ ಪತ್ನಿ ಹೋಗಿ ಕೇಳಿ ಏನು ಬೇಕು ಒಂದು ಸೆಕ್ರೆಟರಿ ಇದ್ದ ಆ ಸಾಂದೀಪ್ನಿ ಹೆಂಡತಿ ಹೇಳಿದ್ಲು ಏನು ಬೇಡ ಸತ್ತು ಹೋದ ನನ್ನ ಮಗನ ತಂದುಕೊಡು ಅಂತ ಕೇಳಿಬಿಟ್ಲು ಆಗ ನೀನಲ್ಲಿದ್ದೆ ಕೃಷ್ಣ ಹತ್ರ ಇದ್ದೇವು ದೂರದಲ್ಲಿದ್ಯೋ ನಗಧರ ಶ್ರೀಕಾಂತ ಸಲಹೆನೆ ಮುನಿಕುಮಾರಕನ ಉಗುಡು ಮೃತ್ಯುವಿನ ಬಾಯಿಂದ ಓಡಿಸಿ ಹೊರಗೆ ತಗೊಂಬಂದಿಲ್ಲ ಮೃತ್ಯುವಿನ ತಾಳಿಗಳೊಂದು ಸಮೀಪವರ್ತಿಯೇ ಜಗದುದರ ನೀ ಜಾಣನಹೇ ತಂಗಿ ಜೊತೆಯಲ್ಲಿ ರೇಗಿಸಿ ರೇಗಿಸಿ ಮಾತನಾಡಿ ಮಾತನಾಡಿ ನನ್ನ ಗಂಡಂದ್ರು ನಿನ್ನೆ ನೆನೆಯಲಿಲ್ಲ ನೆನೆಯಲಿಲ್ಲ ಅಂತ ಆ ಸಂಕಟ ಹೇಳ್ಕೊಳಕ್ ಬಂದಿದ್ಯಾ ಅಂತ ಕಾಣುತ್ತೆ ಪ್ರಭು ನಾನು ನಿನ್ನೆ ನೆನೆಯಲಿಲ್ಲವೇ ನೀ ನೆನದಿಯಮ್ಮ ಎಲ್ಲ ಅನರ್ಥ ಆದ ಮೇಲೆ ನನ್ನನ್ನ ಮೊದಲೇ ಹೇಳಿದೆಯ ಅದನ್ನ ಹೇಳು ತಂಗಿ ನೀ ಪಿರಿದ ಆಯಸವನ್ನು ಅನುಭವಿಸಲು ಉದಿಸಿದೆ ನೀ ಹುಟ್ಟಿದ್ದೆ ಈ ಅನರ್ಥಗಳಿಂದೆಲ್ಲ ಅನುಭವಿಸುವುದಕ್ಕೆ ರಾಯನಾಡಿದ ಭಾಷೆ ಸಲಲಿ ವನಪ್ರವಾಸದಲ್ಲಿ ಹನ್ನೆರಡು ವರ್ಷ ಪ್ರವಾಸ ಮುಗಿಲಿ ಜನ ಕೈಯಲೇ ನಿನ್ನ ಈತಿ ಕೈಯಹುದು ಪ್ರತಿಜ್ಞೆಗೆ ತಾಯೇ ತಾ ಹೊಣೆಯೆಂದು ವಾಯುಸುತನ ಕೈಯಲ್ಲಿ ದುಶ್ಶಾಸನ ರಕ್ತವನ್ನ ಪಾನ ಮಾಡಿಸ್ತೇನೆ ದುರ್ಯೋಧನ ತೊಳೆ ಮುಡಿಸ್ತೇನೆ ಯೋಚನೆ ಮಾಡಬೇಡ ಎಂಬುದಾಗಿ ಹೇಳಿ ಕೃಷ್ಣ ಆ ದ್ರೌಪದಿಯನ್ನು ಸಮಾಧಾನ ಮಾಡ್ತಾ ಎಲ್ಲೋ ಕೆಲವು ಪದ್ಯ ಮಾತ್ರ ಓದಿದೆ ಅದಿಡೀ ಪ್ರಸಂಗ ಓದಬೇಕು ಕಥೆ ಮುಂದಕ್ಕೆ ಹೋಗಿಲ್ಲ ಮೂಲ ಪ್ರಸಂಗದಲ್ಲಿ ಆ ಸನ್ನಿವೇಶ ಹೇಗಿದೆ ನೋಡಿ ಕವಿ ಮಾಡುವ ಕೆಲಸ ಅಲ್ಲ ಕೃಷ್ಣ ದ್ರೌಪದಿ ಪರಸ್ಪರ ಭೇಟಿಯಾಗುವ ಸನ್ನಿವೇಶಕ್ಕಿಂತ ಒಂದು ಸನ್ನಿವೇಶ ಉಂಟೆ ಭಗವಂತ ಮತ್ತು ಅತ್ಯಂತ ಅಂತರಂಗದ ಭಕ್ತೆಯೊಬ್ಬಳು ದ್ರೌಪದಿಗಿಂತ ಶ್ರೇಷ್ಠ ಭಕ್ತೆಯರು ಉಂಟೆ ಲೋಕದಲ್ಲಿ ಯೋಚನೆ ಮಾಡಿಕೊಳ್ಳಿ ಅಂತ ಭಕ್ತರಿಗೆ ಕಷ್ಟ ಹೀಗೆ ಸ್ತೋತ್ರ ಮಾಡ್ತಾಳೆ ಮೂಲದಲ್ಲಿ ಅದು ಹೇಳ್ಕೊಂಡು ಹೇಳ್ಕೊಂಡು ತನ್ನ ಕಷ್ಟವನ್ನು ಹೇಳ್ತಾರೆ ಅಯ್ಯೋ ನಾನು ಎಂಥ ಕುಳಕ್ಕೆ ಬಂದು ಸೇರಿದ್ದೇನೆ ಭವಾಮಿ ಧರ್ಮೇಣ ಸಾಹಂ ದಾಸೀಕೃತ ಬಲಾತ್ ಜೀವತ್ಸು ಪಾಂಡವೇಶು ಪಾಂಚಾಲೇಶು ಚ ವೃಷ್ಣಿಷು ಅರವತ್ನಾಲ್ಕನೇ ಶ್ಲೋಕ ನನ್ನ ಗಂಡಂದರು ಬದುಕಿರುವಾಗ ನನ್ನ ತಂದೆ ಬದುಕಿರುವಾಗ ನನ್ನ ಅಣ್ಣ ತಮ್ಮಂದರು ಬದುಕಿರುವಾಗ ಅವರ ಎದುರುಗಡೆಯ ದಾಸೀ ಭಾವೇನ ಮಾಂ ಭೋಕ್ತುಂ ಮಧುಸೂದನ ದಾಸಿ ಅಂದ್ರೆ ವೇಶ್ಯೆ ನನ್ನನ್ನು ವೇಶ್ಯೆ ಮಾಡಿ ಅಂತಪುರಕ್ಕೆ ಸೇರಿಸಬೇಕು ಅಂತ ಹೊಂಚು ಮಾಡಿದ್ದಾಯಿ ಪಾಪಿ ದುರ್ಯೋಧನ ನನ್ವಹಂ ಕೃಷ್ಣ ಭೀಷ್ಮಸ್ಯ ಧೃತರಾಷ್ಟ್ರಸ್ಯ ಉಭಯೋ ಸ್ನುಷಾ ಭವಾಮಿ ನಾನು ಭೀಷ್ಮನಿಗೆ ಸೊಸೆಯಲ್ಲವೇ ಧೃತರಾಷ್ಟ್ರನಿಗೆ ಸೊಸೆಯಲ್ಲವೇ ಹೌದಮ್ಮ ಅವ್ರು ಹೇಳಬೇಕಲ್ಲ ಹಾಗಂತ ನೀ ಸೊಸೆ ಅಂತ ನೀ ಹೇಳಿಬಿಟ್ರಾಗೋಯ್ತೆ ಸಾಹಂ ದಾಸಿ ಕೃತಾಬಲಾತಿ ಗರ್ಹಯೇ ಪಾಂಡವಾನ್ ಸೇವಾ ಈ ಪಾಂಡವರನ್ನೇ ಬೈತೇನೆ ಕೃಷ್ಣ ನೀನೇ ಸಾಕ್ಷಿ ಎಂದಳು ನಾನು ಗಂಡನೇ ಬೈತೇನೆ I hold them responsible for all my humiliation ಯಾತಕ್ಕೆ ಅಂದರೆ ಯತ್ ಪ್ರೇಕ್ಷಂತೆ ಧರ್ಮಪತ್ನಿಂ ಯಶಸ್ವಿನಿ ಧರ್ಮಪತ್ನಿಗೆ ಹೋಮಾನ ಆಗ್ತಾ ಇದೆ ನೋಡ್ತಾ ಕೂತಿದ್ರಲ್ಲ ಎಲ್ಲ ಮೀಸೆ ತಲೆ ತಗ್ಗಿಸಿದ್ದಾರೆ ಭೀಮ ಮೊದಲುಕೊಂಡು ಕೋಪ ಬಂದ್ಬಿಡ್ತು ದ್ರೌಪದಿ ದೇವಿಗೆ ದಿಗ್ಬಲಂ ಭೀಮಸೇನಸ್ಯ ಶುರು ಮಾಡಿದ್ಲು ನೋಡಿ ಸೌಟೊಂದಿಲ್ಲ ಕೈಯಲ್ಲಿ ಇಷ್ಟೊತ್ತು ಒತ್ತಿದ್ದಾಳೆ ಸಂಕಟ ಅದು ಕೇಳಿಯೂ ಒಂದು ಮಾತಾಡದೆ ಕೂತಿದ್ದಾರೆ ಬೆಪ್ಪರಾಷ್ಟ್ರಗಳು ಧೃತರಾಷ್ಟ್ರ ಸರಿಯಾದ ಮಕ್ಕಳು ಬೆಪ್ಪರಾಷ್ಟ್ರಗಳು ದಿಗ್ಬಲಂ ಭೀಮಸೇನಸ್ಯ ದಿಕ್ ಪಾರ್ಥಸ್ಯ ಗಾಂಡೀವಂ ಗಾಂಡೀವಕ್ಕೆ ಧಿಕ್ಕಾರವಿರಲಿ ಎಂದರು ಅಯ್ಯೋ ಇದು ದೊಡ್ಡ ಅನರ್ಥದ ಮಾತು ಗಾಂಡೀವವನ್ನು ಯಾರಾದರೂ ಬೈದ್ರೆ ತಲೆ ತೆಗೆತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಅರ್ಜುನ ಮುಂದೆ ದ್ರೋಣ ಪರ್ವದಲ್ಲಿ ಧರ್ಮರಾಜನೇ ಧಿಕ್ಕಾರದ ಮಾತನ್ನು ಹೇಳುವಾಗ ಕೊಂದು ಬಿಡುತ್ತೇನೆ ಅಂತ ಬಿಡ್ತಾನೆ ಮುಂದಕ್ಕೆ ಅವನು ಇವತ್ತು ದ್ರೌಪದಿ ಹೇಳಿದ್ದಾಳೆ ತನದೂ ತಪ್ಪಿದೆ ಗಿಲ್ಟಿ ಕಾನ್ಷಿಯಸ್ ಬಾಯಿ ಬಿಚ್ಕೊಂಡು ಕೂತಿದ್ದಾನೆ ಅರ್ಜುನ ದಿಗ್ಬಲಂ ಭೀಮಸೇನಸ್ಯ ದಿಕ್ಪಾರ್ಥಸ್ಯ ಚ ಗಾಂಡಿವಂ ಯೋ ಮಾಂ ವಿಪ್ರಕೃತಾಂ ಕ್ಷುದ್ರೈ ಮರುಷಯೇತಾಂ ಜನಾರ್ದನ ಭಾರ್ಯಾಯಾಂ ರಕ್ಷಮಾಣ ಎಷ್ಟು ಹೇಳಿ ಹೆಂಡತಿ ಸುರಕ್ಷಿತವಾಗಿದ್ದರೆ ಮಕ್ಕಳು ಮಕ್ಕಳು ಚೆನ್ನಾಗಿದ್ದರೆ ಸತ್ತು ಮೇಲೆ ಪಿಂಡ ಹೆಂಡತಿಯೇ ಸುರಕ್ಷಿತವಿಲ್ಲ ಅಂದರೆ ಯಾರ್ಯಾರಿಗೋ ಮಕ್ಕಳು ಹುಟ್ಟಿದರೆ ಅವ್ರು ಹಾಕಿದ ಪಿಂಡ ಯಾರಿಗೆ ಹೋಗುತ್ತೆ ಅವರೇ ತಿನ್ನಬೇಕಷ್ಟೇ ಅವರ ಪಿಂಡವನ್ನ ನನ್ನ ಮೂಡು ಐದು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಮಗು ಕೊಟ್ಟಿದ್ದ ಪ್ರತಿ ವಿಂಧ್ಯ ಯುಧಿಷ್ಠಿರಾತಿ ಸುತ ಸೋಮಃ ಒಬ್ಬೊಬ್ಬರ ಹೆಸರನ್ನು ಹೇಳ್ತಾಳೆ ಅದನ್ನೆಲ್ಲ ಹೇಳಿ ಇನ್ನೊಂದು ಮಾತನ್ನ ಒಂದೆರಡು ಮೂರು ಓದಬೇಕು ಪ್ರಸಂಗ ಮುಂದಕ್ಕೆ ಹೋಗ್ತಾ ಇಲ್ಲ ಇವತ್ತು ಅರಣ್ಯ ಪರ್ವ ಮುಂದಕ್ಕೆ ಹೋಗಿ ಇಷ್ಟು ಹೇಳಿಯೂ ಸುಮ್ಮನೆ ಕೂತಿದ್ದಾಳೆ ತಲೆ ತಗ್ಗಿಸಿ ಪಾಂಡವರು ಇವರು ಯಾರು ಅಂತ ಕೇಳಿದ್ಲು ಕೃಷ್ಣನಿಗೆ ಇವ್ರು ಯಾರು ಇವರು ಯಾರು ತರಿಯಾದೆ ಜನಕನ್ ತರಿಯಾದೆ ಇವ್ರು ಯಾರೋ ನನಗೂ ಗೊತ್ತಿಲ್ಲ ನೈವ ಮೇ ಪತಯ ಗಂಡಂದ್ರೆ ಇಲ್ಲ ನಾನು ಮುಂಡಿಯಾಗಿದ್ದೇನೆ ಅಪ್ಪ ಒಬ್ಬ ಹೆಂಗಸಿ ಮಾತನ್ನಾಡ್ತಾಳೆ ಗಂಡನ ಎದುರಿಗೆ ಅಂದ್ರೆ ಅವಳಿಗೆ ಎಷ್ಟು ಸಂಕಟ ಆಗಿರಬೇಕು ಯೋಚನೆ ಮಾಡಿಕೊಳ್ಳಿ ಕುಮಾರಾಸ ಬಿಟ್ಟುಬಿಟ್ಟ ಈ ಭಾಗವನ್ನ ನೈವಮೇ ಪತಯ ಸಂತಿ ನೂರಿಪ್ಪತ್ತೈದನೇ ಶ್ಲೋಕ ಇದು ಹುಡುಕೋಡೋದು ಕಷ್ಟ ಸ್ಪ್ಯಾನ್ ಬಹಳ ಇದೆ ನೈವಮೇ ಪತಯ ಸಂತಿ ನ ಪುತ್ರ ನ ಚ ಬಾಂಧವಾ ನನಗೆ ಮಕ್ಕಳು ಇಲ್ಲ ಅವರು ಸಹಾಯಕ್ಕೆ ಬರಲಿಲ್ಲ ಬಾಂಧವರು ಬರಲಿಲ್ಲ ನ ಭ್ರಾತರಃ ನ ಚ ಪಿತಾ ತಂದೆನೂ ಸಹಾಯಕ್ಕೆ ಬರಲಿಲ್ಲ ನನಗೆ ಯಾರೂ ಇಲ್ಲ ನಾನಿದ್ದೇನಲ್ಲಮ್ಮ ನೈವತ್ತೊಮ್ಮದುಸೂದನ ನೀನೂ ಕೈ ಬಿಟ್ಬಿಟ್ಟೆ ನನಗೆ ಕೊನೆಯಲ್ಲಿ ಕಾಪಾಡಿದೆ ಅಕ್ಷಯ ವಸ್ತ್ರ ಕೊಟ್ಟೆ ಸರಿ ಎದುರಿಗೆ ಬಂದೀಯ ಅಕ್ಷಯ ವಸ್ತ್ರ ಕೊಡುವ ಮೆರಾಕಲ್ ಪವರ್ ಇರುವ ನೀನು ಅವತ್ತು ನನಗೆ ಮುಖ ಆಗಿತ್ತು ಅವತ್ತು ಅವನು ಸಂಹಾರ ನೈ ಅಂದರೆ ಕೆಲವರು ಭಕ್ತರು ದೇವರಿಲ್ಲ ಅಂತ ಕೂಡ ಹೇಳ್ತಾರೆ ಆಪತ್ತಿನಲ್ಲಿ ತಿಳಿಯದೆ ದುಃಖದ ಬರದಲ್ಲಿ ಆಡುವ ಮಾತಿಗೆ ಶಾಸ್ತ್ರಾರ್ಥವನ್ನು ಮಾಡಬಾರದು ಕೋಪದಲ್ಲಿ ಆಡಿದ್ದಾರೆ ಆ ದೇವರೆಂಬವನಿದ್ದು ನನಗೆ ಹೀಗಾಗಿತ್ತೆ ಅಂತ ಒಬ್ಬ ಭಕ್ತ ಹೇಳ್ತಾನೆ ಅನನ್ಯ ಚಿಂತೆಯಂತೋ ಮಾಂ ಜನ ಪರ್ಯುಪಾಸತೆ ಗೀತೋಪನ್ಯಾಸ ಮಾಡಲಿಲ್ಲ ಇಲ್ಲಿ ಮಾಡಿಸಬೇಕು ಅಂತ ಕೂತಿದ್ರು ಅವರು ಈ ಭಟ್ರು ಬಂದು ಭಾರತಾನೇ ಆಗಬೇಕು ಅಂತ ಹಠ ಮಾಡಿದ್ರಿಂದ ಗೀತೆ ಹೋಯಿತು ಯಾವ ಬರುತ್ತೋ ಗೊತ್ತಿಲ್ಲ ಹನ್ನೆರಡನೇ ಅಧ್ಯಾಯದಲ್ಲಿ ಭಗವಂತ ಒಂಬತ್ತನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ತೇಷಾಂ ನಿತ್ಯಾಭಿಯುಕ್ತಾರಾಮ್ ಯೋಗಕ್ಷೇಮಂ ವಹಾಮ್ಯಹಂ ಹೇಳಿಬಿಟ್ಟ ಅನನ್ಯವಾಗಿ ನನ್ನನ್ನು ಧ್ಯಾನ ಮಾಡತಕ್ಕ ಭಕ್ತರಿಗೆ ಸಕಲ ಯೋಗಕ್ಷೇಮವನ್ನು ನಾನೇ ಮಾಡ್ತೇನೆ ಅಂತ ಇದನ್ನೊಬ್ಬ ಭಾಗವತ ಬ್ರಾಹ್ಮಣ ಮಹಾಭಕ್ತ ಓದ್ತಾ ಇದ್ದ ಮೂರು ದಿವಸ ಉಪವಾಸ ಮನೆಯಲ್ಲಿ ಏನೂ ಇಲ್ಲ ತಿನ್ನುವುದಕ್ಕೆ ಬಡತನ ಮಕ್ಕಳೆಲ್ಲ ಎಲುಬುಗೂಡು ಎಣಿಸಬಹುದು ಹೆಂಡತಿ ಹೇಳಿದ್ವಿ ಏನ್ರಿ ಹಗಲೆಲ್ಲ ಬರೀ ಕೆಲಸಕ್ಕೆ ಬಾರದು ಭಗವದ್ಗೀತೆ ಓದಿ ಓದಿ ಓದಿ ಕೂತಿದ್ದೀರಿ ನೀವು ಕೃಷ್ಣ ಬಂದನೆ ಕಾಪಾಡಿದನೆ ಈ ಶ್ಲೋಕ ಓದಿದ್ರಲ್ಲ ಅನನ್ಯ ಎಂತೋ ಮಾಮ್ ಒಂದು ಕಾಳು ತಂದು ಕೊಟ್ನೆ ನಮಗೆ ಬ್ರಾಹ್ಮಣನ ಕೋಪ ಬಂದ್ಬಿಡ್ತು ಹಾಗಿದ್ರೆ ಈ ಶ್ಲೋಕ ಕೃಷ್ಣಂದಲ್ಲ ಯಾರೋ ಬರೋ ಸರಿಸಿರಬೇಕು ತಗೊಂಬ ಕೆಂಪು ಶಾಯಿ ಅಂತ ಹೇಳಿ ಆ ಕೆಂಪು ಶಾಯಿಯಲ್ಲಿ ಆಗಿನ ಕಾಲದ ಈ ಪೆನ್ಗೊಂದು ಕಡ್ಡಿ ಸಿಗಿಸ್ತಾ ಇದ್ರು ಸರಿಯಾಗಿ ಬರೀತಾ ಇರಲಿಲ್ಲ ಆ ಕೆಂಪು ಶಾಯಿಂದ ಈ ಶ್ಲೋಕವನ್ನು ರೆಡ್ ಇಂಕಲ್ಲಿ ಹೊಡೆದು ಹಾಕಿಬಿಟ್ಟ ಹೊಡೆಯುವ ರಭಸದಲ್ಲಿ ಹಾಳೆ ಹರಿದು ಹೋಯಿತು ಗೀಚಿ ಹೋಯಿತು ಹಾಳಾಗಿ ಹೋಗಲಿ ಸ್ನಾನಕ್ಕೆ ಹೋದ ಅದಾಗುವಷ್ಟರಲ್ಲಿ ಒಬ್ಬ ಕಪ್ಪು ಬಣ್ಣದ ಬಾಲಕ ತಲೆ ತುಂಬ ಕಾಯಿ ಪಲ್ಯ ತುಪ್ಪ ಅಕ್ಕಿ ಬೆಲ್ಲ ಎಲ್ಲ ಇಟ್ಕೊಂಡು ಮನೆಗೆ ಬಂದ ಬಂದವನಮ್ಮ ಅಡಿಗೆ ಸಾಮಾನು ಕಳಿಸಿದ್ದಾರೆ ನಿಮ್ಮ ಯಜಮಾನರು ತಗೊಳ್ಳಿ ನಮ್ಮ ಯಜಮಾನ್ರೆ ಈಗ ಸ್ನಾನಕ್ಕೆ ಹೋಗಿದ್ದಾರಲ್ಲ ನೀನ್ ಯಾರೋ ಗೋವಿಂದ ಅಂತ ನನ್ನ ಹೆಸರು ಸ್ವಲ್ಪ ತಾಳು ನಿನ್ನ ಬಾಯಲ್ಲಿ ಯಾಕ ಮಾರಕ್ತಾ ಬರ್ತಾ ಇದೆ ಅಂತ ಕೇಳಿದ್ಲು ಆ ಗೋವಿಂದನನ್ನ ನಿಮ್ಮ ಯಜಮಾನರು ಗೀರ್ ಬಿಟ್ರು ನನ್ನ ಬಾಯನ್ನ ಆ ಶ್ಲೋಕ ಹೊಡೆದಾಕ್ಬಿಟ್ರು ನನ್ನ ಬಾಯಿಂದ ಬಂದು ಮಾತ್ರ ನಾನು ಅದಲ್ಲ ಅಂದ್ಬಿಟ್ರು ಹೆಚ್ಚು ಹೇಳಬೇಡಿ ನಾ ಬಂದಿದ್ದೆ ಅಂತ ಪದಾರ್ಥ ಇಟ್ಟು ಹೋಗಿಬಿಟ್ಟ ಅಡುಗೆ ಮಾಡಿದ್ಲು ಯಜಮಾನ ಬಂದ ಎಲ್ಲಿ ಘಮಘಮ ಅಂತ ಇದೆಲ್ಲ ಅಡಿಗೆ ಯಾರು ತಂದು ಕೊಟ್ರು ಅವನು ಯಾವನೋ ಗೋವಿಂದ ಅಂತ ಕಂಡ್ರಿ ನೀವೇ ಕಡಿಸಿದ್ರಂತೆ ಹೇಗಿದ್ದ ಅವನು ಕಪ್ಪಾಗಿದ್ದ ಕುಳ್ಳಾಗಿದ್ದ ಬಾಯಲ್ಲಿ ರಕ್ತ ಸುರಿತಾ ಇತ್ತು ಏನ್ರಿ ಮಾಡಿದ್ರೆ ಅವನಿಗೆ ನೀವು ಅಯ್ಯೋ ಪಾಪವೇ ಅವನು ಬಾಯನ್ನೇ ಕಿತ್ತಾಕ್ಬಿಟ್ಟೆ ಹಾಕಿಬಿಟ್ಟೆ ನಾಲ್ಗೆ ಕತ್ತರಿಸಿಬಿಟ್ಟೆ ಈ ಶ್ಲೋಕ ಅವನದಲ್ಲ ಅಂತ ಹೇಳಿಬಿಟ್ಟೆ ಅಂತ ಅವನು ಸಂಕಟ ಪಟ್ಕೊಂಡ ನೋಡು ನೀ ಹೇಳಿದ್ರಿಂದ ಆ ಕೆಲಸ ಮಾಡಿದೆ ನಿನಗೆ ದರ್ಶನ ಕೊಟ್ಟ ನನಗೆ ದರ್ಶನ ಬರಲಿಲ್ಲ ನಾ ಬಿಟ್ಟೆ ಅಂತ ಇಂಥ ಶ್ಲೋಕ ಭಗವದ್ಗೀತೆಯ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಕಥೆಯನ್ನು ಹೇಳ್ಬೋದು ಅನನ್ಯ ಭಕ್ತರು ಹಾಗೆ ನಾಲಿಗೆಯನ್ನು ಗೀಚಿದರು ಮನೆಗೆ ತೊಂದರಿಗೆ ತೊಂಡನಾಗಿ ಪದಾರ್ಥಗಳನ್ನು ತಂದು ಕೊಟ್ಟ ಕೃಷ್ಣ ಈ ಶರೀರದ ಯೋಗಕ್ಷೇಮ ಮಾಡೋದು ಅವನಿಗೇನು ಕಷ್ಟವಾದ ವಿಷಯವಲ್ಲ ಆಮೇಲೆ ತಾನೇ ಇನ್ನೊಂದು ಮಾತನಾಡ್ತಾಳೆ ದ್ರೌಪದಿ ದೇವಿ चतुर्भि कारणे कृष्ण त्वया रक्षास्मि नित्यशः नाल्कु कारणकि नी न कापाडलेबु बाकि कारण bed for reasons for which you have to protect me यावन् केद्रे सम्बन्धात् गौरवात् सख्यात् प्रभुत्वेनैव केशव सम्बन्धात् पितृश्वश्रीय भार्यात्वात् वसुदेवनगे तंगिया मग ಈ ಅರ್ಜುನ ಅಂದ್ರೆ ನಾನು ನಿನ್ನ ಸ್ವಂತ ಸೋದರಳಿನ ಹೆಂಡತಿ ಎನ್ನುವ ಭಾವನೆಯಿಂದ ನೀನು ಕಾಪಾಡಬೇಕು ಸಂಬಂಧಾತಿ ಗೌರವಾತೇ ಅಗ್ನಿಕುಂಡೋದ್ಭವತ್ವಾತೇ ನಾನು ಅಗ್ನಿಯಲ್ಲಿ ಉಂಟಾದವಳು ಅಯೋ ನಿಜೆ ನಿನಗಾದರೂ ತಾಯಿ ಸಂಬಂಧ ಗರ್ಭ ಸಂಬಂಧ ಉಂಟು ಕೃಷ್ಣ ನನಗೆ ಅದೂ ಇಲ್ಲ ಅದಕ್ಕಾಗಿ ಗೌರವಿಸಬೇಕು ಸಖ್ಯಾತಿ ಭಕ್ತಿಮತ್ವಾತೇ ನಿನ್ನಲ್ಲಿ ಹೊರತು ನಾನು ಯಾರಲ್ಲಿಯೂ ಇಷ್ಟು ಪ್ರೀತಿ ತೋರಿಸಿಲ್ಲ ಪ್ರಭುತ್ವೇನ ನಿನಗೆ ಸಾಮರ್ಥ್ಯವಿದೆ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡುವ ಶಕ್ತಿ ಇದೆ ಈ ನಾಲ್ಕು ಕಾರಣಗಳಿಗಾಗಿ ನನ್ನನ್ನೇ ರಕ್ಷಿಸಬೇಕು ಅಂತ ಕಾರಣ ಕೊಟ್ಟು ಸಂಯುಕ್ತಿಕವಾಗಿ ತರ್ಕಬದ್ಧವಾಗಿ ಪ್ರಾರ್ಥನೆ ಮಾಡಿದಳು ಇದಾದ ಮೇಲೆ ಕೃಷ್ಣ ತಲೆ ಮೇಲೆ ಕೈ ಇಟ್ಟ ಕೆಳಗೆ ಕೂತ ತಂಗಿ ಒಂದು ಮಾತು ಹೇಳ್ತಾರೆ ಅಂದ ರೋದಿಷ್ಯಂತೆ ಸ್ತ್ರೀಯೋ ಏವಂ ಯಶಾಂ ಕ್ರುದ್ಧಾಸು ಯಾರು ನಿನಗೆ ಅವಮಾನ ಮಾಡಿದ್ರು ಯಾರ ವಿಷಯದಲ್ಲಿ ಕೋಪ ಇದೆಯೋ ಅವರು ಹದಿನಾಲ್ಕು ವರ್ಷದಲ್ಲಿ ಅವರ ಹೆಂಡತಿಯರಲ್ಲ ನಿನ್ನ ಹಾಗೆ ಅಳುವಂತೆ ಮಾಡ್ತೇನೆ ಶ್ರೀಪರ್ವದ ಕತೆ ದುರ್ಯೋಧನ ಹೆಂಡತಿಯರು ದುಶಾಸನ ಹೆಂಡತಿಯರು ಎಲ್ಲರೂ ಗೊಳೋಟ್ಟು ಅಳುವಂತೆ ಮಾಡ್ತೇನೆ ನಾನು ವಿಭತ್ಸು ವಿಭತ್ಸು ಶರ ಸಂಶಾಂತಾತ್ ಅರ್ಜುನನ ಬಾಣಗಳಿಂದ ಕೆಲಸವನ್ನು ಮಾಡ್ತೇನೆ ಸತ್ಯಂತೆ ಪ್ರತಿಜಾನಾಮಿ ರಾಜ್ಞಾಂ ರಾಜ್ಞಿ ಭವಿಷ್ಯತಿ ರಾಜಾಜರಾಜ ಆಗ್ತಾನೆ ನಿನ್ನ ಗಂಡ ಚಕ್ರವರ್ತಿನಿಯೇ ಆಗ್ತೇನೆ ನೀನು ಈಗ ಕೇಳು ನನ್ನ ಶಪಥವನ್ನ ಅಂತ ಒಂದು ಹಿಡಿ ಮಣ್ಣನ್ನು ತಗೊಂಡು ಕೈಯಲ್ಲಿ ಕೃಷ್ಣ ಪ್ರತಿಜ್ಞೆಯನ್ನು ಮಾಡ್ತಾನೆ ಜಗುಪತೆ ಪ್ರಸಿದ್ಧವಾದ ಪ್ರತಿಜ್ಞೆ ಇದು ತಂಗಿ ಆಕಾಶ ಒಂದು ವೇಳೆ ಕಳಿಸಿ ಬೀಳಬಹುದು ಜೌಪತೇತೆ ಹಿಮವಾನ್ ಹಿಮವಂತ ಒಂದು ವೇಳೆ ಪುಡಿಪುಡಿಯಾಗಿ ಸಿಡಿದು ಹೋದ್ರೂ ಹೋಗಬಹುದು ಶುಷ್ಯೇತಿ ತೋಯನಿಧಿ ಕೃಷ್ಣೇ ಸಮುದ್ರವೆಲ್ಲ ಒಣಗಿ ಹೋಗಿ ಒಂದು ಹನಿ ನೀರಿಲ್ಲದೆ ಹೋಗ್ಬೋದು ನಮೇ ಮೋಹಂ ವಚೋ ಭವೇತ್ ನನ್ನ ಮಾತು ಮಾತ್ರ ಎಂದೂ ಸುಳ್ಳಾಗೋದಿಲ್ಲ ಅಂತ ಹೇಳಿದ ಮೇಲೆ ದ್ರೌಪದಿ ಕಣ್ಣೊರೆಸಿಕೊಂಡ್ಲು ಕೃಷ್ಣ ನನಗೆ ಸೇಡು ಮುಖ್ಯವಲ್ಲ ನನ್ನ ದುಃಖಕ್ಕೆ ಒಂದು ಶಾಂತಿ ಉಂಟಾಗಬೇಕು ಅಂತ ಹೇಳಿ ಮತ್ತೆ ಮಾರೋದಿ ಅಳಬೇಡ ಅಳಬೇಡ ಅಂತ ಸಮಾಧಾನ ಮಾಡ್ತಾನೆ ಕೃಷ್ಣ ಧೃಷ್ಟದ್ಮುನ ಪ್ರತಿಜ್ಞೆ ಮಾಡಿದ ಅಹಂ ದ್ರೋಣಂ ಹನಿಷ್ಯಾಮಿ ಇದು ಪಿತಾಮಹಂ ದುರ್ಯೋಧನಂ ಭೀಮಸೇನ ಕರ್ಣಂ ಹಂತ ಧನಂಜಯ ಲಿಸ್ಟ್ ಕೊಟ್ಟುಬಿಟ್ಟ ದ್ರೋಣನನ್ನು ನಾನು ಕೊಲ್ತೇನೆ ನಮ್ಮ ಅಣ್ಣ ಇದ್ದಾನಲ್ಲ ಶಿಖಂಡಿ ಅವನು ಪಿತಾಮಹನನು ಭೀಷ್ಮನ ವಿಚಾರ ಮಾಡಿಕೊಳ್ತಾನೆ ಅಂಬೆ ಅವನು ದುರ್ಯೋಧನಂ ಭೀಮಸೇನ ಕರ್ಣಂ ಹಂತ ಧನಂಜಯ ಯೋಚನೆ ಮಾಡಬೇಡ ಎಂಬುದಾಗಿ ಸಮಾಧಾನ ಮಾಡಿದ್ದಾರೆ ಅಲ್ಲೇ ಮುಂದಕ್ಕೆ ವಾಸುದೇವ ಇನ್ನೂ ಸ್ವಲ್ಪ ದಿವಸ ಅಲ್ಲೇ ಇದ್ದ ಆಮೇಲೆ ಹೇಳ್ತಾನೆ ದ್ವಾರಿಕೆಯಲ್ಲಿರಲಿಲ್ಲ ಹಾಗೆ ಹೇಗೆ ಕೂಟ ಶ್ಲೋಕ ಅದನ್ನೆಲ್ಲ ಹೆಚ್ಚು ಓದುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಕಥೆ ಸ್ವಲ್ಪವಾದರೂ ಮುಂದೆ ಹೋಗಲಿ ಇನ್ನೊಂದು ಐದು ಹತ್ತು ನಿಮಿಷ ಕೃಷ್ಣ ವಾಪಸ್ಸು ಹೊರಟ ಪಾಂಡವರಿಗೆ ಧೈರ್ಯವನ್ನು ಹೇಳಿ ಹೆದರಬೇಡಿ ಆಪತ್ತು ಬರುವ ಸೂಚನೆ ಇದ್ರೆ ಹಿಂದೆ ಮಾಡಿದ ತಪ್ಪು ಮಾಡಬೇಡ ಸ್ವಲ್ಪ ನಾನು ನೆನೆಸಿಕೋ ನೆನೆಸ್ಕೊಂಡು ಬರ್ತೇನೆ ಅಂತ ಧರ್ಮರಾಜನಿಗೆ ಲಜ್ಜೆ ಉಂಟಾಗುವಂತೆ ಅವನು ಮಾಡಿ ತಪ್ಪನ್ನ ಎತ್ತಿ ಕಳಿತು ನಾವೆಲ್ಲ ಮಾಡೋ ತಪ್ಪು ಅದೇನೆ we look for immediate help ಅಕ್ಕಪಕ್ಕದಲ್ಲಿರೋರು ಸಹಾಯ ಮಾಡ್ತಾರೆ ನೋಡ್ತೇವೆ ದೂರದಲ್ಲಿರೋನಲ್ಲಿ ಬರ್ತಾನೆ ಅಂತ ನಮಗೆ ವಿಶ್ವಾಸವಿಲ್ಲ ನಂಬಿಕೆ ಇಲ್ಲ ಗಜೇಂದ್ರ ಇದೇ ತಪ್ಪು ಪಕ್ಕದ ಆನೆ ಎಳೆಯುತ್ತೆ ಹೆಂಡತಿ ಮಕ್ಕಳು ಅವರು ಎಳಿತಾರೆ ಇವರು ಎಳೀತಾರೆ ಸಾವಿರ ವರ್ಷ ಆಗಿ ಹೋಯಿತು ಎಲ್ಲ ಹೋಗಿಬಿಟ್ರು ಬರೀ ಮೂಳೆ ಎಲುಬು ಚಕ್ಕಳಾದಾಗ ನರ್ಮದಾ ನದಿ ತೀರದಲ್ಲಿ ಓಡಾಡ್ತಿತ್ತು ಯಾನೆ ಗಜೇಂದ್ರ ಮೋಕ್ಷದ ಕಥೆ ಆದರೆ ಇಂದ್ರದ್ಯುಮ್ನ ರಾಜ ಪೂರ್ವದ ಸಂಸ್ಕಾರದಂತೆ ಪ್ರತಿನಿತ್ಯ ಒಂದು ಸಾವಿರದ ಬಂಗಾಳದ ಹೂವುಗಳನ್ನು ಭಗವಂತನಿಗೆ ಅರ್ಪಿಸಿ ಭಕ್ತರಿಗೆ ದಾನ ಮಾಡುತ್ತಿದ್ದ ಅಭ್ಯಾಸ ಬಲದಿಂದ ಆನೆ ಜನ್ಮ ಬಂದರೂ ಕೊಳದಿಂದ ಕೊಳಕ್ಕೆ ಹೋಗಿ ತಾವರೇ ಹೂವನ್ನು ಕಿತ್ತು ಕಿತ್ತು ಸೂರ್ಯಮಂಡಲದಲ್ಲಿರುವ ಭಗವಂತನಿಗೆ ತೋರಿಸಿ ತೋರಿಸಿ ಅರ್ಪಣೆ ಮಾಡ್ತಾ ಇದ್ದದ್ದು ಅವತ್ತು ತುಂಬಾ ಆಳಕ್ಕೆ ನೀರಿಗಿಳಿದು ಒಂದು ಕಮಲವನ್ನು ಕಿತ್ತುಕೊಳ್ಳುವಷ್ಟಲ್ಲಿ ಮೊಸಳೆ ಕಾಲಿಗೆ ಸಿಕ್ಕೊಂಡ ಮೇಲೆ ಎಲ್ಲ ಅವಾಂತರವಾಯಿತು ಎಷ್ಟೋ ವರ್ಷ ಆಯಿತು ಆ ಭಗವಂತನ ಪಾದಕ ಅದನ್ನು ಮುಗಿಸಿಯೇ ತೀರಬೇಕು ಅನ್ನೋ ಹಠದಿಂದ ನಿಂತಿದೆ ಆಗ ಒಂದು ಮಾತನ್ನು ಹೇಳಿತು ಬ್ರಹ್ಮಾಂಡ ಪುರಾಣದಲ್ಲಿ ನಾಹಂ ಕಳೆಯವರಸ್ಯಾಸ್ಯ ತ್ರಾಣಾರ್ಥಂ ಮಧುಸೂದನ ಕೃಷ್ಣ ನೀನು ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ ಬಿದ್ದು ಹೋಗೋ ಶರೀರವನ್ನು ಕಾಪಾಡು ಅಂತ ಕ್ಷುದ್ರ ಪುರುಷಾರ್ಥ ಕೇಳ್ತಿದ್ದಾನೆ ನಾನು ಯಾಕೆ ಬರಬೇಕು ಅಂತ ಉಪೇಕ್ಷೆ ಮಾಡಿರಬಹುದು ನಾನು ಅದಕ್ಕೋಸ್ಕರ ಕರೀತಿಲ್ಲ ಕರಷ್ಟ ಕಮಲಾನ್ಯೇವ ಪಾದಯೋರರ್ಪಿತುಂಟವ ಈ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಪುಷ್ಪ ಸಿಕ್ಕಿಬಿಡ್ತು ಒಳ್ಳೇದು ಇದರ ಚಲುವು ಹೆಚ್ಚೋ ನಿನ್ನ ಪಾದಗಳು ಹೆಚ್ಚೋ ಚಲುವು ನೋಡಬೇಕು ಅಂತ ಆ ಪಾದದಲ್ಲಿ ಸಾಕ್ಷಾತ್ತಾಗಿಡಬೇಕು ಅಂತ ಯೋಚನೆ ಮಾಡಿದ್ದೇನೆ ಪುಷ್ಪ ಒಣಗಿದ್ರೂ ಪರವಾಗಿಲ್ಲ ಬರೋದಿಲ್ಲ ಅಂತ ಸಂಕಲ್ಪ ಆಯ್ತು ಹಾಗೆ ಆಗಲಿ ಅಂತ ಕರಷ್ಟ ಕಮಲಾನ್ಯವ ಪಾದೆಯೋ ಓಡಿ ಬಂದ ಆ ಗರುಡನ ವೇಗ ತಡೆಯಲಿಲ್ಲ ಅವನನ್ನು ಎಳ್ಕೊಂಡು ಬಂದ ಅಂತ ವರ್ಣನೆ ಮಾಡ್ತಾರೆ ಭಕ್ತರು ಪ್ರಾರ್ಥನೆ ಮಾಡುವುದೇ ತಡ ತಿರುಪತಿ ವೆಂಕಟೇಶ್ವರನ ಕರುಣೆ ಇಲ್ಲ ಟೋಕನ್ ಗೇಕನ್ ಕಟ್ತಾರೆ ಸುದರ್ಶನ ಅಂತ ಹೇಳ್ತಾರೆ ಅದರ್ಶನೀಯವಾದದ್ದನ್ನು ಸುದರ್ಶನ ಅಂತ ಕರೀತಾರೆ ಯಾವುದೋ ಪ್ಲಾಸ್ಟಿಕ್ ಅದು ದಿವಸಗಟ್ಟಲೆ ಕಾಯಬೇಕು ನಮ್ಮ ಭಗವಂತ ಆಗಲ್ಲ ಇವನು ಭಗವಂತ ಅಲ್ಲವೇ ಅವನು ಭಗವಂತ ಹೌದು ರೆಡ್ಡಿ ವಿಷಯದಲ್ಲಿದ್ದಾನೆ ನಾನೇನ್ ಮಾಡಲಿ ರೆಡ್ಡಿಗಳು ಹೇಳಿದಾಗ ಕೇಳಬೇಕು ಅವನು ಇವನು ರೆಡಿ ಅವರು ರೆಡ್ಡಿ ಭಗವಂತ ಕೇಳೋದಿಲ್ಲ ಆದ್ರಿಂದ ನಾವು ಮುಂದಕ್ಕೆ ಹೋಗ್ತೇವೆ ಪಾಂಡವರು ಮತ್ತೆ ಕಾಡಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ವೇದವ್ಯಾಸರೇ ಬಂದರು ಧರ್ಮರಾಜನಿಗೆ ಸ್ನಾನ ಮಾಡಿ ಆಚಮನ ಮಾಡಿ ಬಂದರು ಸ್ನಾನ ಮಾಡಿ ಆಚಮನ ಮಾಡಿ ಬಂದ ಪ್ರತಿಶ್ರುತಿ ಎಂಬುದಾಗಿ ಒಂದು ವಿದ್ಯೆಯನ್ನು ಅನುಗ್ರಹ ಮಾಡಿಕೊಟ್ಟರು ಪ್ರತಿಶ್ರುತಿ ಎಂಬ ವಿದ್ಯೆ ಈ ಪ್ರತಿಶ್ರುತಿ ವಿದ್ಯೆಯಿಂದ ಏನಾಗುತ್ತೆ ಅಂದರೆ ಇಷ್ಟಪಟ್ಟ ಕಾರ್ಯ ಸಿದ್ಧಿಯಾಗುವುದೊಂದು ಹಸಿವು ಬಾಯಾರಿಕೆ ತಡೆದುಕೊಳ್ಳುವುದೊಂದು ದೇವತೆಗಳನ್ನು ಒಲಿಸಿಕೊಳ್ಳಬೇಕು ಅಂತ ಪಾಂಡವರಿಗೆ ಧೌಮ್ಯರು ಮೇಲೆ ಮೇಲೆ ಹೇಳ್ತಿದ್ದರು ಈ ಅರಣ್ಯವಾಸ ಕಾಲವನ್ನು ವ್ಯರ್ಥ ಮಾಡಬೇಡಿ ಇದರಲ್ಲಿಯೂ ದೇವತೆಗಳನ್ನು ವಶಪಡಿಸಿಕೊಳ್ಳಿ ಮುಖ್ಯವಾದ ದೇವತೆ ಪರಮಶಿವ ರುದ್ರದೇವ ನಿಮಗೆ ಮುಂದೆ ಬರತಕ್ಕಂಥ ಯುದ್ಧದಲ್ಲಿ ಆಪತ್ಕಾಲದಲ್ಲಿ ನಾನಾ ಅಸ್ತ್ರಶಸ್ತ್ರಗಳೇನು ಬೇಕಾಗಿವೆಯೋ ಅದನ್ನೆಲ್ಲ ನೀವು ಪರಮಶಿವನಿಂದ ಪಡೆದುಕೊಳ್ಳಿ ಎಂಬುದಾಗಿ ಉಪದೇಶ ಮಾಡಿದರು ಅದನ್ನು ಅರ್ಜುನನಿಗೆ ಉಪದೇಶ ಮಾಡಿದ ಧರ್ಮರಾಜ ನನಗಿಂತ ಅವನು ಗಟ್ಟಿ ತಪಸ್ಸಿನಲ್ಲಿ ಎಂಬುದಾಗಿ ಅದಾದ ಮೇಲೆ ಅವನು ಇಂದ್ರಕೀಯಲು ಪರ್ವತಕ್ಕೆ ಹೋದ ಅರ್ಜುನ ಇಂದ್ರಕೀಯಲು ಪರ್ವತ ಅಂತ ಹಿಮೋತ್ ಪರ್ವತದಲ್ಲಿ ಅಲ್ಲಿ ಭಾಗಗಳನ್ನು ತೋರಿಸ್ತಾರೆ ನಾವೆಲ್ಲ ಸುತ್ತಾಡಿಲ್ಲ ನಮಗೆ ವನವಾಸ ಬಂದರಲ್ಲ ಅಲ್ಲೆಲ್ಲ ಸುತ್ತಾಡೋದು ಇಂದ್ರಕೀಲ ಪರ್ವತಕ್ಕೆ ಹೋದರೆ ಆ ಶಂಕರನನ್ನು ಕುರಿತು ಅತ್ಯಂತ ಘೋರ ತಪಸ್ಸನ್ನು ಮಾಡ್ತಾನೆ ಅರ್ಜುನ ಆ ತಪಸ್ಸು ಮುಂದೆ ಒಂದು ಭಾಗ ಬಿಟ್ಟುಬಿಟ್ಟೆ ದ್ರೌಪದಿ ಮತ್ತು ಯುಧಿಷ್ಠರನಿಗೆ ಭೀಮಸೇನ ಮತ್ತು ಯುಧಿಷ್ಠರನಿಗೆ ಚಕಮಕಿ ಆಗುತ್ತೆ ಬಹಳ ಈ ಕಾಡು ಸುಮ್ಮನೆ ಅಲ್ಲ ಬೇರೆ ಕೆಲಸ ಎಲ್ಲ ನೋಡಿ ಟಿವಿ ಗಿವಿ ಇಲ್ಲ ಪ್ರವಚನ ಎಲ್ಲ ಮತ್ತೊಂದಿಲ್ಲ ಎಲ್ಲ ನಿನ್ನಿಂದಲಾದದ್ದು ಎಲ್ಲ ನಿನ್ನಿಂದಲಾದದ್ದು ಭೀಮಸೇನ ಅದು ಮತ್ತೆ ಸಂದರ್ಭ ಬಂದರೆ ತಗೊಳ್ತೇನೆ ಅರಣ್ಯ ಪರ್ವ ಇನ್ನೊಂದು ಕಡೆ ಬರುತ್ತೆ ಶಾಂತಿಗೂ ಕಾಲವಿದೆ ಕೋಪಕ್ಕೂ ಕಾಲವಿದೆ ಪ್ರಹ್ಲಾದ ಹೇಳ್ತಾನೆ ಈ ಮಾತನ್ನ ಅವರಿಗಿಂತ ಬುದ್ಧಿವಂತನೇ ಅಂತ ಭೀಮಸೇನ ದ್ರೌಪದಿ ಬಂದಳು ಹೌದು ಇವರು ಯಜಮಾನ್ರು ಹೇಳೋದು ಸರಿ ಎಲ್ಲ ನಿಮ್ಮಿಂದಲಾದದ್ದು ಶುರು ಮಾಡಿದ್ರು ಧರ್ಮರಾಜನಿಗೆ ಎಲ್ಲ ಒಂದು ಕಡೆ ಆಳಿಗೊಂದು ಕಲ್ಲು ಹಾಕಿದಾಗ ಗೋಳಿಗೆ ಧರ್ಮದ ಎಲ್ಲ ಶಾಂತಿಯೇ ತುಂಬ ಶ್ರೇಷ್ಠವಾದದ್ದು ಅದೇ ಪ್ರತಿಪಾದನೆ ದ್ರೌಪದಿ ಹೇಳಿದ್ದು ಶಾಂತಿ ಶ್ರೇಷ್ಠವಾದದ್ದು ಯಾವಾಗ ಶಾಂತಿ ಕಾಲದಲ್ಲಿ ಶತ್ರುಗಳು ಪತ್ನಿಯ ಮಾನಕ್ಕೆ ಕೈ ಹಾಕಿದಾಗ ಶಾಂತಿ ಅಂತ ಹೇಳ್ತೀರಲ್ಲ ನಿಮಗೆ ಬುದ್ಧಿ ಇದೆಯೇ ಭೀಮಸೇನ ಹೇಳಿದ ಅರಣ್ಯವಾಸವೇ ಶ್ರೇಷ್ಠ ಶ್ರೇಷ್ಠ ಹಗಲೆಲ್ಲ ಹೇಳ್ತಾ ಇದ್ದೀಯಲ್ಲ ಅರಣ್ಯದಲ್ಲಿರುವ ಹುಲಿ ಕರಡಿ ಮೊದಲಾದ ಪ್ರಾಣಿಗಳಿಗೆಲ್ಲ ಮೋಕ್ಷವಾಗ್ತದೆಯೇ ಕಾಡಲ್ಲಿರ್ತಕ್ಕಂತಹ ಮರಗಿಡಗಳಿಗೆ ತಪಸ್ಸು ಮಾಡುವಂತೆ ನಿಂತಿರ್ತದೆ ಒಂದು ಮರ ನಿಮಗೆ ನೆರಳನ್ನು ಕೊಡ್ತದೆ ತಾನು ಬಿಸಿಲಲ್ಲಿ ನಿಲ್ತದೆ ಒಂಟಿ ಕಾಲದಲ್ಲಿ ತಪಸ್ಸು ಮಾಡಿದಂತೆ ಮರಗಿಡಗಳಿಗೆ ಮೋಕ್ಷವಾಗ್ತದೆಯೇ ಕ್ಷತ್ರಿಯನಿಗೆ ಅದೆಲ್ಲ ಹೇಳಿರುವುದು ಬ್ರಾಹ್ಮಣ ಧರ್ಮ ಬೇರೆ ಕ್ಷತ್ರಿಯನ ಧರ್ಮ ಬೇರೆ ಅಂತ ಪದೇ ಪದೇ ಪದೇ ಇವರು ಒಬ್ಬರಿಗಿಂತ ಒಬ್ಬರು ಧರ್ಮರಾಜನ ನಿಂದನೆ ಮಾಡ್ತಾರೆ ಈ ಸಂವಾದವನ್ನೆಲ್ಲ ನೀವು ತುಂಬಾ ಅಕ್ರೆಯಿಂದ ಓದಿಕೊಳ್ಳಬೇಕು ಭೀಮನ ದುಃಖ ಅನೇಕ ಅಧ್ಯಾಯಗಳನ್ನು ಬರೆದಿದ್ದಾರೆ ಅವೆಲ್ಲ ಓದುವುದು ನಮಗೆ ವೇಳೆ ಇಲ್ಲ ಕೈರಾತ ಪರ್ವತಕ್ಕೆ ಬಂದು ಪರ್ವಕ್ಕೆ ಬಂದಿದ್ದೇವೆ ಮೂವತ್ತೆಂಟನೇ ಅಧ್ಯಾಯ ಇದು ಕಿರಾತಾರ್ಜುನ ಕತೆ ಸಂಸ್ಕೃತದಲ್ಲಿ ಭಾರವಿ ಮಹಾಕವಿ ಪರಮಶಿವನನ್ನ ಅರ್ಜುನ ಒಲಿಸಿಕೊಂಡ ಕಥೆಯನ್ನು ಹೇಳಿದ್ದಾನೆ ಸಂಕ್ಷೇಪದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ ತಮಿಳು ವಿಲ್ಲಿ ಭಾರತದಲ್ಲಿ ಬಹಳ ಸುಂದರವಾದ ಭಾಗ ಕುಮಾರವ್ಯಾಸ ಭಾರತದಲ್ಲಿ ತೀರ ಸಪ್ಪೆಯಾದ ಭಾಗ ಈ ಕಥೆ ಹೇಗಿದೆ ಅಂದರೆ ಅರ್ಜುನ ಭಯಂಕರವಾದ ತಪಸ್ಸನ್ನು ಮಾಡ್ತಾನೆ ಪ್ರತಿಶ್ರುತಿ ವಿದ್ಯೆಯಿಂದ ಹಸಿವು ಅಡಿಗೆ ಹೋಯಿತು ಉದುರಿ ಬಿದ್ದ ಎಲೆಗಳನ್ನು ಮಾತ್ರ ಮೂರು ರಾತ್ರಿಗೊಮ್ಮೆ ನಾಲ್ಕೆಲೆ ಸ್ವೀಕಾರ ಮಾಡ್ತಾ ತಪಸ್ ಮಾಡುವುದು ಒಂದು ಕಡೆ ಕೂತು ಎರಡನೇ ತಿಂಗಳಲ್ಲಿ ಅಂಥದೇ ಎಲೆಗಳನ್ನು ಆರು ದಿವಸಕ್ಕೊಮ್ಮೆ ತಿಂತಾ ಇದ್ದ ಯಾವುದೋ ಗಿಡದಲ್ಲೇ ಬೇವಿನಲ್ಲಿಯೋ ಹಾಲಿನಲ್ಲಿಯೋ ಮಾವಿನಲ್ಲಿಯೋ ಒಣಗಿ ಬಿದ್ದ ಎಲೆಗಳ ತಿನ್ನುವುದು ವಾನಪ್ರಸ್ಥ ಮೂರನೇ ತಿಂಗಳಲ್ಲಿ ಅಂಥದೇ ಎಲೆಗಳನ್ನು ಹದಿನೈದು ದಿವಸಕ್ಕೊಮ್ಮೆ ತಿಂತಾ ಇದ್ದಾನೆ ನಾಲ್ಕನೇ ತಿಂಗಳಲ್ಲಿ ಒಂದು ತಿಂಗಳಿಗೆ ಒಮ್ಮೆ ಮಾತ್ರ ತಿಂತಾ ಇದ್ದಾನೆ ಐದನೇ ತಿಂಗಳಲ್ಲಿ ಅನ್ನವನ್ನು ಬಿಟ್ಟ ಎಲ್ಲ ಎಲೆಗೆರೆ ಬಿಟ್ಬಿಟ್ಟು ಕೇವಲ ವಾಯುಭಕ್ಷನಾಗಿ ಆರನೇ ತಿಂಗಳಲ್ಲಿ ಎಡಗಾಲಿನ ಪಾದಾಂಗುಷ್ಠವೊಂದನ್ನು ಮಾತ್ರ ಊರಿ ಭಗೀರಥನಂತೆ ನಿಂತುಕೊಂಡು ಬಲಗಾಲನ್ನು ಅರ್ಧ ಮಡಿಸಿ ಈ ಕಡೆ ನಿಲ್ಲಿಸಿ ಸೂರ್ಯನನ್ನು ನೋಡ್ತಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ ತನ್ನ ಸುತ್ತ ನಾಲ್ಕು ಕಡೆಯಲ್ಲಿ ಉರಿ ಬೆಂಕಿಯನ್ನು ಹಾಕಿಕೊಂಡು ಇದು ಪಾರ್ವತಿ ಪರಮಶಿವನನ್ನು ಒಲಿಸುವುದಕ್ಕೆ ಏನ್ ತಪಸ್ ಮಾಡಿದ್ಲು ಕುಮಾರಸಂಭವದ ಕಥೆ ಇಂಥ ಭಯಂಕರ ತಪಸ್ಸನ್ನು ಮಾಡಿದ್ದಾನೆ ಉಸಿರಾಟ ಒಂದು ಪ್ರಾಣಾಯಾಮ ಮಾಡ್ತಿದ್ದಾನೆ ಬಾಕಿದೇನೂ ಇಲ್ಲ ಇಂಥ ಸಂದರ್ಭದಲ್ಲಿ ಲೋಕವೆಲ್ಲ ಇವನ ತಪಸ್ಸಿನಿಂದ ಸುಡುವುದಕ್ಕೆ ಆರಂಭವಾಯಿತು ದೇವತೆಗಳು ಋಷಿಗಳು ಎಲ್ಲ ಹೋಗಿ ಅಯ್ಯೋ ಈ ಅರ್ಜುನನಿಗೆ ಒಲಿಯಬಾರದೆ ನೀನು ಪರಮಶಿವ ಹೋಗು ಹೋಗು ಎಂಬುದಾಗಿ ಅವನನ್ನು ಪ್ರಚೋದನೆ ಮಾಡಿದರು ಪ್ರಚೋದನೆ ಮಾಡುವಾಗ ಪರಮಶಿವ ಪಾರ್ವತಿಯನ್ನು ಕೇಳಿದ ಈಗ ನಾವು ಅವನ ಹತ್ರ ಹೋಗಬೇಕಾಗತ್ತೆ ಇಂದಿದ್ರೆ ಪ್ರಾಣ ಬಿಟ್ಬಿಡ್ತಾನವನು ಎಂಬುದಾಗಿ ಆ ಪರಮಶಿವನು ಪಾರ್ವತಿಯು ಒಂದು ರೂಪವನ್ನು ಹೊಂದಿದರು ಬೇಟೆಗಾರರ ವೇಷವನ್ನು ಹಾಕಿದರು ಪ್ರಮಥಗಣಗಳೆಲ್ಲ ಬೇಟೆಗಾರರಾಗಿಯೂ ಕೆಲವರು ನಾಯಿ ಬೇಟೆಗಾರ ನಾಯಿ ಇರುತ್ತಲ್ಲ ತಮಟೆ ಗಿಮಟೆ ಹೊಡೆಯುತ್ತಾ ಆ ಕಾಡಲ್ಲಿ ಬರ್ತಾ ಇದ್ದಾರೆ ಇವನು ಒಂದು ಕಡೆ ನಿಂತಿದ್ದಾನೆ ಪಂಚಾಗ್ನಿ ಇಲ್ಲಿ ತಮಿಳು ಭಾರತದಲ್ಲಿ ವರ್ಣನೆ ಮಾಡ್ತಾರೆ ಅವನನ್ನ ಅಗ್ನಿ ಕೂಡ ಸುಡಲಿಲ್ಲ ಯಾಕೆ ಸುಡಲಿಲ್ಲ ಅಂದ್ರೆ ಭಾವಾರ್ಥ ಹೇಳ್ಬಿಡ್ತೇನೆ ದ್ರೌಪದಿ ಅಗ್ನಿಯಲ್ಲೇ ಹುಟ್ಟಿದವಳು ಕಾಂಡವವನವನ್ನು ಸುಡುವಾಗ ಅಗ್ನಿ ಇವನಿಗೆ ಸಹಾಯ ಮಾಡಿದ್ದ ಅಗ್ನಿಗೆ ಅರ್ಜುನ ಮತ್ತು ಅಗ್ನಿ ಅವನಿಗೆ ಗಾಂಡೀವಾಗಿ ಬಿಲ್ಲುಗಳನ್ನು ಕೊಟ್ಟಿದ್ದ ಅಂತ ಸುತ್ತ ಇದ್ದ ಬೆಂಕಿಯು ತಣ್ಣಗಾಗಿ ಅರ್ಜುನನನ್ನು ಕಾಪಾಡಿದರು ಅಂತ ಬಹಳ ಸುಂದರವಾದ ಪದ್ಯ ವರ್ಣನೆ ಮಾಡ್ತಾರೆ ಆಗ ಒಂದು ಆಶ್ಚರ್ಯವಾಯಿತು ಅರ್ಜುನನನ್ನು ಕೊಲ್ಲಬೇಕು ಅಂತ ಒಂದು ಹಂದಿ ಭಯಂಕರ ರೂಪದಲ್ಲಿ ಅವನ ಕಡೆಗೆ ಕೋರೆ ಹಲ್ಲುಗಳನ್ನು ಎತ್ತಿಕೊಂಡು ಓಡಿ ಬಂದಿತು ಇದು ಜಗದೀಶ್ವರ ಶಿವ ಸೃಷ್ಟಿಸಿದ ಮಾಯೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಆದರೆ ತಮಿಳು ಭಾರತದಲ್ಲಿ ಇವನು ಮೂಕ ಎಂಬ ಅಸುರ ದುರ್ಯೋಧನ ಪ್ರೇರಿತನಾಗಿ ಕಾಡಿನಲ್ಲಿ ಅರ್ಜುನನನ್ನು ಕೊಲ್ಲುವುದಕ್ಕೆ ಕಳುಹಿಸಲ್ಪಟ್ಟಿದ್ದ ಅಂತ ಹೇಳಿದ್ದಾರೆ ಇದನ್ನು ಮೂಕಾಂಬಿಕೆ ಕಥೆ ಗಂಟಾಗ್ತಾರೆ ಕೆಲವರು ಅದು ನಮಗೆ ಗೊತ್ತಿಲ್ಲ ಈ ಕಥೆಗೂ ಅದಕ್ಕೂ ಏನು ಸಮ ಮೂಕ ಅಂತ ಒಬ್ಬ ಅಸುರ ಆದ್ರೆ ಅಸುರರೆಲ್ಲ ಮೂಕರಲ್ಲ ಯಾವನೋ ಒಬ್ಬ ಅಸುರ ಮೂಕ ಹೆಸರೇ ಅಸುರ ಕೊಲ್ಲಬೇಕು ಅಂತ ಬಂದಾಗ ಅರ್ಜುನ ತನ್ನ ತಪಸ್ಸನ್ನ ಕೊಂಚ ನಿಲ್ಲಿಸಿದ ಅಲ್ಲಿಂದ ಆಚೆಗೆ ತಪಸ್ಸು ಬೇಕಾಗಲಿಲ್ಲ ಗಾಂಡೀವನ್ನೆತ್ತಿಕೊಂಡು ಬಾಣ ಪ್ರಯೋಗ ಮಾಡಿ ಇನ್ನೇನು ಹೂಡಿ ಬಿಡಬೇಕನ್ನೋ ಅಷ್ಟರಲ್ಲಿ ಆ ಕಡೆಯಿಂದ ಬೇಟೆಗಾರನು ಬಂದ ಪರಮಶಿವ ಆವೇಶದಲ್ಲಿ ಇದು ನನ್ನ ಲಕ್ಷ್ಯ ನಾ ಮೊದಲೇ ಗುರಿ ಹೂಡಿಬಿಟ್ಟಿದ್ದೇನೆ ಅದರ ಮೇಲೆ ಬಾಣ ಬಿಡಬೇಡ ಅಂತ ಅರ್ಜುನನಿಗೆ ಹೇಳಿದ ಆದ್ರೆ ಅರ್ಜುನ ಹೇಳಿದೆ ಇದು ನನ್ನ ಕಡೆಗೆ ಬರ್ತಾ ಇದೆ ಅದರ ಗುರಿ ನಾನಾದ್ರಿಂದ ನಾನೇ ಬಾಣ ಬಿಡಬೇಕು ಇದು ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾ ಇಬ್ಬರೂ ಬಾಣ ಪ್ರಯೋಗ ಮಾಡಿದ್ರು ಒಬ್ಬ ಬೆನ್ನ ಕಡೆಯಿಂದ ಒಬ್ಬ ಮೂಗಿನ ಕಡೆಯಿಂದ ಬಾಣ ಬಿಟ್ಟ ಒಟ್ಟಿಗೆ ಹಂದಿ ಸತ್ತು ಹೋಯಿತು ಎರಡೂ ಬಾಣ ಬಿಟ್ಟು ಆಮೇಲೆ ತಕರಾರು ಎದ್ದಿತು ಯಾರ ಬಾಣದಿಂದ ಸತ್ತಿತು ಜಿಜ್ಞಾಸೆ ಅರ್ಜುನ ಹೇಳಿದ ನನ್ನ ಬಾಣದಿಂದ ಸತ್ತಿತು ಕಿರಾತ ಹೇಳಿದ ಇಲ್ಲ ನನ್ನ ಬಾಣದಿಂದಲೇ ಸತ್ತಿತು ಅದು ಜಗಳ ನಡೀತು ರೆಫರಿಗಳಿಲ್ಲ ಏನೂ ಇಲ್ಲ ಕ್ರಿಕೆಟ್ ಆಟದಂತೆ ಇದು ಮೂರನೇ ರೆಫರಿ ಇಲ್ವಲ್ಲ ಏನ್ ಮಾಡೋದು ಏನ್ ಮಾಡೋದು ಕೊನೆಯಲ್ಲಿ ಪರಮಶಿವ ಹೇಳಿದ ಇದು ನಿಶ್ಚಯ ಆಗಬೇಕಾದ್ರೆ ನಾನು ನೀನು ಯುದ್ಧ ಮಾಡೋಣ ಯಾರು ಹೆಚ್ಚು ಶಕ್ತಿವಂತರು ನೋಡೋಣ ಎಂಬುದಾಗಿ ತೆಗಿ ನೀನು ಬಿಲ್ಲು ಬಾಣ ಏನಿದೆಯೋ ಗಾಂಡೀವವನ್ನು ತೆಗೆದ ಅಕ್ಷಯ ಬತ್ತಳಿಕೆ ಬಾಣ ಬತ್ತದೇ ಇರುವಂತಹ ಬತ್ತಳಿಕೆ ಕೊಟ್ಟಿದ್ದಾನೆ ಅಗ್ನಿ ಪರಮಶಿವನು ತನ್ನ ಪಿನಾಕವನ್ನೆತ್ತಿದ ಜಗತ್ತು ಪ್ರಳಯವಾಗುವಾಗ ತೆಗೆಯತಕ್ಕಂಥ ಮಹಾರುದ್ರಧನುಸ್ಸದು ಬಾಣಪ್ರಯೋಗ ಆಗ್ತಾ ಆಗ್ತಾ ಅರ್ಜುನ ಕೈ ಹಾಕ್ತಾ ಇಳಿತಾ ಇದ್ದಾನೆ ಕ್ರಮೇಣ ಬತ್ತಳಿಕೆ ಖಾಲಿಯಾಯಿತು ಅಕ್ಷಯ್ ತೋಣಿರ ಹೋಯಿತು ಕತ್ತಿ ಎತ್ತಿಕೊಂಡ ಒಂದೇಟ್ ಹಾಕಿದ ಕತ್ತಿ ಪುಡಿಪುಡಿಯಾಯಿತು ಬಿಲ್ಲಿನ ಕೊಪ್ಪರಿಗೆ ಇದ್ದರೆ ಕಿರಾತನ ಮೈಗೆ ಹೊಡೆದ ಏನೂ ಗಾಯವಾಗಲಿಲ್ಲ ಸಿಕ್ಕ ಕಲ್ಲು ಗುಂಡು ಮರ ಎಲ್ಲ ಹನುಮಂತನಂತೆ ಎತ್ತಿ ಎತ್ತಿ ಕಿರಾತನ ಮೇಲೆ ಹಾಕ್ತಾ ಇದ್ದಾನೆ ಏನೂ ಪರಿಣಾಮ ಮಾಡಲಿಲ್ಲ ಆಗ ಹೇಳ್ದ ಏ ಕಿರಾತ ಸ್ವಲ್ಪ ತಾಳು ನನ್ನ ದೇವತೆಯನ್ನು ಪೂಜೆ ಮಾಡಿ ಬರ್ತೇನೆ ಅಂತ ಅಲ್ಲಿ ಮಣ್ಣಿನ ಒಂದು ಶಿವಲಿಂಗಾಕೃತಿಯನ್ನ ಹೊಳದ ದಡದಲ್ಲಿ ಮಾಡಿ ಅದಕ್ಕೆ ಬಿಲ್ಲು ಪತ್ರೆ ಪುಷ್ಪಾದಿಗಳನ್ನೆಲ್ಲ ಅರ್ಚಿಸಿ ಆಮೇಲೆ ಕಣ್ಣು ಬಿಟ್ಟು ನೋಡ್ತಾನೆ ಅದೆಲ್ಲ ಶಿವನ ಕೊರಳಿನಲ್ಲಿ ಕೂತಿದೆ ಕೂತ ಮೇಲೆ ಸ್ವಾಮಿ ನನ್ನ ಅಪರಾಧವನ್ನು ಮನ್ನಿಸುವಂತ ಆ ಪರಮಶಿವನ ಕಾಲಿಗೆ ಬಿದ್ದು ಸ್ತೋತ್ರವನ್ನು ಮಾಡ್ತಾನೆ ಕಿರಾತಾರ್ಜುನೀಯ ಕಾವ್ಯ ಸಂಸ್ಕೃತ ಕಾವ್ಯಗಳಲ್ಲಿ ಬಹಳ ಕಷ್ಟವಾದ ಕಾವ್ಯ ಅರ್ಥ ಮಾಡುವುದಕ್ಕೆ ಭಾರವೇನರ್ಥ ಗೌರವಂ ಪಂಚಮಹಾಕಾವ್ಯಗಳಲ್ಲಿ ಕಿರಾತಾರ್ಜುನಿಯ ಒಂದು ಕಾವ್ಯ ಅದಾದ ಮೇಲೆ ಅವನಿಗೆ ತುಂಬಾ ಸಂತೋಷಪಟ್ಟು ಪರಮಶಿವ ಹೇಳಿದ ಇಲ್ಲ ನಿನ್ನ ಭಕ್ತಿಯನ್ನ ಪರೀಕ್ಷೆ ಮಾಡುವುದಕ್ಕೆ ಹೀಗೆ ಮಾಡಿದೆ ಅಯ್ಯೋ ನಿನ್ನ ಮೈಯನ್ನ ಹೊಡೆದು ಬಿಟ್ನಲ್ಲ ಗುದ್ದು ಬಿಟ್ನಲ್ಲ ಗಾಯ ಮಾಡಿದನಲ್ಲ ಪರಮೇಶ್ವರ ಹೇಳಿದ ನಿನ್ನ ಆಲಿಂಗನ ಕೋಷ್ಟ ಹೇಗೆ ಮಾಡಿದನಪ್ಪ ನನ್ನ ಮಗು ನೀನು ಇಂದ್ರನ ಪುತ್ರ ಅಲ್ಲವೇ ತಂದೆಗೆ ನೀನು ಮಾಡಿದ್ದೆ ಅಂತ ತಪ್ಪಿಲ್ಲ ಅಂತ ಹೇಳಿ ಪಾರ್ವತಿ ಮುಖವನ್ನು ನೋಡಿದ ಇವನಿಗೆ ಯಾವ್ದು ಕುಡುಕಲಾಮ ಪಾರ್ವತಿ ಹೇಳಿದಳು ವೇಂಡಿದ್ದೆಲ್ಲ ಅಂತರು ಏನ್ ಬೇಕೋ ಕೊಡಿ ಅಂತ ಹೇಳಿದಾಗಿ ಪರಮೇಶ್ವರ ಹೇಳಿದ ಯಾರ ಕೈಯಲ್ಲಿ ಇಲ್ಲದೆ ಇದ್ದಂತಹ ಅಸ್ತ್ರವನ್ನು ಕೊಡ್ತೇನೆ ಇದು ಭೀಷ್ಮನಲ್ಲಿಲ್ಲ ಇದು ದ್ರೋಣನಲ್ಲಿಲ್ಲ ಇದು ನೈ ತದ್ವೇದ ಮಹೇಂದ್ರೋಪಿ ಹದಿನಾರನೇ ಶ್ಲೋಕ ಒಂದು ರೆಫರೆನ್ಸ್ಗೋಸ್ಕರ ಚತ್ವಾರಿಂಶ ನಲವತ್ತನೇ ಅಧ್ಯಾಯದಲ್ಲಿ ದದಾಮಿ ತೇಸ್ತ್ರಂ ದಯಿತಂ ಅಹಂ ಪಾಶುಪತಂ ವಿಭೋ ಪಾಶುಪತಾಸ್ತ್ರ ಕೊಡ್ತೇನೆ ಪಶುಪತಿಯಾದ ನಾನೇ ತಯಾರು ಮಾಡಿದ ಅಸ್ತ್ರ ಇದು ನನ್ನ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು ನಿಮ್ಮ ದ್ರೋಣಾಚಾರ್ಯರಿಗೂ ಗೊತ್ತಿಲ್ಲ ಸಮರ್ಥೋಧಾರಣೆ ಮೋಕ್ಷೆ ಸಂಹಾರೇ ಚಾಸಿ ಪಾಂಡವ ಈ ಬಾಣವನ್ನ ಈ ಅಸ್ತ್ರವನ್ನ ಈ ಮಿಸೈಲ್ ಇದು ಪ್ರಯೋಗ ಮಾಡುವುದಕ್ಕೆ ಎತ್ತುವುದಕ್ಕೆ ತೂಗುವುದಕ್ಕೆ ನಿನಗೆ ಶಕ್ತಿ ಇದೆ ಅಂತ ಪರೀಕ್ಷೆ ಮಾಡಿದೆ ನಿನಗೆ ಶಕ್ತಿ ಇದೆ ನೈ ತದ್ವೇದ ಮಹೇಂದ್ರೋಪಿ ನ ಯಮೋ ನ ಚಕ್ಷರಾಟಿ ಕುಬೇರ್ನ ಗೊತ್ತಿಲ್ಲ ಇಂದ್ರನಿಗೆ ಗೊತ್ತಿಲ್ಲ ಯಮನಿಗೆ ಗೊತ್ತಿಲ್ಲ ವರುಣೋಪ್ಯಥವಾ ವಾಯು ಕೃತೋ ವೇತ್ಸಂತಿಮಾನ ಕುತೋ ಸಂತಿಮಾನವಾಹ ಯಾರಿಗೂ ಗೊತ್ತಿಲ್ಲದೆ ಅಸ್ತ್ರ ಇದು ಅದನ್ನು ಕೊಡ್ತೇನೆ ಇದನ್ನು ಕೊಟ್ಟ ಮೇಲೆ ದೇವತೆಗಳೆಲ್ಲ ಬರ್ತಾರೆ ನಾನೇ ಕೊಟ್ಟೆ ಅಂತ ತಿಳ್ಕೊಂಡು ಆ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ತಾವಾಗಿ ಏನೇನು ಕೊಡ್ತಾರೆ ನೋಡಿ ಈಗ ಅಂತ ಹೇಳುವಷ್ಟರಲ್ಲಿ ಇಂದ್ರ ಬಂದ ತನ್ನ ಅಸ್ತ್ರವನ್ನು ಕೊಟ್ಟ ಕುಬೇರ ಬಂದ ಅಸ್ತ್ರವನ್ನು ಕೊಟ್ಟ ವಾಯು ಬಂದ ವಾಯುವ್ಯಾಸ್ತ್ರ ಕೊಟ್ಟ ಅಗ್ನಿ ಬಂದ ಯಾಸ್ತ್ರ ಕೊಟ್ಟ ದ್ರೋಣರು ಉಪದೇಶ ಮಾಡದೆ ಇದು ಎಲ್ಲ ಅಸ್ತ್ರಗಳು ಬಂದು ಸೇರಿಬಿಡ್ತು ಅದೆಲ್ಲದರ ಬೀಗಿದ ಕೈ ಪರಮಶಿವನಲ್ಲಿತ್ತು ಇವನು ದೇವ ಸೇನಾಧಿಪತಿ ಆದ್ದರಿಂದ ಸೇನಾಧಿಪತಿ ಕೊಟ್ಟ ಮೇಲೆ ಎಲ್ಲರೂ ಅಸ್ತ್ರಗಳನ್ನು ಕೊಟ್ಟರು ಪಾರ್ವತಿ ಹೇಳಿದಳು ನೀವೆಲ್ಲ ಕೊಟ್ಟ ಮೇಲೆ ನಾನು ಒಂದು ಕೊಡಬೇಡವೆ ಕೊಡು ಒಂದು ಕೊಡು ಯಾರು ಬೇಡ ಅಂದರು ಅವಳು ಹೇಳಿದಳು ಇಲ್ಲ ನಾನು ಒಂದು ಅಸ್ತ್ರ ತಯಾರು ಮಾಡಿದ್ದೇನೆ ನೀನಲ್ಲಿ ಮಾಡಿದೆ ನಾ ದುರ್ಗೆ ಅಲ್ಲವೇ ಅಂದ್ಲು ಅವಳು ನಾನು ಬರೀ ಪಾರ್ವತಿ ಅಲ್ಲ ನಾನು ಬರೀ ದಾಕ್ಷಾಯಣಿ ಅಲ್ಲ ನಾನು ದುರ್ಗಾದೇವಿ ಇದ್ದೇನೆ ನನ್ನ ಆಯುಧ ಇದೆ ನೋಡಿ ನಾನು ಒಂದು ಕೊಡ್ತೇನೆ ಅಂತ ಅಂಜಲಿಕಾಸ್ತ್ರ ಎಂಬುವ ಇನ್ನೊಂದು ಅಸ್ತ್ರವನ್ನು ಕೊಟ್ಟಳು ಅಂಜಲಿಕಾಸ್ತ್ರ ಆ ಅಂಜಲಿಕಾಸ್ತ್ರದಿಂದ ಮುಂದೆ ಸೈಂಧವನ ತಲೆಯನ್ನು ಹಾರಿಸ್ತಾನೆ ಅರ್ಜುನ ಪಾಶುಪತಾಸ್ತ್ರವನ್ನು ಉಳಿಸಿಕೊಂಡ ಇನ್ನೊಂದು ಎಮರ್ಜೆನ್ಸಿಗೆ ಇರಲಿ ಅಂತ ಅದಕ್ಕೆ ಅವಕಾಶ ಬರಲಿಲ್ಲ ಕೆಲವರು ಪಾಶುಪತಾಸ್ತ್ರದಿಂದಲೇ ಸುಮಾರು ಮಾಡಿದ ಅಂತ ಹೇಳ್ತಾರೆ ಕಿರಾತಾರ್ಜುನಿಯ ಈ ಪ್ರಸಂಗ ನಡೆದದ್ದು ಇಂದ್ರಕೀಲದಲ್ಲಿ ಅದಾದ ಮೇಲೆ ಮಾಥಲಿ ಬಂದ ದೇವೇಂದ್ರ ಸಾರಥಿ ಬಂದವನೇ ಅರ್ಜುನ್ ನಮಸ್ಕಾರ ಮಾಡಿದ ಏನೋ ದೇವಲೋಕದಿಂದ ಯಾಕೋ ಬಂದೆ ಅಂದ್ರೆ ನಿಮ್ಮ ತಂದೆಯವ್ರು ನೋಡಬೇಕು ಅಂತ ಆಶೆ ಪಡ್ತಾರೆ ಇಂದ್ರ ಮಹಾರಾಜರು ದೇವಲೋಕಕ್ಕೆ ಬರಬೇಕಂತ ಎಂಬುದಾಗಿ ಕರ್ಕೊಂಡು ಹೋದ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸನ ನಾಳೆ ಊರ್ವಶಿ ಪ್ರಸಂಗ ಅಂದ್ರೆ ಇಷ್ಟೊಂದು ಪರೀಕ್ಷೆ ವನಪರ್ವದ ತುಂಬಾ ಪಾಂಡವರಿಗೆ ಪರೀಕ್ಷೆ ಮೊದಲನೇ ಪರೀಕ್ಷೆ ಶಿವ ಪರೀಕ್ಷೆ ಎರಡನೇದು ಇಂದ್ರಿ ನಿಗ್ರಹ ಪರೀಕ್ಷೆ ಊರ್ವಶಿ ಪರೀಕ್ಷೆ ಕೊನೆಯಲ್ಲಿ ಯಮ ಪರೀಕ್ಷೆ ಈ ಪರೀಕ್ಷೆ ಎಲ್ಲ ಗೆದ್ದು ಪರಮ ಸಾತ್ವಿಕರು ಅಂತ ಅನಿಸಿಕೊಂಡ ಮೇಲೆ ಕೃಷ್ಣ ಹೇಳ್ತಾನೆ ನಿಮ್ಮನ್ನು ನಾನು ಕೈ ಹಿಡಿದೆ ಇನ್ಮೇಲೆ ನನ್ನ ಉದ್ಯೋಗ ನಿಮ್ಮ ನಿರುದ್ಯೋಗ ಅಂತ ಹೇಳಿದ ಎಂಬಲ್ಲಿಗೆ ಇವತ್ತು ಶಾಸನ ಮಾಡ್ತಿದ್ದೇವೆ ಕಥೆ ಬಹಳ ಹೋಗಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳಬೇಡಿ ವನಪರ್ವತದ ಗೋಳೆ ಹೀಗೆ ಮುಂದೆ ಹೋಗುವುದೆಲ್ಲ ಕಥೆ ಅಲ್ಲಿ ತತ್ವಗಳೆಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೇಳಿ ಇವತ್ತು ಸ್ಪ್ಯಾಮ್ ಮಾತ್ರ ಬಹಳ ಆಗಿದೆ ಪುಸ್ತಕ ಕೈಲಿದ್ದವ್ರಿಗೆ ಗೊತ್ತು ಇದಾದ ಮೇಲೆ ನಾಳೆಯ ಊರ್ವಶಿ ಪ್ರಸಂಗ ಬೇಗ ಮುಗಿಸಿಬಿಡ್ತೇನೆ ನಾಳೆ ತಪ್ಪಿಸ್ಕೋಬೇಡಿ ಭಾನುವಾರ ಇಲ್ಲ ಅಂತ ನಾಳೆ ನಿಮಗೆಲ್ಲರಿಗೆ ಪ್ರಿಯವಾದ ನಳೋಪಾಖ್ಯಾನ ನಳದ ಮಯಂತಿ ಕಥೆ ಆದಷ್ಟು ವಿಸ್ತಾರವಾಗಿ ಹೇಳ್ತೆ ಪ್ರಾಯಶಃ ಒಂದೂವರೆ ಗಂಟೆ ಕಾಲ ನಳೋಪಾಖ್ಯಾನ ನಡೆಯುತ್ತೆ ಆಮೇಲೆ ಮುಂದೆ ಬೇರೆ ಬೇರೆ ಕಥೆಗಳು ಕೇಳಿ ಸಂತೋಷ ಪಡಬೇಕು ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ತಾಯ ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಬ್ರಹ್ಮಾದಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮಾ ಪಂಡಿತಂ ಊರ್ಧ್ವಬಾಹು ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಜೀವಿತಸ್ಯಾಪಿ ಸುಖ ದುಃಖೇ ತ್ವನಿತ್ಯ ಹೇ ಜೀವೋ ನಿತ್ಯ ಹೇ ಜ್ವರಸ್ಯ ತ್ವನಿತ್ಯ ಕಾಷ್ಟಂ ವೇದಂ ಇಮಂ ವಿದ್ವಾನ್ ಶ್ರಾವಯಿತ್ವಾರ್ಥಮಶ್ನುತೆ ನಿಯಮಸ್ಥ ಶುಚಿಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् स्वस्य प्रजाभ्य परिपालयन्ताम् न्यायेन मार्गेण महीम् महिषाः गो ब्राह्मणेभ्य शुभोऽस्व नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्